आचार्यः कवितार्किककेसरी वेदान्ताचार्यवर्यो मे सन्निधत्ताम् सदा हृदि ज्ञानानन्दमयम् देवम् निर्मलस्फटिकाकृतिम् आधारम् सर्वविद्यानाम् भजक्रियमुपास्महे व्यासम् वसिष्ठनप्तारम् शक्तेः पौत्रमकल्मषम् पराशरात्मजम् वन्दे शुभतातन्तपोनिधिम् सम्यङ्न्यायकलापेन महता भारतेन च उपब्रह्मितवेदाय नमो व्यासाय विष्णवे नमोऽस्तु ते व्यासविशालबुद्धे पुल्लारविन्दायतपत्रनेत्र येन त्वया भारततैलपूर्णः प्रज्वालितो ज्ञानमयप्रदीपः जडान्दवधिरोन्मत्तम् तमोभूतम् जगद्भवेत् यदि ज्ञानहुताशेन त्वयानोज्ज्वलितम् भवेत् तमसान्धस्य लोकस्य वेष्टितस्य स्वकर्मभिः ज्ञानाञ्जनशलाकाभिः बुद्धिः नेत्रोत्सवकृतः ಧರ್ಮಾರ್ಥಕಾಮೋಕ್ಷಾರ್ಥೈ ಸಮಾಸವ್ಯಾಸಕೀರ್ತನೈ ತ್ವಯಾ ಭಾರತಸೂರ್ಯೇಣ ನೃಣಾಂದಿನಿ ಹತಂತಮ ಪ್ರಪನ್ನ ಪಾರಿಜಾತಾಯ ವೇತ್ಸತೋತ್ತೈಕಪಾಣೇ ಜ್ಞಾನಮುದ್ರಾಯ ಕೃಷ್ಣಾಯ ಗೀತಾಮೃತದುಹೇ ನಮಃ ಕೃಷ್ಣಂ ಕಮಲಪತ್ರಾಕ್ಷಂ ಪುಣ್ಯಶ್ರವಣಕೀರ್ತನಂ जगद्योनिम् नौमि नारायणम् हरिम् कृष्णाय यादवेन्द्राय ज्ञानमुद्राय योगिने नाथाय रुक्मिणीशाय नमो वेदान्तवेदने पाराशर्यवचः सरोजममलम् गीतार्थगन्धोत्कटम् नानाख्यानककेसरम् हरिकथा सम्बोधनाबोधितम् लोके सज्जनषट्पदैरहरः पेपीयमानम् मुदा भूयाद्भारतपङ्कजम् कलिमलप्रध्वंसनश्रेयसे द्वैपायनोष्ठपुटनिःसृतमप्रमेयम् पुण्यम् पवित्रमतपापहरम् शिवम् च यो भारतम् समधिगच्छति वाच्यमानम् किन्तस्य पुष्करजलैरभिषेचनेन यो गोशतम् कनकशङ्गमयम् ददाति विप्राय वेदविदुषे सुबहुश्रुताय पुण्याम् च भारतकथाम् सततम् शृणोति तुल्यम् फलम् भवति तस्य तदस्य चैव धर्मे चार्थे च कामे च मोक्षे च भरतर्षभ यदि हास्य तदन्यत्र यन्नेहास्य न कुत्रचित् महत्वाद्भारवत्वाच्च महाभारतमुच्यते निरुत्तमस्य यो वेदा सर्वपापैः प्रमुच्यते युधिष्ठिरो धर्ममयो महाद्रुमः स्कन्धोऽर्जुनो भीमसेनोऽस्य शाखाः माद्रीसुतौ पुष्पफले समृद्धे मूलम् कृष्णो ब्रह्म च ब्राह्मणाश्च धर्मो विवर्धति युधिष्ठिरकीर्तनेन त्रिकोदरकीर्तनेन शत्रुर्विनश्यति कीर्तनेन माद्रीसुतौ कथयताम् न भवन्ति रोगाः भीष्मद्रोणकटा जयद्रतजला गान्धारनीलोपला शल्यग्राहवती कृपेण वहिनी कर्णेन वेलाकुला अश्वत्थामविकर्णघोरमकला दुर्योधनावर्तिनी सोत्तीर्णा खलु पाण्डवैर्णनदि कैवर्तके केशवे श्रीकृष्णाय परब्रह्मणे नमः नारायणम् नमस्कृत्य नरम् चैव नरोत्तमम् देवीम् सरस्वतीम् व्यासम् ततो जयमुदीरयेत् नारायणम् नमस्कृत्य नरम् चैव नरोत्तमम् देवीम् सरस्वतीम् व्यासम् ततो जयमुदीरयेत् ಶ್ರೀಕೃಷ್ಣಾಯ ಪರಬ್ರಹ್ಮಣೇ ನಮಃ ತಮಗೆಲ್ಲರಿಗೂ ವಂದನೆಗಳು ಮಹಾಭಾರತ ಯುದ್ಧ ಆರಂಭವಾಯಿತು ನೀವೆಲ್ಲ ನಿರ್ವಿಘ್ನವಾಗಿ ಬಂದು ಸೇರಿದ್ದೀರಿ ಯುದ್ಧದಲ್ಲಿ ಸತ್ಯಕ್ಕೆ ಜಯ ಎಂಬುದು ಸಿದ್ಧವಾಯಿತು ಬಹಳ ದೂರದ ಕಥೆಯನ್ನು ಇವತ್ತು ಬೆಳೆಸಬೇಕಾಗಿದೆ ಉದ್ಯೋಗ ಪರ್ವದ ಕೊನೆಯಲ್ಲಿ ಎರಡು ಉಪಪರ್ವಗಳಿವೆ ಒಂದು ಸೈನ್ಯ ನಿರ್ಯಾಣ ಪರ್ವ ಇನ್ನೊಂದು ಅಂಬೋಪಾಖ್ಯಾನ ಪರ್ವ ಸೈನ್ಯ ನಿರ್ಯಾಣ ಅಂದರೆ ಯುದ್ಧವೇ ನಿಶ್ಚಯವಾಯಿತು ಕೃಷ್ಣರಾಯಭಾರ ವ್ಯರ್ಥವಾಯಿತು ಕೌರವ ಸೈನ್ಯ ಈಗಾಗಲೇ ಕುರುಕ್ಷೇತ್ರದ ಕಡೆಗೆ ಹೊರಟಿದೆ ಮೇಲಿನಿಂದ ಕೆಳಗೆ ಹರಿಯುವ ಆ ಏಳು ನದಿಗಳು ಸಪ್ತ ಸಿಂಧುಗಳು ಆಯಕಟ್ಟಾದ ಮೇಲಿನ ಭಾಗವನ್ನು ಕೌರವ ಸೈನ್ಯ ಹಿಡ್ಕೊಂಡ್ಬಿಟ್ಟಿದೆ ಹೋಗಿ ನದಿ ಪ್ರವಾಹ ಕೆಳಕ್ಕೆ ಬರೋ ಜಾಗದಲ್ಲಿ ಪಾಂಡವರು ಸೈನ್ಯವನ್ನು ನಿಲ್ಲಿಸ್ಕೊಳ್ಬೇಕು ಸ್ವಲ್ಪ ತಡ ಮಾಡಿದರು ಪಾಂಡವರು ಪ್ರವಾಹ ಹೆಚ್ಚಾದರೆ ಪಾಂಡವ ಸೈನ್ಯ ಶಿಬಿರ ಕೊಚ್ಚಬೇಕು ಆದರೆ ಸಮೃದ್ಧಿ ಇರುವುದು ಪಾಂಡವರ ಕಡೆಗೆ ನೀರು ನೆರಳು ಮೊದಲಾದವು ಯಾರು ಯಾವ ಜಾಗ ನಮಗಿರಲಿ ಅಂತ ಆರಿಸಿಕೊಂಡ್ರು ಸರಿಯಾದವರು ಸರಿಯಾದ ಜಾಗವನ್ನೇ ದೇವರು ಕೊಡ್ತಾನೆ ನೋಡ್ತಾ ಇದ್ದೀರಲ್ಲ ತಡವಾಗಿ ಬಂದ್ರಂತಿಲ್ಲ ಬೇಗ ಬಂದ್ರಿ ಅಂತಿಲ್ಲ ಜಾಗ ಹಿಡ್ಕೊಳ್ಳೋದ್ರ ಮೇಲೆ ಯುದ್ಧದಲ್ಲಿ ಜಯಾಪಜಯವನ್ನು ನಿರ್ಣಯ ಮಾಡೋಕ್ಕಾಗೋದಿಲ್ಲ ಹೀಗಾಗಿ ಈ ಸೈನ್ಯ ನಿರ್ಯಾಣದ ಪರ್ವದಲ್ಲಿ ನಾನು ಹೆಚ್ಚು ಹೇಳುವ ವಿಷಯ ಇಲ್ಲ ಎರಡನೇದು ಅಂಬೋಪಾಖ್ಯಾನ ಪರ್ವದಲ್ಲಿ ಕಥೆಯೆಲ್ಲ ಹೇಳಿದ್ದೇನೆ ಪುತ್ರಿಯರಲ್ಲಿ ಮೊದಲನೇವಳಾದ ಅಂಬೆಯನ್ನು ತಮ್ಮನಿಗೆಂಬುದಾಗಿ ವಿಚಿತ್ರ ವೀರನಿಗೆ ಅಂತ ಅಪಹಾರ ಮಾಡಿಕೊಂಡ ಬಂದು ಭೀಷ್ಮ ಅವಳನ್ನು ನಿರ್ಗತಿಕ ಮಾಡಿದ ಸ್ಥಿತಿ ಅದು ಪ್ರತಿಜ್ಞೆ ಅಡ್ಡವಾಯಿತು ಮತ್ತೊಂದಾಯಿತು ಏನೇ ಕಾರಣ ಕೊಡಲಿ ವಿನಾಕಾರಣ ಒಬ್ಬ ಕನ್ಯೆಗೆ ಅವಳ ಜೀವನವನ್ನು ಹಾಳು ಮಾಡಿದ್ದು ಪಾಪ ಭೀಮನ ವಿಶ್ವನ ತಲೆ ಕಟ್ಟಿತು ಅವಳು ಅನೇಕ ಜನ್ಮಗಳನ್ನೆತ್ತಿ ಕೊನೆಯಲ್ಲಿ ಈಗ ಶಿಖಂಡಿಯಾಗಿ ದೃಪದನ ಮನೆಯಲ್ಲಿ ಹುಟ್ಟಿದ್ದಾಳೆ ಭೀಷ್ಮನ ಮರಣಕ್ಕೋಸ್ಕರ ಕಾಯುತ್ತಾ ಇದ್ದಾಳೆ ಪಾಂಡವ ಸೈನ್ಯದಲ್ಲಿ ಒಂದು ಸೇನಾ ನಾಯಕತ್ವ ವಹಿಸಿ ಆ ಕಥೆಯನ್ನು ಒಂದು ಉಪಪರ್ವದ ತುಂಬ ವೇದವ್ಯಾಸರು ಬರೆದಿದ್ದಾರೆ ಅದನ್ನು ನಾನು ಹೆಚ್ಚು ಹೇಳುತ್ತೆ ಹೇಳೋದಕ್ಕೆ ಹೋಗೋದಿಲ್ಲ ಪಾಂಡವರ ಕಡೆ ಸೇನಾಧಿಪತಿ ಯಾರಾಗಬೇಕು ಅಂತ ಒಂದು ಪ್ರಶ್ನೆ ಎದ್ದಿತು ಎಲೆಕ್ಷನ್ ಟೈಮ್ ಬಂದರೆ ಶುರುವಾಗ್ತದಲ್ಲ ಭಾವಿ ಪ್ರಧಾನಿ ಯಾರು ಭಾವಿ ಅಧ್ಯಕ್ಷ ಯಾರು ಇದು ಇಂಗ್ಲಿಷಲ್ಲಿ ಲಾಬಿಯಿಂಗ್ ಅಂತ ಹೇಳ್ತೇವೆ ಮಹಾಭಾರತ ಕಾಲದಲ್ಲಿಯೂ ಲಾಬಿಯಿಂಗ್ ಇತ್ತು ಜಾತಿಯ ಪೊಲರೈಸೇಷನ್ ಧ್ರುವೀಕರಣ ಇತ್ತು ಕರ್ಣನ ಕಡೆ ಕೆಲವರು ಕರ್ಣನಿಗೆ ಆಗಬೇಕು ಅಂತ ಕೌರವ ಸೈನಿಕರು ಗಲಾಟೆ ಮಾಡ್ತಾರೆ ಭೀಷ್ಮ ಸುಮ್ಮನೆ ನೋಡ್ತಾ ಇದ್ದಾನೆ ಅಂಬೇಕಾರ ಅವನಿಗೆ ಮಾಡಲಿ ನನಗೇನು ಬೇಡ ಅಂತ ಪಾಂಡವ ಸೈನ್ಯದಲ್ಲಿ ಮಾತ್ರ ಐಕಮತ್ಯ ಇದೆ ಆದರೆ ಅದು ಡೆಮೊಕ್ರಾಟಿಕ್ ಎಲೆಕ್ಷನ್ ಇದ್ದ ಹಾಗೆ ಸಹದೇವ ಹೇಳಿದ ವಯಸ್ಸಲ್ಲಿ ದೊಡ್ಡವನು ನಮಗೆ ಸಂಬಂಧಿಯೂ ಆಗಿರತಕ್ಕ ವಿರಾಟನನ್ನು ಸೇನಾಧಿಪತಿ ಮಾಡಬೇಕು ನಕುಲ ಹೇಳಿದ ಸರಿ ಸಂಬಂಧ ಸರಿ ಆದರೆ ನಕುಲನಿಗಿಂತ ದ್ರುಪದ ನಿವಾಸಿ ದ್ರುಪದನನ್ನು ಮಾಡಬೇಕು ಅರ್ಜುನ ಹೇಳಿದ ಇವರಿಬ್ಬರು ವಯಸ್ಸಾದವರು ಹಿರಿಯರು ಅಡ್ವೈಸರಿ ಕಮಿಟಿ ಕಮಿಟಿಯೊಳಗಿರಲಿ ದ್ರುಪದನ ಪುತ್ರ ಇದ್ದಾನಲ್ಲ ಧೃಷ್ಟದ್ಯುಮ್ನನ್ನು ಸೇನಾಧಿಪತಿ ಮಾಡೋಣ ಹೇಗಿದ್ರೂ ದ್ರೋಣನನ್ನು ಆಹುತಿ ತಗೊಂಡು ಹೋಗಬೇಕವನು ಅವನು ಭೀಮ ಹೇಳಿದ ಇಲ್ಲ ಶಿಖಂಡಿಯನ್ನು ಮಾಡೋಣ ಮೊದಲು ಭೀಷ್ಮ ಹೋಗಬೇಕಾಗಿದೆ ಶಿಖಂಡಿಯನ್ನು ಜನರಲ್ ಮಾಡೋಣ ಧರ್ಮಪುತ್ರ ಹೇಳಿದ ಕೃಷ್ಣ ಏನು ಹೇಳ್ತಾನೋ ಅದರಂತಾಗಲಿ ಕಾನ್ಸೆನ್ಸಸ್ ಕೃಷ್ಣ ಹೇಳಿದ ಧೃಷ್ಟಜುಮ್ನೇ ಆಗಲಿ ಇಲ್ಲಿ ಬಾಪ ಇಲ್ಲಿ ಸ್ವಲ್ಪ ಹತ್ರ ಇಡು ಕೆಲಸರಿಸು ಅಲ್ಲಿ ತಗಲ್ವಾರ ಇನ್ನು ಸ್ವಲ್ಪ ಎಲ್ಲ ದೃಷ್ಟಿಯಿಂದ ಧೃಷ್ಟದ್ಯುಮ್ನೇ ನಮಗೆ ಸೇನಾಧಿಪತಿ ಆಗುವುದು ಒಳ್ಳೆಯದು ಯಾತಕ್ಕೆ ಅಂದರೆ ಹುಟ್ಟಿದ ಕೂಡಲೇ ಎದೆಯಲ್ಲಿ ಕವಚ ಇದೆ ಅಗ್ನಿದತ್ತವಾದದ್ದು ಕೈಯಲ್ಲಿ ಬಿಲ್ಲು ಮಾಣ ಇದೆ ಮತ್ತು ದ್ರೋಣನ ಕೈಯಲ್ಲಿಯೇ ತಯಾರಾದವನು ಹದಿನೆಂಟು ದಿವಸಗಳ ಯುದ್ಧವನ್ನು ಇವನೊಬ್ಬನೇ ಸಮರ್ಥನಾಗಿ ನಿಂತು ನಮ್ಮ ಕಡೆ ಮಾಡಬಲ್ಲ ಅಂದರು ಪಾಂಡವರು ಒಂದೇ ನಿಮಿಷದಲ್ಲಿ ಒಪ್ಪಿಕೊಂಡರು ಚುನಾವಣೆ ಮುಗಿದೋಯಿತು ಅದಕ್ಕೆ ಮುಂಚೆನೇ ಅಭಿಪ್ರಾಯ ಭೇದವೇ ಹೊರತು ಅದರಲ್ಲಿಯೂ ನಂದು ನಿಂದು ಅಹಂಕಾರದ ದೃಷ್ಟಿ ಇಲ್ಲ ಇದು ಐಕಮತ್ಯ ಪಾಂಡವ ಸೈನ್ಯ ಸೈನ್ಯ ಎಲ್ಲ ಬೇರೆ ಬೇರೆ ಸೀಡು ಮಾಡಿಕೊಂಡು ಆನೆ ಕುದುರೆ ಕಾಲಾಳುಗಳು ರಥಗಳು ಅವರಿಗೆಲ್ಲ ಬೇಕಾಗುವ ಅಡಿಗೆ ಸಾಮಗ್ರಿಗಳು ಅಡಿಗೆ ಮಾಡುವವರು ವೈದ್ಯರು ಶಿಬಿರ ಹಾಕುವವರು ಶಸ್ತ್ರಗಳನ್ನು ತಯಾರು ಮಾಡುವವರು ಶಸ್ತ್ರಾಸ್ತ್ರಗಳನ್ನು ಎತ್ತಿಕೊಡುವವರು ಎರಾಂಡ್ ಬಾಯ್ಸ್ ಅಲ್ಲಿ ಇಲ್ಲಿ ಸಮಾಚಾರ ಹೇಳಿ ಕಳಿಸೋರು ಒಂದು ಸೈನ್ಯ ಅಂದರೆ ಎಷ್ಟು ತರಹ ಸೇವೆ ಬೇಕು ಆಲ್ ಕೈಂಡ್ಸ್ ಆಫ್ ಸರ್ವೀಸಸ್ ವರ್ಣನೆ ಕೊಡ್ತಾರೆ ವೇದವ್ಯಾಸರು ಅವರೆಲ್ಲರೂ ಕವಾಯತ್ ಮಾಡಿಕೊಂಡು ಕುರುಕ್ಷೇತ್ರಕ್ಕೆ ಹೊರಟಿದ್ದಾರೆ ದ್ರೌಪದಿ ದೇವಿಯನ್ನು ತೌರೂರಿ ಕಳಿಸಿದ್ದಾರೆ ಯುದ್ಧ ಭೂಮಿಯಲ್ಲಿ ಸ್ತ್ರೀಯರಿಗೆ ಪ್ರವೇಶವಿಲ್ಲ ಕುಮಾರವ್ಯಾಸ ಯುದ್ಧ ಭೂಮಿಯಲ್ಲಿ ದ್ರೌಪದಿನೂ ಶಿಬಿರದಲ್ಲಿ ಇದ್ದಳು ಅಂತ ಬರೆದಿದ್ದಾನೆ ಅದು ತಪ್ಪು ದುಶಾಸನನ ಸಂಹಾರ ಕಾಲದಲ್ಲಿ ದ್ರೌಪದಿಯನ್ನು ಕರೆಸಿ ನೋಡಿ ಹೀಗೆಲ್ಲ ಹೂಮಾಲೆ ಮುಡಿಸಿದ್ದು ಮಾಡಿದ್ದು ಕಥೆಗೆ ಅನುಕೂಲವಾಗಲಿ ಅಂತ ಹೀಗೆ ಮಾರ್ಪಾಟ್ ಮಾಡಿಕೊಂಡಿರಬೇಕು ದ್ರೌಪದಿಯನ್ನು ಪರಿಹೃತ್ಯ ಸ್ಮಶಾನಾನಿ ಧರ್ಮರಾಜ ಹೇಳಿದ ಸೈನ್ಯ ಹೋಗುವಾಗ ಸ್ಮಶಾನದ ಮೇಲೆ ಹಾಯ್ದು ಹೋಗಬಾರದು ಅಪವಿತ್ರ ಜಾಗ ನಿಜ ಗುಡಿ ಗೋಪುರ ಇರೋ ಜಾಗದಲ್ಲಿ ಹೋಗಬಾರದು ಆಶ್ರಮಾಂಶ ಮಹರ್ಷೀಣಾಂ ಮಹರ್ಷಿಗಳ ಆಶ್ರಮದಾಗ ಬಿಡಬೇಕು ತೀರ್ಥಾನಿ ಆಯತನಾನಿ ಚ ಇದೆಲ್ಲ ಅಪವಿತ್ರ ಮಾಡಬಾರದು ಅಂತಾದಾಗ ಬಳಸಿಕೊಂಡು ಹೋಗಬೇಕು ಮಧುರಾನೂಷರೇ ದೇಶೇ ಶುಚೌ ಪುಣ್ಯೇ ಮಹಾಮತಿ ಮಧುರೇ ಅನೂಷರೇ ಸಸ್ಯಗಳು ಸಮೃದ್ಧಿಯಾಗಿರಬೇಕು ತೀರ್ಥ ಸಮೃದ್ಧಿ ಇರಬೇಕು ಬಂಜರು ಭೂಮಿ ಇರಬಾರದು ಎಲ್ಲಿಂದರಲ್ಲಿ ಸೈನ್ಯ ನೆಲೆಸೋದಕ್ಕೆ ನಿವೇಶಂ ಕಾರಯಾಮಾಸ ಕುಂಠಿ ಪುತ್ರೋ ಯುಧಿಷ್ಠಿರ ಈ ಕಡೆ ಕೌರವರು ಕೂಡ ಯೋಚನೆ ಮಾಡಿದ್ರು ಯಾರು ಸೈನ್ಯಾಧಿಪತ್ಯ ಮಾಡಬೇಕು ತುಂಬ ಹೊಯ್ದಾಟ ಆ ಸೈನ್ಯದಲ್ಲಿ ಐಕಮತ್ಯ ಇಲ್ಲ ಅದು ಮೊದಲನೇ ಗೋಳು ಕೌರವರಲ್ಲಿ ಏಕಮತ್ಯ ಒಂದು ಅಭಿಪ್ರಾಯವಿಲ್ಲ ಕರ್ಣನ ಕಡೆಯವರು ಬ್ರಾಹ್ಮಣೇತರರು ಈ ಒ ಬಿ ಸಿಗಳು ಆಗಿನ ಕಾಲದವರು ಸೇರಿಕೊಂಡು ಕರ್ಣನಿಗೆ ಮಾಡಬೇಕು ಕರ್ಣನಿಗೆ ಜೈ ಜೈ ಜೈ ಕಿರ್ತಾ ಇದ್ದಾರೆ ಭೀಷ್ಮ ನೋಡಿದ ಅವನಿಗೆ ಸೇನಾಪತ್ಯ ವಹಿಸಿದರೆ ಇದೇ ನೆಪ ಮಾಡಿಕೊಂಡು ನಾನು ಇಬ್ಬರಿಗೂ ಮಧ್ಯದವನು ಅಂತ ನುಣಿಸಿಕೊಂಡು ಬಿಡೋಣ ಅಂತ ನೋಡ್ತಾ ಇದ್ದಾನೆ ಭೀಷ್ಮ ನುಣಿಸಿದ್ರೆ ದ್ರೋಣ ನುಣಿಸ್ತಾ ಇದ್ದ ಕೃಪಾ ನುಣಿಸ್ತಾ ಇದ್ದ ಅದಕ್ಕೆ ದುರ್ಯೋಧನ ತುಂಬಾ ಸಂದಿಗ್ಧಕ್ಕೆ ಸಿಕ್ಕಾಕೊಂಡು ಇಲ್ಲ ಇಲ್ಲ ಭೀಷ್ಮನನ್ನೇ ಮುಂದೆ ತಳ್ಳೋಣ ಎಂಬುದಾಗಿ ಆ ಭೀಷ್ಮನಿಗೆ ಪಟ್ಟಾಭಿಷೇಕ ಮಾಡ್ತಾರೆ ಸೇನಾಧಿಪತಿ ಏವಮೇ ತನ್ಮಹಾಬಾಹೋ ಯಥಾವದಸಿ ಭಾರತ ನೀ ಹೇಳಿದ ಕಾಣೆಯ ದುರ್ಯೋಧನ ಆದರೆ ಒಂದು ಪ್ರತಿಜ್ಞೆ ಕೇಳು ಯಥೈವ ಹಿ ಭವಂತೋ ಮೇ ತಥೈವ ಮಮ ಪಾಂಡವಾ ನೀವೇನು ಸಂಬಂಧವೋ ನನಗೆ ಈ ಕೌ ಪಾಂಡವರು ಅದೇ ಸಂಬಂಧ ಅಭ್ಯುಚೈವ ವಾಚ್ಯಂ ತೇಷಾಂ ನರಾಜಪ ನಿಮಗೆ ಹಿತೈಷಿ ಒಳ್ಳೆ ಮಾತನ್ನು ಹೇಳ್ತೇನೆ ಅವ್ರಿಗೂ ಹೇಳಬೇಕು ಸಂಯೋದ್ಭವ್ಯಂ ತವಾರ್ಥಾಯ ಯಥಾಮೇ ಸಮಯ ಕೃತ ಮಾತು ಕೊಟ್ಟಂತೆ ನಿನ್ನ ಕಡೆ ನಿಂತು ಯುದ್ಧ ಮಾಡ್ತೇನೆ ನಾನು ಯುದ್ಧಕ್ಕೆ ನಿಂತರೆ ನನ್ನ ಜೊತೆ ಸೆಣಸಬಲ್ಲವರು ಯಾರು ನತು ಯೋದ್ಧಾಮಿ ನತು ಪಶ್ಯಾಮಿ ಯೋದ್ಧಾರಂ ಆತ್ಮನಃ ಸದೃಶಂ ಭುವಿ ನನ್ನ ವೀರರಿಲ್ಲ ಈ ಭೂಮಿಯಲ್ಲಿ ಈ ಕಾಲದಲ್ಲಿ ಪರಶುರಾಮರನ್ನೇ ಸೋಲಿಸಿದವನು ನಾನು ಆದರೆ ಒಬ್ಬ ಮಾತ್ರ ನನ್ನನ್ನು ಸಂಹಾರ ಮಾಡಬಲ್ಲ ಋತೆ ತಸ್ಮಾತ್ ನರವ್ಯಾಘ್ರಾತ್ ತಸ್ಮಾತ್ ಋತೆ ತಸ್ಮಾತ್ ನರವ್ಯಾಘ್ರಾತ್ ಕುಂತಿ ಪುತ್ರಾತ್ ಧನಂಜಯಾತ್ ಅರ್ಜುನ ಒಬ್ಬನನ್ನೆದುರಿಗೆ ನಿಂತು ಸೆಣಸಿಯಾನು ಇನ್ನೊಬ್ಬ ಇದ್ದಾನೆ ನಿನ್ನ ಪುಣ್ಯ ಅವನು ಚಕ್ರ ಹಿಡಿಯೋದಿಲ್ಲ ಅಂತ ಹೇಳಿದ್ದಾನೆ ಅವನು ನಿಂತಿದ್ರೆ ನನ್ನನ್ನು ಕುರಿ ಕೊಚ್ಚದ ಹಾಕೊಚ್ಚಿ ಬಿಡುತ್ತಿದ್ದ ಕೃಷ್ಣ ಅವನು ಶಸ್ತ್ರ ಸನ್ಯಾಸ ಮಾಡಿದ್ದಾನೆ ಅರ್ಜುನ ಒಬ್ಬನಿಗೆ ನಾನು ಹೆದರ್ತೇನೆ ಆದರೆ ಈಗಲೇ ಪ್ರತಿಜ್ಞೆ ಆಮೇಲೆ ಹೇಳಿಲ್ಲ ಅನ್ಬೇಡ ನತ್ವೇವ ಉತ್ಸಾದನೀಯಾಮೇ ಪಾಂಡೋ ಪುತ್ರ ಪಾಂಡು ಮಕ್ಕಳ ಇವರನ್ನು ನಾನು ಒಂದು ಕೂದಲು ಕೊಂಕಿಸೋದಿಲ್ಲ ಧರ್ಮರಾಜ ಅರ್ಜುನಾದಿಗಳು ಎದುರಿಗೆ ಬಂದರೆ ಅವರ ಮೇಲೆ ನಾನು ಬಾಣ ಪ್ರಯೋಗ ಮಾಡುವುದಿಲ್ಲ ತಸ್ಮಾತ್ ಯೋಧಾನ್ ಹನಿಷ್ಯಾಮಿ ಪ್ರಯೋಗೇಣ ಅಯುತಂ ಸದಾ ಒಂದು ದಿವಸಕ್ಕೆ ಹತ್ತು ಸಾವಿರ ಯೋಧರಿಗಿಂತ ಕಡಿಮೆ ಇಲ್ಲದಂಥ ಸೈನ್ಯವನ್ನು ಕೊಚ್ಚುತ್ತಾ ಬರ್ತೇನೆ ನನಗೇನು ಲಾಭ ಆಯಿತು ಒಂದು ದುರ್ಯೋಧನ ಐದು ಜನ ಪಾಂಡವರನ್ನು ಬಿಟ್ಟು ಇವರನ್ನೆಲ್ಲ ಕೊಂದರೆ ಏನು ಪ್ರಯೋಜನ ಆಗ ಭೀಷ್ಮ ಹೇಳಿದ ಸೈನ್ಯವೇ ಖಾಲಿ ಆದರೆ ಧರ್ಮರಾಜನ್ ಮತ್ತೆ ಕಾಡಿಗೆ ಹೋದರೂ ಹೋಗ್ಬೋದು ಯಾರಿಗೂ ನಿನ್ನಿಷ್ಟದಂತೆ ಸೈನ್ಯ ಎಲ್ಲ ಹೇಗೆ ಯುದ್ಧ ಮಾಡ್ತಾನೆ ಅವನು ಸರಿ ಅಷ್ಟನ್ನಾದರೂ ಮಾಡು ಅಂತ ಒಪ್ಕೊಳ್ಳಾಗಿ ಇನ್ನೂ ಒಂದು ಕಂಡೀಷನ್ ಅಂತ ಸಭೆಯಲ್ಲಿ ನಿಂತು ದ್ರೋಣ ಭೀಷ್ಮ ಇದನ್ನೆಲ್ಲ ಬರೆದಿದ್ದೇನೆ ಆ ಹದಿನೆಂಟು ದಿವಸಗಳಲ್ಲಿ ಕರ್ಣ ಕೂತಿದ್ದಾನೆ ಎದುರುಗಡೆ ವಾ ಯುದ್ಧತಾಂ ಪೂರ್ವಂ ಅಹಂ ವಾ ಪೃಥಿವೀಪತೆ ಇನ್ನೂ ಒಂದು ಚಾಯ್ಸ್ ಕೊಟ್ಟಿದ್ದೇನೆ ನೀ ನನಗೆ ಗೌರವದಿಂದ ಪಟ್ಟಾಭಿಷೇಕ ಮಾಡಿದ್ದೀಯೇ ಈಗಲೂ ಬೇಕಾದರೆ ಐ ಶಲ್ ಬ್ಯಾಕ್ಔಟ್ ನೀನು ಕರ್ಣನಿಗೆ ಪಟ್ಟಾಭಿಷೇಕ ಮಾಡು ಸ್ಪರ್ಧತೆ ಸದಾತ್ಯರ್ಥಂ ಸೂತಪುತ್ರೋ ಮಯಾರಣೆ ನಾ ಹೇಳಿದ್ದಕ್ಕೆ ಏತೀಂದ್ರ ಪ್ರೀತಿ ಅಂತ ನಾವು ಯಾವಾಗಲೂ ನಾವಿಬ್ಬರು ಒಟ್ಟಿಗೆ ಯುದ್ಧ ಮಾಡೋದು ಕಷ್ಟ ಬೇಕಾದ್ರೆ ಅವನಿಗೆ ಪಟ್ಟಾಭಿಷೇಕ ಮಾಡು ಅಲ್ಲಿ ಕೂತಿದ್ದವರೆಲ್ಲ ಎಲ್ಲ ನೀನೇ ಸೈನ್ಯಾಧಿಪತಿ ನೀನೇ ಸೈನ್ಯಾಧಿಪತಿ ಕಿರಿಸಿಕೊಂಡ್ರು ಕರ್ಣ ಆ ಸಭೆಯಲ್ಲಿ ಮೇಲೆ ಕೆದ್ದ ದುರ್ಯೋಧನ ನನ್ನ ಮಾತನ್ನು ಕೇಳು ಪ್ರತಿಯೊಂದು ಮಾತಿನಲ್ಲಿ ನನ್ನನ್ನು ಸುತ್ತಿಗೆಯಿಂದ ಹೊಡೆಯುವಂತೆ ಪೆಟ್ಟು ಕೊಟ್ಟು ಕೊಟ್ಟು ಈ ಮುದುಕ ಹೀರಾಣಿಸ್ತಾ ಇದ್ದಾನೆ ನಾಹಂ ಜೀವತಿ ಗಾಂಗೇಯೇ ರಾಜನ್ ಯೋತ್ಸೇ ಕಥಂಚನ ಭೀಷ್ಮ ಬದುಕಿರೋ ತನಕ ನಾನು ಬಿಲ್ಲು ಹಿಡಿಯೋದಿಲ್ಲ ಅಂತ ಪ್ರತಿಜ್ಞೆ ಮಾಡಿಬಿಟ್ಟ ಆ ಪ್ರಾರಂಭದಲ್ಲೇ ಒಡಕು ಇವನು ಕರ್ಣ ಎಷ್ಟು ಉಪಕಾರ ಮಾಡಿಸಿಕೊಂಡಿದ್ದಾನೆ ದುರ್ಯೋಧನನ ಕೈಯಲ್ಲಿ ಪ್ರತ್ಯುಪಕಾರ ಮಾಡೋ ರೀತಿ ನೋಡಿ ಅವನು ಬದುಕಿರೋ ತನಕ ನಾನು ಯುದ್ಧ ಮಾಡೋದಿಲ್ಲ ಹಠೆ ಭೀಷ್ಮೇ ದಿಯೋತ್ಸ್ಯಾಮಿ ಸಹಕಾಂಡಿ ವಧನ್ವನ ಅವನು ಭೀಷ್ಮ ಕೆಳಗೆ ಬಿದ್ದ ಮೇಲೆ ನಾನು ಅರ್ಜುನ್ ಜೊತೆ ಯುದ್ಧ ಮಾಡೋದು ಆದರೂ ಮೊದಲನೇ ದಿವಸದ ಯುದ್ಧದಲ್ಲಿ ಕರ್ಣನೂ ಬಂದಿದ್ದ ಶಿಬಿರಕ್ಕೆ ಯುದ್ಧ ಭೂಮಿಗೆ ಬಂದಿದ್ದ ಗೀತೋಪದೇಶ ಆದ ನಂತರ ಇನ್ನು ಸ್ವಲ್ಪ ಹೊತ್ತಲ್ಲಿ ಬರುತ್ತೆ ಗೀತೋಪದೇಶ ಧರ್ಮರಾಜ ಕೆಳಗಿಳಿದು ಭೀಷ್ಮನನ್ನ ದ್ರೋಣನನ್ನ ಕೃಪನನ್ನ ಆಶೀರ್ವಾದ ಮಾಡಿ ಅಂತ ಕೇಳುವ ಸಮಯದಲ್ಲಿ ಕೃಷ್ಣ ಎಲ್ಲ ಕರ್ಣನ ತ್ರಯತಕ್ಕೆ ಹೋಗಿದ್ದೆ ನೀನು ಕೆಲಸ ಮಾಡೋಕೆ ಹೋಗಿದ್ದೆ ನನ್ನ ಕೆಲಸ ಏನಲ್ಲಿ ಹತ್ತು ದಿವಸ ಭೀಷ್ಮ ಇರೋ ತನಕ ಯುದ್ಧ ಮಾಡೋದಿಲ್ಲ ಅಂತ ಹೇಳಿದ್ನಲ್ಲ ಹಾಗಿದ್ರೆ ಹತ್ತು ದಿವಸ ನಮ್ಮ ಕಡೆ ಬಾ ಅಂತ ಕರೆಯೋದಕ್ಕೆ ಹೋಗಿದ್ದೆ ನಮ್ಮ ನಿಮ್ಮ ತಲೆಗೆ ಹೊಳೆಯುತ್ತೆ ನೋಡಿ ಇದೆಲ್ಲ ಬಿಟ್ಬಿಟ್ಟ ಕುಮಾರ ವ್ಯಾಸ ಒಂದು ಸಮಯ ಕೇಳಿ ನೋಡೋದು ಆ ಕಡೆ ಅಂತೂ ಹೋಗೋದಿಲ್ವಲ್ಲ ನಮ್ಮ ಕಡೆಗಾದರೂ ಬಾ ಅಂತ ಬಂದನೆ ಬರೋದಿಲ್ಲ ಭೀಷ್ಮ ಬಿದ್ದ ಮೇಲೆ ಬರ್ತೇನೆ ಅಂತ ಹೇಳಿಬಿಟ್ಟ ಸರಿ ಆಯಿತು ನಮ್ಮ ಸೈನ್ಯದಲ್ಲಿ ಯಾರ್ಯಾರು ಗಟ್ಟಿ ಇದ್ದಾರೆ ಯಾರ್ಯಾರು ಎಷ್ಟೆಷ್ಟು ಶಕ್ತಿ ಉಳ್ಳವರು ರಥರು ಯಾರು ಅತಿರಥರು ಯಾರು ಅರ್ಧರಥಿಗಳು ಯಾರು ಮಹಾರಥರು ಯಾರು ಎಲ್ಲ ಲೆಕ್ಕಾಚಾರ ಹಾಕೊಂಡ್ರು ಪಾಂಡವರ ಕಡೆ ಸೇನಾ ಪ್ರಣೇತರುಗಳು ಡಿವಿಷನಲ್ ಕಮಾಂಡೆಂಟ್ಸ್ ದೃಪದ ವಿರಾಟ ಸಾತ್ಯಗಿ ಧೃಷ್ಟಕೇತು ಶಿಖಂಡಿ ಸಹದೇವ ಸೈನ್ಯ ಇಲ್ಲದೆ ಇದ್ದವರು ಭೀಮ ಮತ್ತು ಅರ್ಜುನ ಪಂಚಪಾಂಡವರಲ್ಲಿ ಸ್ವಂತ ಸೈನ್ಯದೇ had no army of their own ಸರ್ವಸೇನಾ ಪ್ರಣೇತ ಚೀಫ್ ಆಫ್ ಸ್ಟಾಫ್ ಇವತ್ತು ಹೇಳ್ತೇವೆ ಸರ್ವಸೇನಾ ಪ್ರಣೇತ ಮೂರು ಶಬ್ದ ಇವರೆಲ್ಲ ದೌದ್ರಪದ ವಿರಾಟ ಮೊದಲಾದವರು ಆಶೀರ್ವಡಿ ಅಷ್ಟಜುಮ್ನನ್ನ ಸರ್ವಸೇನಾ ಪ್ರಣಾದ ಅಂತ ಒಪ್ಪಿಕೊಂಡು ದೊಡ್ಡತನ ನೋಡಿ ನೀನೇ ಕಮಾಂಡರ್ ಇಚ್ಚಿ ಮಾತನಾಡಿದ್ದೇವೆ ಈ ಕಡೆಯಲ್ಲಿ ಬಲರಾಮ ಅಲ್ಲೇ ಓಡಾಡ್ತಿದ್ದಾನೆ ಕೃಷ್ಣನ ಜೊತೆ ಇವನು ಏನು ಮಾಡ್ತಾನೋ ಮಾ ಇದಲ್ಲೊಂದು ಕಥೆ ಅನೇಕರು ಹೇಳ್ತಾರೆ ಅದು ಬಲಭದ್ರ ಬಂದ ದುರ್ಯೋಧನನ್ನ ಮಾತನಾಡಿಸಬೇಕು ಅಂತ ದುರ್ಯೋಧನ ಆಗ್ತಾನೆ ಕೇಳಿದ್ದಾನೆ ಕೆಟ್ಟ ಸಮಾಚಾರ ವಿದುರ ತೀರ್ಥಯಾತ್ರೆ ಹೊರಟ ಅಂತ ಅಯ್ಯೋ ಒಳ್ಳೆ ಮುಹೂರ್ತದಲ್ಲಿ ಅವಳು ಹೊರಟು ಬಿಟ್ಟ ಅವನಿದ್ದಾಗ ಉಪಯೋಗ ಮಾಡ್ಕೊಳ್ಳೋದು ಅಷ್ಟರಲ್ಲೇ ಇತ್ತು ಮತ್ತೆ ಸ್ನಾನಗೃಹಕ್ಕೆ ಹೊರಟ್ರೆ ಇನ್ನೊಂದು ಸಮಾಚಾರ ಬಲಭದ್ರನು ತೀರ್ಥಯಾತ್ರೆ ಹೊರಟ ಒಳ್ಳೆ ಮುಹೂರ್ತ ಇವರಿಗೆ ಹೇಳ್ತಾ ಹೇಳ್ತಾ ಇದ್ರಿಗೆ ಬಂದ ನೀ ನನ್ನ ಗುರು ನೀನು ಕೈ ಬಿಟ್ಬಿಟ್ಟು ಹಾಗೆ ಅಯ್ಯೋ ಏ ನನ್ನ ಕರ್ಮ ನನಗೆ ಇಂದ ಕರ್ಮ ಏನಾಯಿತು ನೋಡು ಇವತ್ತು ಬೆಳಿಗ್ಗೆ ಎದ್ದು ಕೂಡಲೇ ಬಹಿರ್ದಶೆಗೆ ಹೋಗಬೇಕು ಹತ್ರ ಹೋದೆ ಅಲ್ಲಿ ಕೂತಿದ್ದೀನಿ ಶೌಚ ಮಾಡಿಕೊಂಡಿಲ್ಲ ಹಿಂದಿನಿಂದ ಒಂದು ಗೋವು ಬಂದು ನನ್ನನ್ನು ಕೂತ ಎರಡು ಕೊಂಬಿ ಹೀಕೊಂಡು ಬಂತು ಏನೋ ಒಂದು ಹುಡಿ ಮಣ್ಣು ಅಂತೇನೋ ತಗೊಂಡು ಅದರ ಮೇಲೆ ಹೀಗೆ ಒಗದ್ರೆ ಅಷ್ಟಕ್ಕೆ ಸತ್ತು ಕೆಳಗೆ ಬಿದ್ದು ಬಿಡ್ತು ಹುಡಿ ಮಣ್ಣು ಹೆಂಟೆ ಹಾಕಿದ ಕೂಡಲೇ ಗೋವು ಸತ್ತು ಹೋಯಿತೆ ಅದಕ್ಕೇನಾಯಿತು ಆಮೇಲೆ ಕೃಷ್ಣ ಬಂದ ಆ ಕಡೆ ಇನ್ನೂ ಶೌಚ ಮಾಡಿಕೊಂಡಿಲ್ಲ ಕೃಷ್ಣ ಗೋಹತ್ಯೆ ಆಗೋಯ್ತಲ್ಲ ಅಂತ ಕೇಳಿದೆ ರಾಮರಾಮ ಗೋಹತ್ಯೆ ಮಾಡಿಬಿಟ್ಯಾ ಅಣ್ಣ ಎಂಥ ಸಮಯ ನೆನೆಸಿಕೊಂಡಿದ್ದಾನೆ ಏನಾಯಿತು ಇಲ್ಲ ಇದು ಇಪ್ಪತ್ತೆರಡು ದಿವಸ ತೀರ್ಥಯಾತ್ರೆ ಹೊರಟು ಹೊರಟು ಇದು ಪ್ರಾಯಶ್ಚಿತ ಆಗೋದಿಲ್ಲ ಅಂತ ಹೇಳಲಾಗಿ ನಾ ಪ್ರಾಯಶ್ಚಿತ ಮಾಡ್ಕೊಳ್ಳೋಕೆ ಹೊರಟಿದ್ದೇನೆ ನಿನ್ನ ಯುದ್ಧ ನಿನಗೆ ಗುಡ್ ಬೈ ಅಂತ ಬಲರಾಮ ಇದು ಕೃಷ್ಣ ತಂತ್ರ ಹಾಗೆ ಮಾಡಿದ ಅಣ್ಣ ಇದ್ರ ತೊಂದರೆ ಆಗುತ್ತೆ ಅಂತ ರುಕ್ಮಿಣಿಯ ಅಣ್ಣ ಒಬ್ಬ ಇದ್ದ ರುಕ್ಮಿ ಅಂತ ಶಿಶುಪಾಲನಿಗೆ ತಂಗಿ ಕೊಟ್ಟು ಮದುವೆ ಮಾಡಬೇಕು ಅಂತ ಅದಾಗದೇ ಇದ್ದ ಮೇಲೆ ಅವನು ಭೋಜಕಟವೆಂಬ ರಾಜಧಾನಿಯನ್ನು ಮಾಡಿಕೊಂಡು ಊರನ್ನೇ ಬದಲಾಯಿಸಿಬಿಟ್ಟ ಚೇದಿ ರಾಜ್ಯದ ದೊರೆ ಅವ ಅಲ್ಲ ಭೀಷ್ಮಕನ ಮಗ ಅವನಲ್ಲಿ ಒಂದು ಅಕ್ಷೋಹಿಣಿ ಸೈನ್ಯ ಇತ್ತು ಅವನು ಧರ್ಮರಾಜನ ಹತ್ರ ಬಂದು ಇಂಟರ್ವ್ಯೂ ಭೇಟಿ ತಗೊಂಡು ಬಾಗಿಲಲ್ಲಿ ಕೃಷ್ಣನೇ ಹೋಗಿ ವಿಚಾರಿಸ್ತಾ ಯಾರು ಬಂದಿದ್ದಾರೆ ಅಂತ ಓಹೋ ಇವನ ಮಾತಾಡಿ ಅರ್ಜುನ ಹೋಗಿ ಕೇಳಿದ ಬಂದು ಅವನು ಹೇಳ್ದ ನನ್ನಲ್ಲಿ ಒಂದು ಅಕ್ಷೋಹಿಣಿ ಸೈನ್ಯ ಇದೆ ಧರ್ಮರಾಜ ನಿನಗೆ ತುಂಬ ಗಾಬರಿಯಾಗಿದೆ ಅಂತ ಕೇಳಿದ್ದೇನೆ ನಿಮ್ಮ ಸೈನ್ಯ ಕಡಿಮೆ ಇದೆಯಂತೆ ಬೇಕಾದ್ರೆ ನಾನು ಉಪಯೋಗ ಮಾಡಿಕೊಳ್ಳಿ ಅರ್ಜುನ ಕೇಳಿದ ಸಿಡುಕಿನಿಂದ ನಮಗೆ ಭಯವಾಗಿದೆ ಅಂತ ನಿನಗೆ ಯಾರು ಹೇಳಿದರು ಅಲ್ಲ ನಿಮ್ಮ ಜಾಗದಲ್ಲಿ ನಾನೇ ಇದ್ರೆ ಭಯ ಆಗುತ್ತಿತ್ತಲ್ಲ ನಿನಗಾಗಿರ್ಬೋದು ಕಣೆಯಾ ನಮ್ಮ ಸೈನ್ಯ ಕಡಿಮೆ ಇದ್ದರೂ ನಮಗೇನು ಭಯವಿಲ್ಲ ನೀನು ಪ್ರೀತಿಯಿಂದ ನಮ್ಮ ಕಡೆ ಬಂದೆಯೋ ಅಥವಾ ಇನ್ಯಾನು ಬೇರೆ ಉದ್ದೇಶವನ್ನು ನಿಮಗೆ ಬೇಕೋ ಬೇಡವೋ ಸೈನ್ಯ ಹೇಳಿ ಬೇರೆ ಕಡೆ ಹೋಗ್ತೇನೆ ಅಂತ ಕೃಷ್ಣ ಹೋಗು ಅಂದ್ಬಿಟ್ಟ ನೋಡು ಮಾಡ್ತೇನೆ ಅಂತ ದುರ್ಯೋಧನ ಕಡೆ ಬಂದ ಅಷ್ಟಲ್ಲಿ ಗೂಢಚಾರ ಹೇಳಿದ್ರು ಅಲ್ಲಿ ಬೇಡ ಅನ್ಸ್ಕೊಂಡು ಬಂದಿದ್ದಾನೆ ಅಂತ ಹಾಗಿದ್ರೆ ನನಗೂ ಬೇಡ ಅಂತ ಅವನು ಕಳಿಸಿದ ಯುದ್ಧ ಭೂಮಿಯಲ್ಲಿ ತ್ರಿಶಂಕು ಸ್ಥಿತಿಯಲ್ಲಿ ನಿಂತವನು ರುಕ್ಮಿ ಮತ್ತು ಸೈನ್ಯ ಒಂದು ಕಡೆ ಆಮೇಲೆ ಉಲೂಕನೆಂಬ ಶಕುನಿಯ ಮಗನನ್ನು ಕರೆದು ಕೊನೆಯ ರಾಯಭಾರವನ್ನು ಕಳಿಸ್ತಾರೆ ಕೌರವರು ಉಲೂಕ ಅಂದ್ರೆ ಸಂಸ್ಕೃತದಲ್ಲಿ ಬೇಜಾರು ಮಾಡ್ಕೋಬೇಡಿ ಗೂಬೆ ಅಂತ ಅರ್ಥ ಇದು ಯಾರು ಇಟ್ಕೊಳ್ಳೋ ಹೆಸರೇ ಇದು ಶಕುನೀಂದ್ರ ಪಕ್ಷಿ ಯಾವ ಪಕ್ಷಿಯೋ ಕೋಳಿ ಆಗಬಹುದು ಇದು ಉಲೂಕ ಗೂಬೆ ಮಗನೇ ಅಂತ ಕರೆದ ಹಾಗೆ ಅವನ ಕೈಯಲ್ಲಿ ಹೀನಾಮಾನವಾಗಿ ಪಾಂಡವರನ್ನು ಬೈದು ಹೇಳಿ ಕಳಿಸ್ತಾ ಇದ್ದಾರೆ ಧರ್ಮಪುತ್ರ ನೀನು ಬಿಡಾಲ ವ್ರತಿ ಬೆಕ್ಕಿನಂತ ಸನ್ಯಾಸ ತಗೊಂಡಿದ್ದೀಯೇ ಅರಿವಿನ ಮನೆ ನೆನೆಸಿಕೋ ಕೃಷ್ಣ ನಿನ್ನ ಮಾಯೆಗೆ ನಾಮ ಹೆದರೋದಿಲ್ಲ ಸಭಾ ಮಧ್ಯೆ ಜಯದ್ರೂಪಂ ಮಾಯಯಾ ಕೃತವಾನಸಿ ನಮ್ಮೂರು ಸಭೆ ಮಧ್ಯದಲ್ಲಿ ನಿನ್ನೆ ವಿಶ್ವರೂಪ ತೋರಿಸಿದಲ್ಲ ತತ್ತಥೈವ ಪುನಃ ಕೃತ್ವ ಸಾರ್ಜುನೋ ಮಾಂ ಅಭಿದ್ರವ ಎಲ್ಲಿ ಇನ್ನೊಂದ್ಸಲ ಸಲ ಇದ್ದು ಭೂಮಿ ವಿಶ್ವರೂಪ ತೋರಿಸಿ ನೋಡೋಣ ನಿನ್ನ ಮಾಯೆ ನಡೆಯೋದಿಲ್ಲ ಆ ಭೀಮನಿಗೆ ಹೇಳು ತಂಚ ತೂಬರಕಂ ಬಾಲಂ ಬಹ್ವಾಶಿನಂ ಅವಿದ್ಯಕಂ ಬ್ರೋಹಿ ಭೀಮನಿಗೆ ಅವಾಚ್ಯ ಶಬ್ದ ತೂಬರಕಂ ಅನೇಕರಿಗೆ ಶಬ್ದ ಗೊತ್ತಿಲ್ಲ ಪ್ರೌಢಶೃಂಗೋ ಅನಡ್ವಾನ್ ಅಶ್ಮಶ್ರು ಪುರುಷೋವಾ ಹೇಳ್ತಾರೆ ಪ್ರೌಢಶೃಂಗ ಒಂದು ಎತ್ತು ತುಂಬಾ ಬಲಿಷ್ಠವಾದ ಕೊಂಬುಗಳಿಂದ ಕೂಡಿದ್ದರೆ ಅದಕ್ಕೆ ತೂಬರಕ ಅಂತ ಹೇಳ್ತಾರೆ ಅಥವಾ ಅನಡ್ವಾನ್ ವಯಸ್ಸಿಗೆ ಇನ್ನೂ ಬಂದಿಲ್ಲ ಆದರೆ ಮೈ ತುಂಬ ಬೆಳೆದಿರುವಂತಹ ಒಂದು ಎತ್ತು ಅಥವಾ ಅಶ್ಮಶ್ರು ಪುರುಷೋವ ಮೀಸೆ ಇಲ್ಲದೆ ಎದ್ದು ಗಂಡು ಇದು ಮೂರರಲ್ಲಿ ಯಾವುದು ಭೀಮಸೇನ ನಿಮ್ಮ ಟಿ ವಿ ಮಹಾಭಾರತದಲ್ಲಿ ದಾರಾಸಿಂಗನ ಕರ್ಕೊಂಡ್ಬಂದು ಅವನು ಮೀಸೆ ಇಲ್ದಾಗ ಮಾಡಿ ಮೀಸೆ ಇಲ್ಲದೆ ಎದ್ದು ಭೀಮಸೇನನ್ನು ತೋರಿಸಿದರು ಮೀಸೆ ಇಲ್ಲದೆ ಎದ್ದು ಭೀಮಸೇನ ಅನ್ಇಮ್ಯಾಜಿನಬಲ್ ಯಾವನೇ ಒಬ್ಬ ಗಂಡಸು ಮೀಸೆ ಇಲ್ಲದಿದ್ದರೆ ಇವತ್ತಿನ ಕಾಯಿಲ್ಲ ಮೀಸೆ ಇಡೋದು ಪದ್ಧತಿ ಪುರೋಹಿತರು ಮೀಸೆ ಬಿಡಿಸಿದ್ದಾರೆ ಈಗಿನ ಕಾಲದಲ್ಲಿ ವಯಸ್ಸಿಗೆ ಮೀರಿ ಮೈನ ಬೆಳವಣಿಗೆ ಇತ್ತು ನನಗೆ ಮೀಸೆ ಇಲ್ಲ ಅಂದ್ರೆ ಏನರ್ಥ ಅವನನ್ನು ಇವರು ಹೊಟ್ಟೆ ಉರಿಯಿಂದ ಪೌಢಶೃಂಗ ತೂಬರಕಂ ಬಾಲಂ ಬಹ್ವ ಆಶಿನಂ ತುಂಬಾನ್ನ ತಿನ್ನೋವನು ಅವಿದ್ಯಕಂ ಏನೂ ಓದಿಲ್ಲ ಬೈಗುಳಿದು ಮಾತು ಅವನಿಗೆ ಹೇಳು ನಿನ್ನ ಪೌರುಷ ವಿರಾಟನ ಅಡಿಗೆ ಮನೆಯಲ್ಲೇ ಹೊರತು ದುಶಾಸನಸ್ಯ ರುಜರಂ ಪೀಯತಾಂ ಯದಿ ಶಕ್ಯತೆ ದುಶಾಸನ ರಕ್ತ ಕುಡಿತೇನೆ ಪ್ರತಿಜ್ಞೆ ಮಾಡಿದ್ಯಲ್ಲ ಎಲ್ಲಿ ಕೂಡು ನೋಡೋಣ ಹೀಗೆಲ್ಲ ಕೆಟ್ಟ ಮಾತನ್ನು ಹೇಳಿ ಕಳಿಸಿದ್ದಾರೆ ಅದಕ್ಕೆ ಕೃಷ್ಣ ಎದ್ದು ನಿಂತು ಹೇಳಿದ ಮಗನೇ ಗೂಬೆ ಕ್ರೋಧ ತೀರ್ಥಣ ನಿಯಮ ಹುತಾಸನ ಹುಲ್ಲು ಕಡ್ಡಿಯನ್ನು ಬೆಂಕಿ ಸುಟ್ಟು ಹಾಕೋಗಿ ನಾನು ಈಗಲೇ ಸುಟ್ಟು ಹಾಕಿಬಿಡ್ತಿದ್ದೆ ಯುದ್ಧವೇ ಇಲ್ಲದೆ ಯುಧಿಷ್ಠಿರ ನಿಯೋಗಾತು ಫಾಲ್ಗುಣಸ್ಯ ಮಹಾತ್ಮನಃ ಅರ್ಜುನನೋ ಧರ್ಮರಾಜನೋ ಒಂದು ಅಪ್ಪಣೆ ಕೊಡಲಿ ಕೃಷ್ಣ ಸುಟ್ಟು ಬಿಡು ಸೈನ್ಯವನ್ನ ಅಂತ ಸುಟ್ಟು ಬಿಡ್ತೇನೆ ನಾನು ಅದು ಅವರ ಅವಮಾನ ಯುದ್ಧ ಮಾಡಿ ಗೆದ್ಕೋಬೇಕಂತೆ ರಾಜ್ಯವನ್ನ ಅವರ ಹಣೆ ಬರಹನ್ ನಾ ಸಾರಥಿ ಕೆಲಸ ಕೂತಿದ್ದೆ ಸುಟ್ಟು ಬಿಡ್ತಿದ್ದು ಹೋಗಿ ಹೇಳು ಎಂಬುದಾಗಿ ಹೇಳಿ ಇದ್ದಾರೆ ಇನ್ನು ಯುದ್ಧ ಆರಂಭವಾಗ್ತಾ ಇದೆ ವಿದುಲ ವಿದುಲೋಪಾಖ್ಯಾನ ಅಂತ ಒಂದು ಹಿಂದೆ ಬಂದಿದೆ ನಿನ್ನೆ ಅದನ್ನು ಪ್ರಸ್ತಾಪ ಮಾಡಲಿಲ್ಲ ಒಂದು ಸೈನ್ಯ ಹೇಗಿರಬೇಕು ಸೈಂಧವರಾಜನೊಬ್ಬನನ್ನ ಯುದ್ಧದಲ್ಲಿ ಅವನ ಶತ್ರುಗಳು ಕೊಂದರು ಅವನ ಹೆಂಡತಿ ಮಗನ ಜೊತೆ ಇಲ್ಲಿ ಕಾಡಿಗೆ ಹೋದಳು ಆ ಮಗು ಇನ್ನೂ ಪ್ರೌಢನಾಗಿಲ್ಲ ಅವನಿಗೆ ಎಷ್ಟೋ ಸ್ವಲ್ಪ ಶಿಕ್ಷಣ ಕಳಿಸಿದ್ದಾರೆ ಏನೋ ನಿಮ್ಮ ಅಪ್ಪನನ್ನು ಕೊಂದವ್ರ ಮೇಲೆ ಸೇಡ್ ತೀರಿಸ್ಕೋಬೇಡವನೋ ಅಂತ ತಾಯಿ ಹೇಳಿದ್ರೆ ನಾನೇನು ಮಾಡಲಿ ಸೈನ್ಯ ಇಲ್ಲ ಮತ್ತೊಂದಿಲ್ಲ ಇಲ್ಲ ಹೀಗಿಲ್ಲ ಆಗ ತಾಯಿ ಹೇಳ್ತಾಳೆ ಒಂದು ಕ್ಷಣ ಜ್ವಾಲೆಯಂತ ಉರಿಯುವುದು ವಾಸಿ ಒಂದು ವರ್ಷ ಹೊಗೆಯಂತಾಡುವುದಕ್ಕಿಂತ ನೀನಂತಹ ಕೆಟ್ಟ ಮಗನನ್ನು ಹುಟ್ಟದೇ ಇರಲಿಲ್ಲ ಶಾಪ ಹಾಕ್ತಾಳ ಮಗನಿಗೆ ಆ ತಾಯಿ ಹೇಳಿದ ಮಾತು ಉತ್ಥಾತವ್ಯಂ ಜಾಗೃತವ್ಯಂ ಇದು ಇವತ್ತು ಒಂದು ರಾಷ್ಟ್ರಕ್ಕೆ ಬೇಕಾದ ಮಾತುಗಳೆಲ್ಲ ಇರೋದರಿಂದ ಹೇಳ್ತಾ ಇದ್ದೇನೆ ಸೈನ್ಯದ ಸಂಖ್ಯಾಬಲದಿಂದ ಒಂದು ಸೈನ್ಯ ಯುದ್ಧದಲ್ಲಿ ಗೆಲ್ಲೋದಿಲ್ಲ ಉತ್ಥಾತವ್ಯಂ ಸೈನ್ಯ ಗೆಲ್ಲೋದಕ್ಕೆ ಏನೇನು ಬೇಕು ಇದು ಇಂಗ್ಲೀಷಲ್ಲಿ ಹೇಳ್ತೇನೆ ಟ್ರಾನ್ಸ್ಲೇಷನ್ ನೋಡಿ ಉತ್ಥಾನ ಅಂದರೆ ಎಟರ್ನಲ್ ವಿಜಿಲೆನ್ಸ್ ಒಂದು ರಾಷ್ಟ್ರ ಎಟರ್ನಲ್ ವಿಜಿಲೆನ್ಸ್ ಇರಬೇಕು ಜಾಗೃತವ್ಯಂ ಕಾನ್ಸ್ಟೆಂಟ್ ಪ್ರಿಪೇರೆಡ್ನೆಸ್ ಯೋಗ್ತವ್ಯಂ ಭೂತಿ ಕರ್ಮಸು propriety of action and character ಭವಿಷ್ಯತಿ ಇತಿ ಮನಃಕೃತ್ವ ಸೆಲ್ಫ್ ಕಾನ್ಫಿಡೆನ್ಸ್ ಮಂಗಳಾನಿ ಪುರಸ್ಕೃತ್ಯ ಫೈತ್ ಇನ್ ಫ್ಯೂಚರ್ ಬ್ರಾಹ್ಮಣಾಂಶ ಈಶ್ವರ ಸಹ respect for elders respect for God ಇದು ಏಳು ಗುಣಗಳಿದ್ರೆ ಪ್ರಾಜ್ಞಸ್ಯ ನೃಪತೇರಾಶು ವೃದ್ಧಿರ್ಭವತಿ ಪುತ್ರಕ ಒಬ್ಬ ದರೆ ಮೇಲೆ ಕೇಳಿಗೆ ಬರುವುದು ಇದೆಷ್ಟು ಪಾಂಡವರಿಗೆ ಒಪ್ಪುತ್ತದೆ ನೋಡಿ ಇದು ಉಸಿರು ಹಿಡ್ಕೊಂಡು ಬರೆದರು ಬದುಕಿದರು ಕೃಷ್ಣ ಕಾಪಾಡಿದರು ಕಾನ್ಸ್ಟೆಂಟ್ ಪ್ರಿಪರೇಷನ್ ಹದಿಮೂರು ವರ್ಷ ತಯಾರು ಮಾಡಿಕೊಂಡಿದ್ದಾರೆ ಜೀವನದಲ್ಲಿ ಆಶೆ ಕಳ್ಕೊಂಡಿಲ್ಲ ಆತ್ಮವಿಶ್ವಾಸ ಇದೆ ಒಬ್ಬೊಬ್ಬ ಮಹಾವೀರರಿಗೂ ಭವ್ಯ ಭವಿತವ್ಯ ಕಾಣಿಸ್ತಾ ಇದೆ ಗೌರವ ಕೊಡ್ತಿದ್ದಾರೆ ಕೃಷ್ಣನಿಗೆ ಬ್ರಾಹ್ಮಣರಿಗೆ ಇದಿಷ್ಟು ಗುಣಗಳು ಕೌರವರಲ್ಲಿ ಇಲ್ಲ ಆ ವಿದುರೆ ಹೇಳ್ತಾಳೆ ಮಗನಿಗೆ ಆಮೇಲೆ ಮಗ ವೀರಶೂರನಾಗಿ ಯುದ್ಧದಲ್ಲಿ ಗೆದ್ದ ಅನ್ನೋದು ಕಥೆ ಅಂತ ಮಗನಾಗಬೇಕೋ ಧರ್ಮರಾಜ ಅಂತ ಧರ್ಮರಾಜನಿಗೆ ಹೇಳಿ ಕಳಿಸಿದ ವಿಷಯ ಇದು ಈಗ ಉದ್ಯೋಗ ಪರ್ವಕ್ಕೆ ಮಂಗಳಾಗ್ತಾ ಇದೆ ನಾವು ಭೀಷ್ಮ ಪರ್ವಕ್ಕೆ ಬರ್ತಾ ಇದ್ದೇವೆ ಮಂಗಳವಾಗಲಿ ಭೀಷ್ಮ ಪರ್ವದಲ್ಲಿ ಎಲ್ಲಿ ಶುರು ಮಾಡಬೇಕು ಭೀಷ್ಮ ಸೇನಾಪತಿಯೇನೂ ಆದ ಸೈನ್ಯ ಹೊರಟಿತು ಅವನ ರಥದ ರಕ್ಷಣೆಗೆ ದುಶಾಸನ ನೇಮಿಸಿದ್ದಾನೆ ದುರ್ಯೋಧನ ರಥರಕ್ಷಕ ಅಂತ ಒಬ್ಬ for a very great hero particularly for a commander especially for the commander in chief ಎರಡು ಕಡೆ ರಥಗಳ ಚಕ್ರಗಳ ಹಿಂದೆ ಮತ್ತು ಹಿಂದುಗಡೆಯಲ್ಲಿ ಮಹಾವೀರರಿರಬೇಕು ಆ ಚಕ್ರದ ಹತ್ರ ಯಾರೂ ಬಂದಿರಬಾರದು ಒಂದು ಕಡೆ ಆಯುಧ ಮುಗಿಯಿತು ಒಂದು ಬಿಲ್ ಕಟ್ಟಾಯಿತು ಬಾಣ ಆಯಿತು ಹಿಂದೆ ನೋಡಿದರೆ ಒಡನೆಯೇ ಸಪ್ಲೈ ಸರಬರಾಜು ನಡೀತಾ ಇರಬೇಕು ಶತ್ರುಗಳು ಮುತ್ತಿಗೆ ಹಾಕಿದರೆ ನಾಲ್ಕು ಕಡೆಯಿಂದ ಚದುರಿಸಬಲ್ಲವರನ್ನು ತಂದು ನಿಲ್ಲಿಸಬೇಕು ಯುದ್ಧ ಅನ್ನೋದ್ರಲ್ಲಿ ಆರ್ಡರ್ ಇರೋದಿಲ್ಲ ವ್ಯವಸ್ಥೆ ಇರೋದಿಲ್ಲ ಇವೆಷ್ಟೇ ಸೈನ್ಯ ನಾಜೂಕು ವ್ಯವಸ್ಥೆ ಮಾಡಿದರೂ ಯುದ್ಧ ಶುರುವಾದ ಮೇಲೆ ಅದರಲ್ಲಿ ವ್ಯವಸ್ಥೆ ಇರೋದಿಲ್ಲ ಆದ್ದರಿಂದ ಭೀಷ್ಮ ಮೇಮಾಭಿರಕ್ಷಂತು ಭವಂತ ಸರ್ವಯೇವಹಿ ಭಗವದ್ಗೀತೆ ಆರಂಭದಲ್ಲಿ ಭೀಷ್ಮನ ಚೆನ್ನಾಗಿ ನೋಡಿಕೊಳ್ಳಿ ಅಂತ ಹೇಳಿದ್ದ ದುರ್ಯೋಧನ ಯಾತಕ್ಕೆ ಅಂದರೆ ಎಲ್ಲಿ ಕೈ ಕೊಟ್ಬಿಡ್ತಾನೆ ಮಹಾರಾಯ ಅಂತ ಭೀಷ್ಮನ ನೋಡ್ಕೊಳ್ಳಿ ಅಂತ ಎಲ್ಲರನ್ನು ನೋಡ್ಕೋಬೇಕಾದವನು ಭೀಷ್ಮ ಕಮಾಂಡರ್ ಇನ್ ಚೀಫು ಅವನನ್ನು ಒಂದು ಕೈ ನೋಡಿಕೊಳ್ಳಿ ಸರಿಯಾಗಿ ಯಾರು ತಂದು ಶಿಖಂಡಿನ ಎದುರು ನಿಲ್ಲಿಸಿಬಿಟ್ರೆ ಅಲ್ಲಿಂದಲ್ಲೇ ಬಿಲ್ಲು ಬಾಣ ಹಾಕಿಬಿಡ್ತಾನೆ ಮುಂದೆ ಹೋಗಿಬಿಡ್ತಾನೆ ನೋಡ್ಕೊಳ್ಳಿ ಅಂತ ಹೇಳ್ತಿದ್ರು ಈಗ ಯುದ್ಧ ನಡೆಯಿತು ಸಂಕ್ಷೇಪ ಮಾಡ್ತಿದ್ದೇನೆ ಭೀಷ್ಮನ ಯುದ್ಧ ಮುಂದೆ ಒಟ್ಟು ಹತ್ತು ದಿವಸ ಆಗ್ತದೆ ಅದಕ್ಕೆ ಪೂರ್ವದಲ್ಲಿ ಭಗವದ್ಗೀತಾ ಉಪಪರ್ವಕ್ಕೆ ನಾವು ಪ್ರವೇಶ ಮಾಡ್ತಿದ್ದೇವೆ ಭಗವದ್ಗೀತೆಯನ್ನು ಏನು ಹೇಳಬೇಕು ಎಷ್ಟು ಹೇಳಬೇಕು ನಿಮಗೆ ನಾನು ಬರೀ ಪೀಠಿಗೆ ಕೊಡೋದ್ರಲ್ಲೇ ದಣದು ಹೋಗಬಹುದು ತಿಂಗಳುಗಟ್ಟಲೆ ಹೇಳಿದ್ದೇನೆ ಭಗವದ್ಗೀತೆಯನ್ನು ಏಳು ತಿಂಗಳ ಕಾಲು ಧಾರವಾಡದಲ್ಲಿ ಮನೆಯಲ್ಲಿಯೇ ಭಗವದ್ಗೀತೆ ದಿವಸ ಪ್ರಾತಃ ಕಾಲ ಎರಡೆರಡು ಗಂಟೆ ಕಾಲ ಪ್ರವಚನ ಮಾಡಿದ್ದೇನೆ ಎರಡು ಕಡೆ ಸೈನ್ಯ ಜಮಾವಣೆಯಾಯಿತು ಇದ್ದಕ್ಕಿದ್ದ ಹಾಗೆ ಅರ್ಜುನನಿಗೆ ಮಂಕು ಮುಸುಕಿತು ನಿಂತಿದ್ದಾರೆ ಎದುರುಗಡೆ ಕೌರವ ಸೈನಿಕರು ಭೀಷ್ಮ ದ್ರೋಣ ಆ ಕಡೆ ಇನ್ನು ಶಲ್ಯ ಭೂರಿಶ್ರವಸ್ಸು ಸೈಂಧವ ಏನ್ ನಿಂತಿದ್ದಾರೆ ಒಬ್ಬೊಬ್ಬರ ಕೈಯಲ್ಲಿ ಬಿಲ್ಲಿದೆ ಬಾಣ ಇದೆ ಹೆಗಲ ಮೇಲೆ ಶಂಖ ಹಾಕೊಂಡಿದ್ದಾರೆ ದಾಶಯಗಳ ಹಾಗೆ ಸಮಯದಲ್ಲಿ ಸೈನ್ಯವನ್ನು ಹುರಿದುಂಬಿಸುವುದಕ್ಕೆ ಶಂಖ ಓದ್ತಿದ್ರು ಮುಂಚೂಣಿಯಲ್ಲಿ ತಮಟೆಗಳು ಪಟಹಗಳು ಯುದ್ಧದ ನಗಾರಿಗಳು ಕೆಟಲ್ಸ್ ವಾರ್ ಡ್ರಮ್ಸ್ ಮಾರಿಗುಡಿಯಲ್ಲಿ ಬಡಿತಾರಲ್ಲ ಕುರಿ ಕಡಿಯುವಾಗ ಈ ಮಂಡಿ ಮೇಲೆ ಬರುವಂತೆ ನಗಾರಿಗಳನ್ನಿಟ್ಕೊಂಡು ಡಮ ಡಮ ಡಮ ಬಡಿತಾರಲ್ಲ ಹ್ಮ್ ಮುಂದಕ್ಕೆ ಆಗಂತ ಕೈ ಹೀಗೆ ಅಂದು ಕೂಡಲೇ ಹೋಗಬೇಕು ಅಂತ ಹುರಿದುಂಬಬೇಕಾದ್ರೆ ರಕ್ತದ ಒತ್ತಡ ಹೆಚ್ಚಾಗಬೇಕಾದ್ರೆ ಇವೆಲ್ಲ ಬೇಕು ಅಂಥವರೇ ಸಾವನ ಸೂತ್ರ ಪಾಪ ಕೋಟಿ ಜನ ಅವರೆಲ್ಲ ನಿಂತಿದ್ದಾರೆ ಪ್ರವೃತ್ತೆ ಶಸ್ತ್ರ ಸಂಪಾತೆ ಧನುರುದ್ಯಮ್ಯ ಪಾಂಡವ ಇನ್ನೇನು ಪ್ರವೃತ್ತೆ ಶಸ್ತ್ರ ಸಂಪಾತೆ ಇನ್ನೇನು ಬಾಣ ಬಿಡಬೇಕು ಪಾಂಡವರ ಕಡೆಯೂ ಎಲ್ಲರೂ ನಿಂತಿದ್ದಾರೆ ಕೃಷ್ಣ ನೋಡಿದ ಅರ್ಜುನ ನನ್ನ ಸಿದ್ಧವಾಗಿದ್ದೀಯಾ ರೆಡಿ ಧರ್ಮರಾಜ ಸಿದ್ಧವಾಗಿದ್ದೀಯಾ ರೆಡಿ ಎಲ್ಲರೂ ಹೇಳುವಷ್ಟರಲ್ಲಿ ಎಲ್ಲಿಂದಲೋ ಸ್ವಚ್ಛವಾದ ಆಕಾಶದಲ್ಲಿ ಸೂರ್ಯ ಇರುವಾಗ ಅವನ ಮೇಲೆ ಮೋಡ ಮುಸುಗಿದಂತೆ ಅರ್ಜುನನ ಮನಸ್ಸಿನಲ್ಲಿ ದುಃಖ ಉಂಟಾಯಿತು ಉದ್ಯೋಗ ಪರ್ವದಲ್ಲಿ ಏನು ಸಂದೇಶವನ್ನು ಸಂಜೆಯ ಹೊತ್ಕೊಂಡು ಬಂದಿದ್ನೋ ಧೃತರಾಷ್ಟ್ರನ ಕಡೆಯಿಂದ ಆ ಮಾತುಗಳೆಲ್ಲ ಒಳಗೆ ಚುಚ್ಚುತ್ತಾ ಇದ್ದವು ಆದ್ದರಿಂದ ಅವನು ಇನ್ನು ಸ್ವಲ್ಪ ಕಾಲಾವಕಾಶ ಬೇಕು ತೀರ್ಮಾನ ಮಾಡೋಣ ಇನ್ನು ಹೊಯ್ದಾಟ ಮನಸ್ಸು ಕ್ರೈಸಿಸ್ ತೀರ್ಮಾನ ಮಾಡಿಲ್ಲ ಮನುಷ್ಯನಿಗೆ ಬಹಳ ಕಷ್ಟವಾದದ್ದು ಅಂದರೆ ಜೀವನದಲ್ಲಿ ಈ ಹೊಯ್ದಾಟದಲ್ಲಿ ಏನು ಮಾಡಬೇಕನ್ನೋ ನಿಷ್ಕರ್ಷ ಮಾಡುವುದು ನಿಷ್ಕರ್ಷ ಮಾಡದೇ ಇದ್ದು ಮನುಷ್ಯನ ಜೀವನ ವ್ಯರ್ಥ ಪ್ರತಿಯೊಂದು ಕ್ಷಣವೂ ಒಂದು ಹೋರಾಟ ಒಂದು ಯುದ್ಧ ಆ ಯುದ್ಧದಲ್ಲಿ ಹೆಚ್ಚು ವೇಳೆ ನಿಮಗಿರೋದಿಲ್ಲ ತೀರ್ಮಾನ ಮಾಡುವುದಕ್ಕೆ ಇಡೀ ಜೀವನವನ್ನು ಭಗವಂತನ ಸೇವೆಯಲ್ಲಿ ನೀವು ಸಾಧಿಸಿದ್ದರೆ ಒಂದು ಡಿಸಿಪ್ಲಿನ್ ಡೈಲಿ ಡಿಸಿಪ್ಲಿನ್ ಅನ್ನೋದು ನಿಮ್ಮ ರಕ್ತದಲ್ಲಿದ್ದರೆ ಯಾವ ಕ್ಷಣದಲ್ಲಿ ಏನು ನಿಶ್ಚಯ ತಗೊಳ್ಬೇಕು ಎವರ್ ಪ್ರಿಪೇರೆಡ್ನೆಸ್ ಇರ್ತದೆ ಅದಕ್ಕೆ ಸಂಧ್ಯಾ ವಂದನ ಮಾಡಿ ಗೀತೆಯನ್ನು ಹೇಳಿ ಸಹಸ್ರನಾಮ ಹೇಳಿ ಭಗವದ್ಧ್ಯಾನ ಮಾಡಿ ಜಪ ಮಾಡಿ ಡಿಸಿಪ್ಲಿನ್ ಒಂದು ದಿವಸಕ್ಕೆ ಬರೋದಲ್ಲ ಅಂತ ಹೇಳ್ತೇವೆ ಅರ್ಜುನನ ಮನಸ್ಸಿಗೆ ಏನಾಯಿತು ಅಯ್ಯೋ ಇಷ್ಟು ಜನನ ಕೊಂದರ ಪಾಪ ಬರುತ್ತಲ್ಲ ಭೀಷ್ಮನ್ ಕೊಲ್ಬೇಕಲ್ಲ ದ್ರೋಣನ್ ಕೊಲ್ಬೇಕಲ್ಲ ಅಂತ ಕಳ್ಳತನದಿಂದ ಸೇನಯೋರ್ಭಯೋರ್ಮಧ್ಯೆ ರಥಂ ಸ್ಥಾಪಯಮೇಚ್ಯುತ ಯಾವದೇತಾನ್ ನಿರೀಕ್ಷೇಯಂ ಯೋದ್ಧಮಾನಾನವಸ್ಥಿತಾನ್ ಕೈರ್ಮಯಾ ಸಹ ಯೋದ್ಧವ್ಯಂ ಅಸ್ಮಿನ್ ಯಾರ್ ಯಾರ ಜೊತೆ ಯುದ್ಧ ಮಾಡಬೇಕು ನೋಡ್ತೀನಿ ಇಂದ ತಿರುಗಿ ನೋಡಿದ ಕೃಷ್ಣ ಯಾಕೋ ಈ ಮುಲ್ಲೋಹರ ಎಲ್ಲಿಂದ ಬಂತಪ್ಪ ನಿನಗೆ ದಯ ಅರ್ಜುನ ಇಷ್ಟು ಜನರಲ್ಲಿ ಯಾರು ನೋಡಿಲ್ವ ಇಲ್ಲಿ ತನಕ ನೀನು ಅಂತ ಕೇಳಿದ ನೋಡ್ತೇನೆ ಅಂತಾರೆ ಭೀಷ್ಮ ನೋಡಿಲ್ವೇ ದ್ರೋಣ ನೋಡಿಲ್ವೇ ಕರ್ಣ ನೋಡಿಲ್ವೆ ದುರ್ಯೋಧನ ನೋಡಿಲ್ವೆ ದುಶಾಸನ ನೋಡಿಲ್ವೇ ಆಯ್ತಪ್ಪ ಎಷ್ಟಾದರೂ ನಾನು ರಥ ನಡೆಸೋ ಗೋವಿ ಎರಡು ಕಡೆ ಮಧ್ಯದಲ್ಲಿ ನಿಲ್ಲಿಸು ಅಂತ ಹೇಳ್ತೀಯಲ್ಲ ಅಂತ ಭೀಷ್ಮ ದ್ರೋಣ ಪ್ರಮುಖತಃ ಸರ್ವೇಶಾಂಚ ಮಹೀಕ್ಷಿತ ಭೀಷ್ಮ ದ್ರೋಣರ ರಥ ಎಲ್ಲಿತ್ತು ರಥವೀದಿಯಲ್ಲಿ ಬೇಕಂತ ಅಲ್ಲಿ ಕರ್ಕೊಂಡು ಹೋಗಿ ಅವರ ಎದುರುಗಡೆಯಲ್ಲಿ ಪ್ರಮುಖತಃ ನಿಲ್ಲಿಸಿ ಸಾಹೇಬ್ರೆ ನೋಡಬಹುದು ಸರ್ವೇಷಾನ್ ಉವಾಚ ಪಾರ್ಥ ಪಶ್ಯೈತಾನ್ ಸಮವೇತಾನ್ ಕುರು ನಿಚಿ ಕೌರವರೆಲ್ಲ ಬಂದಿದ್ದಾರೆ ನೋಡು ಅಂತ ಹೇಳಿ ಒಂದು ಮೋಡಿ ಬೀಸಿದ ಯದ್ವಾ ತದ್ವಾ ಕಾಣಿಸೋದಕ್ಕೆ ಆರಂಭವಾಯಿತು ಭೂತಕನ್ನಡಿಯನ್ನು ನೋಡಿದಂತೆ ತತ್ರ ಪಶ್ಯಸ್ಯತಾನ್ ಪಾರ್ಥ ಪಿತೃರಥ ಪಿತಾಮಹಾನ್ ಆಚಾರ್ಯಾನ್ ಭ್ರಾತರಃ ಪುತ್ರಾನ್ ಪೌತ್ರಾನ್ ಸಖೀಂಸದ ಕಾಣಬಾರ ಜಾಗದಲ್ಲಿ ಸಂಬಂಧ ಕಾಣಿಸುವುದಕ್ಕೆ ಆರಂಭವಾಯಿತು ದಂಡಿನಲ್ಲಿ ಸೋದರ ಮಾವನೇ ಗಾಜ ಮಾಡಿದ್ದಾರೆ ಆಸ್ಪತ್ರೆಯಲ್ಲಿ ಸರ್ಜನ್ ಟೇಬಲ್ ಮೇಲೆ ಮಲಗಿರೋರು ತಾಯಿ ಇರಲಿ ಮಗ ಇರಲಿ ತಮ್ಮ ಇರಲಿ ರಿಲೇಷನ್ಸ್ ಆರ್ ಟೋಟಲಿ ಇರ್ರಲೆವೆಂಟ್ ದೇ ನೋಡಬಾರ ಸಂಬಂಧವನ್ನು ನೋಡಿದ ಆದರೆ ಕೃಷ್ಣ ಮೋಡಿ ಕಾರ ಮೋಡಿ ಹಾಕಿರೋ ನೋಡು ಅಂತ ಹೇಳಿದಾಗಿ ಅವನು ನೋಡೋಕೆ ಮುಂಚೆ ತಾನೇ ಕ್ರೂರ ದೃಷ್ಟಿಯಿಂದ ನೋಡಿ ಆಯುರ್ಮನ ಭೀಷ್ಮ ದ್ರೋಣಾದಿಗಳ ಪ್ರಾಣವನ್ನೆಲ್ಲ ಕಣ್ಣಿನಿಂದ ಕುಡಿದು ಬಿಟ್ಟ ಎಲ್ಲರನ್ನ ಹೆಣ ಆದ್ರೆ ನಿಂತವರನ್ನ ಆಮೇಲೆ ಹೇಳ್ತಾನೆ ಅರ್ಜುನನಿಗೆ ಅವ್ರನ್ನೆಲ್ಲ ನಾ ಕೊಂದಿದ್ದೇನೆ ನಾ ಕೊಂದವರನ್ನೇ ನೀನು ಇನ್ನೊಂದು ಸಲ ಕೊಲ್ಲು ಮನುಷ್ಯ ಎಷ್ಟು ಸಲ ಸಾಯ್ತಾನೆ ಸ್ವಾಮಿ ಒಂದೇ ಸಲ ಸಾಯುವುದು ಹೆಣವನ್ನು ಕೊಯ್ಯುವುದೇ ಅದಕ್ಕೆ ಭಯ ನಿನಗೆ ಹೊಡೆಯುವವರಿಗೆ ಅಂತ ಮುಂದೆ ಹೇಳ್ತಾನೆ ಮಯೈ ವೈತ ನಿಹತ ಪೂರ್ವಮೇವ ಮಯ ಹತಾನ್ ಸ್ವಂ ಜಹಿ ಅದು ಹೇಳ್ತಾನೆ ಹನ್ನೊಂದೇ ಅಧ್ಯಾಯದಲ್ಲಿ ಹೊಡಿ ಎಂಬುದಾಗಿ ಆದರೆ ಅರ್ಜುನ ಈಗ ಪ್ರಕಟವಾಗಿ ತನ್ನ ಸಂದಿಗ್ಧ ಮನಸ್ಥಿತಿಯಲ್ಲಿ ಪರಮ ನಿರಾಶಾ ಭಾವಕ್ಕೆ ತಲುಪಿ ಅಯ್ಯೋ ನ ಕಾಂಕ್ಷೆ ವಿಜಯಂ ಕೃಷ್ಣ ನ ರಾಜ್ಯಂ ಸುಖಾನಿ ಚ ಕಿನ್ನೋ ರಾಜ್ಯೇನ ಗೋವಿಂದ ಅಳುತ್ತಾನೆ ನನಗೆ ಬೇಡ ಇವ್ರನ್ನೆಲ್ಲ ಕೊಂದರೆ ಪಾಪ ಬರುತ್ತೆ ಅವರು ನಮ್ಮನ್ನು ಕೊಂದಿರಬಹುದು ತಪ್ಪು ಮಾಡಿರಬಹುದು ತಾಯಿಗಳಿರಬಹುದು ಅವರು ಬುದ್ಧಿಯಿಂದ ಯುದ್ಧ ಮಾಡಿದರೆ ಬುದ್ಧಿ ಇದ್ದವ್ರು ನಾವು ಯುದ್ಧ ಮಾಡುವುದೇ ಅಪಿ ತ್ರೈಲೋಕ್ಯ ರಾಜ್ಯಸ್ಯ ಲೋಕ ರಾಜ್ಯವೂ ಬೇಡ ಅನ್ನುವಾಗ ಒಂದು ಭೂಮಿಗೋಸ್ಕರ ಮಾಡ್ತೇನೆಯೇ ಧಾರ್ತರಾಷ್ಟ್ರಾರಣೇ ಹನ್ಯುಹು ತನ್ಮೇ ಕ್ಷೇಮತರಂ ಅವರೇ ನಾನು ಅನ್ಕೊಂಡ್ರೆ ಕ್ಷೇಮ ಎಂಬುದಾಗಿ ಬಿಲ್ಲು ಬಾಣಗಳನ್ನು ರಥೋಪಸ್ಥ ಕೆಳಗೆ ವಿಸೃಜ್ಯ ಸಶರಂ ಚಾಪಂ ವಿಸೃಜ್ಯ ಸಶರಂ ಚಾಪಂ ಬಾಣ ಹೂಡಿದ್ದಾನೆ ಬಿಲ್ಲಿಗೆ ಬಾಣ ಸಮೇತ ಬಿಲ್ಲನ್ನು ಕೆಳಗೆಳೆದು ಕೂತುಬಿಟ್ಟ ತೂಷ್ಣೀಂ ನ ಯೋತ್ಸ ಇತಿ ಗೋವಿಂದ ಮುಕ್ತ ತೂಷ್ಣಿ ನಾ ಯುದ್ಧ ಮಾಡೋದಿಲ್ಲ ಅಂತ ಹಣೆ ಬರಹವೇ ನಿನಗೆ ವೈರಾಗ್ಯ ಬಂದು ಅಳುವುದಕ್ಕೆ ಬೇಕಾಗಿದ್ದರೆ ಹಿತ್ಲಲ್ಲಿ ಅಳಬೋದಾಗಿತ್ತಲ್ಲ ಈ ಭಾಗ್ಯಕ್ಕೆ ಎರಡು ಸೈನ್ಯದ ಮಧ್ಯೆ ನಿಲ್ಲಿಸು ಅಂತ ಕೇಳಿದೆ ಎಲ್ಲ ಕೊಳು ನೋಡ್ತಾ ಇದ್ದಾನೆ ಅಳುವುದನ್ನ ಗೆದ್ದರೆ ಸ್ವರ್ಗ ಬರ್ತದೆ ಗೆದ್ದರೆ ಭೂಮಿಯನ್ನು ನಾಳ್ತಿಯೇ ಹತೋವ ಪ್ರಾಪ್ಸ ಸ್ವರ್ಗಂ ಜಿತ್ವ ಮೊದಲ ಎರಡನೇ ಅಧ್ಯಾಯದಲ್ಲಿ ಈ ತಲೆನೋವು ಯಾತ್ರ ನಿಮಿತ್ತ ಬಂದದ್ದು ಅಜೀರ್ಣದಿಂದಲೋ ನಿದ್ದೆ ಕೆಟ್ಟದ್ರಿಂದಲೋ ಪಿತ್ತದಿಂದಲೋ ಕ್ಯಾನ್ಸರ್ನಿಂದಲೋ ನೋಡೋಣ ಅಂತ ಪರೀಕ್ಷೆ ಮಾಡಿ ಮಾಡಿ ಅನೇಕ ಗೇರ್ ಬದಲಾಯಿಸಿ ಬಲವಾಗಿ ಕೂತಿರುವ ಅಜ್ಞಾನ ಅಂತ ತಿಳ್ಕೊಂಡು ಸ್ವಾಮಿ ವಿಶಾಲ ಹೃದಯದಿಂದ ಹದಿನೆಂಟು ಅಧ್ಯಾಯ ಭಗವದ್ಗೀತೆ ಉಪದೇಶ ಕೊಡ್ತಾನೆ ಈ ಎಲ್ಲ ಅಧ್ಯಾಯಗಳ ಸಾರತಮ ಗುರಿ ಯಾವುದು ಅಂದರೆ ಮನುಷ್ಯನನ್ನ ಅವನ ಕರ್ತವ್ಯ ಕರ್ಮದ ನಿಶ್ಚಯಕ್ಕೆ ಪ್ರೇರಿಸು there is such a thing call duty ಅರ್ಥ ಮಾಡಿಕೊಳ್ಳಿ ಡ್ಯೂಟಿ ಅಂದ್ರೆ ಏನು ಇನ್ನೊಬ್ಬರನ್ನು ಕೇಳೋದಲ್ಲ ನಿಮ್ಮ ಡ್ಯೂಟಿ ಏನು ಪ್ರತಿಕ್ಷಣ ನಿಮಗೆ ಸಿದ್ಧವೇ ಇರ್ತದೆ ಜೀವನದಲ್ಲಿ ಬೆಳಗ್ಗೆ ಮಾತಾಡಿದವು your duty is cut out for you assigned for you even before you are born ನಿನ್ನ ಬೆನ್ನಿಗೆ ಇರ್ತದೆ ಜಗದೀಶ್ವರ ಕರ್ತವ್ಯವನ್ನು ಕೊಡದೆ ಯಾರನ್ನೂ ಸೃಷ್ಟಿ ಮಾಡಿಲ್ಲ ನಮ್ಮ ಎಜುಕೇಷನ್ ಏನು ಮಾಡಬೇಕು ಆ ಕರ್ತವ್ಯ ಯಾವುದು ನಾವು ಪತ್ತೆ ಮಾಡಿಕೊಳ್ಳೋಕೆ ಸಹಾಯ ಮಾಡಬೇಕು discover yourself discover your laugh being ಯಾವ ಕರ್ಮಕ್ಕಾಗಿ ಹುಟ್ಟಿದ್ದೀಯ ಏನು ಕರ್ತವ್ಯಕ್ಕೆ ಪ್ರತಿಯೊಬ್ಬರು ಒಂದು ಗಡಿಯಾರ ಒಂದು ಯಂತ್ರದಲ್ಲಿ ಅನೇಕ ಭಾಗಗಳಿರ್ತವೆ ಎಲ್ಲ ಬಿಡಿ ಭಾಗಗಳು ತಮ್ಮ ತಮ್ಮ ಜಾಗದಲ್ಲಿದ್ದೇ ಕೆಲಸವನ್ನು ಮಾಡುವಂತೆ ಅತಿಕ್ರಮಣ ಮಾಡದೇ ಇರುವಂತೆ ಇದು ಕಲೆಕ್ಟಿವ್ ಕೋಆಪರೇಟಿವ್ ಲಿವಿಂಗ್ ನಾವೆಲ್ಲರೂ ಭಗವಂತನ ಆ ಚಕ್ರದಲ್ಲಿ ಒಂದೊಂದು ಎಳೆಗಳಿದ್ದ ಹಾಗೆ ಕರ್ತವ್ಯ ಕರ್ಮವನ್ನು ಮಾಡು ಅಂತ ಹೇಳುವುದಕ್ಕೆ ಅದರಲ್ಲಿ ಅಡಗಬೇಕಾದ ಜ್ಞಾನ ಆ ಜ್ಞಾನದ ರೀತಿ ಅದಕ್ಕೆ ಬೇಕಾದ ಆಹಾರ ಅದಕ್ಕೆ ಬೇಕಾದ ವಿಹಾರ ಅದಕ್ಕೆ ಬೇಕಾದ ವಿಚಾರ ಗುಣತ್ರಯ ಶ್ರದ್ಧಾತ್ರಯ ಮೊದಲುಕೊಂಡು ಭಕ್ತಿ ಎಂಬ ಪ್ರೇಮ ಭಾವವನ್ನು ಜ್ಞಾನವೆಂಬ ವಿಶಾಲ ದೃಷ್ಟಿಯನ್ನು ಕಾಸ್ಮಿಕ್ ವಿಷನ್ ನಾನು ಎಲ್ಲಿದ್ದೇನೆ ಎಲ್ಲಿದ್ದೇನೆ ಮಲ್ಲೇಶ್ವರ ವೇಣುಗೋಪಾಲ್ ಗುಡಿ ಇದು ಯಾರು ಬೇಕಾದ್ರೆ ಹೇಳಬಹುದು ಅಲ್ಲ ವೇರ್ ಆರ್ ಯು ಅಂದರೆ ಕಾಸ್ಮಿಕ್ ಈ ಸ್ಪೇಷಿಯೋ ಟೆಂಪರಲ್ ವರ್ಲ್ಡ್ ದೇಶಕಾಲಾವೃತವಾದ ಜಗತ್ತಿನಲ್ಲಿ ಇಷ್ಟು ದೊಡ್ಡ ವಿಶಾಲ ವಿಶ್ವದಲ್ಲಿ ನೀನು ಯಾವ ಚುಕ್ಕೆಯಲ್ಲಿದ್ದೀಯೇ ಲೊಕೇಟ್ ಯುವರ್ ಸೆಲ್ಫ್ ಅದು ನೀನು ಕೆಲಸ ಇದೆ ಅದನ್ನು ಉಪದೇಶ ಮಾಡುವುದಕ್ಕೆ ಭಗವಂತ ಒಂದು ಹದಿಮೂರು ಹದಿನಾಲ್ಕು ಮುಖ್ಯವಾದ ವಿಚಾರಗಳನ್ನು ಎದುರಿಗಿಡ್ತಾನೆ ಸದ್ಯಕ್ಕೆ ನಾವು ಹೇಳೋದಾದರೆ ಸದ್ಯಕ್ಕೆ ಹೇಳೋದು ಹದಿಮೂರು ಹದಿನಾಲ್ಕು ವಿಚಾರ ಜೀವನವೆಂಬುದು ಒಂದು ಮಹಾಯಜ್ಞ ಎನ್ನುವ ಚಿತ್ರವನ್ನು ಕೊಡ್ತಾನೆ ಇದರಲ್ಲಿ ಆತ್ಮಾರ್ಪಣ ಆತ್ಮಾಹುತಿ ಎನ್ನುವುದೇ ಪರಿಪೂರ್ಣತೆಯ ಸಾಧನೆಯ ಕೊನೆಯ ಮೆಟ್ಟಲು dedicate yourself to God ಅದು ಯಜ್ಞ ಯಜ್ಞಕ್ಕೆ ಬೇರೆ ಬೇರೆ ಅರ್ಥ ಕೊಡ್ತಾರೆ ಯಾಜ್ಞಿಕರು ರಿಚುವಲಿಸ್ ಸಾಸರ್ಡೋಟಲಿಸ್ ಅವರೇನೋ ಅರ್ಥವನ್ನು ಹೇಳಿ ಹೇಳಿ ವೇದವನ್ನು ಇನ್ನೊಂದು ದಾರಿಗಳದು ಎಳೆದು ಬುದ್ಧನಂತ ಅವರು ಅದನ್ನು ತಿರಸ್ಕಾರ ಮಾಡುವ ಸ್ಥಿತಿಗೆ ಯಾತಕ್ಕೆ ಬಂತು ಅಷ್ಟು ದೊಡ್ಡ ಬುದ್ಧಿವಂತನಿಗೆ ವೇದ ತಿರಸ್ಕಾರ ಮಾಡುವ ಹಣೆ ಬರ ಯಾತಕ್ಕೆ ಬಂತು ಅಂದ್ರೆ ನಮ್ಮವರು ಸರಿಯಾಗಿ ಹೇಳಲಿಲ್ಲ ಅವನಿಗೆ ಬುದ್ಧ ಅವನಿಗೆ ಸರಿಯಾಗಿ ತಿಳಿಸಿದ್ರೆ ಆತ್ಮಾರ್ಪಣೆಯೇ ಜೀವನದ ಪರಮೋದ್ದೇಶ ಅಂತ ಹೇಳಿದ್ರೆ ಬೌದ್ಧ ಮತ ಹುಡ್ತಾ ಇರಲಿಲ್ಲ ಅವನು ಹೇಳುವುದು ಅದನ್ನೇ ತ್ಯಾಗವನ್ನೇ ಹೇಳ್ತಾನೆ ಓಮಿತ್ಯಾತ್ಮಾನಂ ಯುಂಜೀತ ಹೋ ಮನುಷದಂ ದೇವಾನ ಅಂಗುಹ್ಯಂ ದೇವತೆಗಳಿಗೂ ರಹಸ್ಯ ಇದು ಅರ್ಪಣೆ ಆತ್ಮಾರ್ಪಣೆ ಸೆಲ್ಫ್ ಡೆಡಿಕೇಶನ್ ಬಿಟ್ಟು ಏನಪ್ಪಾ ಇದೆ ಜೀವನದಲ್ಲಿ ಜೀವನವೆಂಬುದು ಒಂದು ಯೂಪಸ್ತಂಭ ಈ ಯಜ್ಞದಲ್ಲಿ ನೀನು ಪಶು ನೀನೇ ಪ್ರೀತಿಯಿಂದ ಕಟ್ಟಿಕೊಳ್ಳಬೇಕು a sacrificial post is also a post in another sense ಒಂದು ಕರ್ತವ್ಯ ಕ್ಷೇತ್ರ ಒಂದು ಪೋಸ್ಟ್ ಇದ್ದ ಹಾಗೆ ಅದರ ನಾವು ಆತ್ಮಾರ್ಪಣೆ ಮಾಡ್ಕೋಬೇಕು ಇಲ್ಲದಿದ್ದ ಸಾಯುವುದಂತೂ ಖಂಡಿತ ಅರ್ಪಿತವಲ್ಲದ ಜೀವನ ಬರೀ ಬಲಿ ಕೊಲೆಯಾಗ್ತದೆ ಅರ್ಪಿತವಾದರೆ ಅದೇ ಜಗದೀಶ್ವರನಿಗೆ ಪ್ರೀತಿ ಆಗ್ತದೆ ಆದರೆ ಏವಂ ಪ್ರವರ್ತಿತಂ ಚಕ್ರಂ ಮೂರನೇ ಅಧ್ಯಾಯದಲ್ಲಿ ಮೂರರಿಂದ ಐದನೇ ಅಧ್ಯಾಯದವರೆಗೆ ಆ ಯಜ್ಞ ಚಕ್ರ ಚಿತ್ರವನ್ನು ಕೊಡ್ತಾನೆ ಭಗವಂತ ತಪಸ್ಸನ್ನು ವಿವರಿಸ್ತಾನೆ ತಪಸ್ಸಿನಲ್ಲಿ ಬಹಳ ದೊಡ್ಡ ತಪಸ್ಸು ಅಂದರೆ ಇಂದ್ರಿಯ ನಿಗ್ರಹ ಪ್ರಾಣಾಯಾಮ ಎಂಬುದನ್ನು ಮಾಡಿಕೊಳ್ಳಬೇಕು ಅದರಲ್ಲಿ ಸಾತ್ವಿಕ ಯಾವುದು ತಾಮಸ ಯಾವುದು ರಾಜಸ ಯಾವುದು ಅಹಿಂಸಾ ಅರ್ಜುನನಿಗೆ ಗೊಂದಲವಾಗಿದ್ದ ಅಹಿಂಸಾ ತತ್ವದಲ್ಲಿ ಅಹಿಂಸಾ ಅನ್ನೋದು don't reduce it to an activity understand it as an attitude ಬಹಳ ಸ್ಪೀಡಲ್ಲಿ ಹೇಳ್ತಿದ್ದೇನೆ ಇವತ್ತು ಬಹಳ ದೂರ ಹೋಗಬೇಕು ಬೇಗ ನೀವು ಕೋಆಪರೇಟ್ ಮಾಡಬೇಕಿದ್ರೆ ನಿಮಗೆ ತಪ್ಪಾಗ್ಬಿಡುತ್ತೆ ಅದು ಅಹಿಂಸೆ ಎಂಬುದು ಒಂದು ಕರ್ತ ಒಂದು ಕೆಲಸ ಅಲ್ಲ ಅಹಿಂಸೆ ಅನ್ನೋದು ಒಂದು ಕೆಲಸದ ಹಿಂದೆ ಅಡಗಿರುವ ಭಾವನೆ ಎಷ್ಟೋ ಸಲ ಜೋರಾಗಿ ಧ್ವನಿ ಎತ್ತಿ ಮಾತನಾಡ್ತೀನಿ ಎಲ್ಲ ಅಂತ ಹೇಳ್ತೇನೆ ಏನು ನಮ್ಮ ಸಭಾ ಮರ್ಯಾದೆ ಮೀರಿ ಇವರು ಜೋರಾಗಿ ಬೈದರಲ್ಲ ಅಂತ ತಿಳ್ಕೊಬೇಡಿ ಉದ್ದೇಶ ಒಳ್ಳೆಯದಾಗಿದ್ರೆ ತಪ್ಪು ಮಾಡಿದ ಮಕ್ಕಳಿಗೆ ಎರಡು ಏಟನ್ನು ಬಿಗಿಯುವುದು ಅಹಿಂಸೆ ಒಳ್ಳೆಯ ಕೆಲಸಕ್ಕಾಗಿ ಜೋರಾಗಿ ಮಾತನಾಡೋದು ಅದು ಅಹಿಂಸೆಯೇ ಹಿಂಸೆ ಅಂದರೆ ಎಲ್ಲಿ ರಕ್ತಪಾತವಿದೆ ರಕ್ತಪಾತ ಇದ್ದದ್ದೆಲ್ಲ ಹಿಂಸೆ ಆಗಿದ್ರೆ ಆಸ್ಪತ್ರೆಯಲ್ಲಿ ಸರ್ಜನ್ರು ಮಾಡೋದೆಲ್ಲ ತಪ್ಪು ಅಂತ ಹೇಳಿ ಅವರು ರಕ್ತಪಾತವನ್ನೇ ಮಾಡ್ತಾರೆ ಪೊಲೀಸರೆಲ್ಲ ಎಷ್ಟೋ ಸಲ ಗನ್ ಫೈರ್ ಮಾಡ್ತಾರೆ ಸಭೆಗಳಲ್ಲಿ ಶಿಸ್ತು ಕಾಪಾಡೋದಕ್ಕೆ ಅವರು ತಿರುಗಾಡ್ತಾ ಕೂತಿರ್ತಾರೆ ಅವ್ರು ಮಾಡುವ ಕೆಲಸ ರಕ್ಷಣೆಯೇ ಹೊರತು ಹಿಂಸೆಯಲ್ಲ ಅಹಿಂಸಾ ಅದರ್ಥ ಆಗಬೇಕು ಅಂದರೆ ನಾನ್ ವೈಲೇಷನ್ ನಾನ್ ವಯಲೆನ್ಸ್ ಅದು ಲಾ ಆಫ್ ಲೈಫ್ ಹಾಗಿದ್ರೆ ಜೀವೋ ಜೀವಸ್ಯ ಜೀವನಂ ಧರ್ಮವ್ಯಾದನ ಕಥೆಯೆಲ್ಲ ಹೇಳಿದರಲ್ಲ ಧರ್ಮವ್ಯಾದನ ಕಥೆಯಲ್ಲಿ ಲಾ ಆಫ್ ಅಪೋಪ್ರಿಯೇಷನ್ ಇಂಗ್ಲೀಷಲ್ಲಿ ಹೇಳ್ತೇವೆ ಒಂದು ಜೀವ ಇನ್ನೊಂದರಲ್ಲಿ ಕರಗುತ್ತದೆ ಅದು ಇನ್ನೊಂದರಲ್ಲಿ ಕರಗುತ್ತದೆ ಅದು ಇನ್ನೊಂದರಲ್ಲಿ ಕರಗುತ್ತದೆ ಎಷ್ಟೊಂದು ಜನ ಗುರುಗಳು ಭಗವದ್ಗೀತೆ ಮೇಲೆ ಮಹಾಭಾರತದ ಮೇಲೆ ರಾಮಾಯಣದ ಮೇಲೆ ಕಾಮೆಂಟ್ರಿ ಬರೆದರೂ ಅವರನ್ನೆಲ್ಲ ನಾನು ಅರಗಿಸಿಕೊಂಡೆ ಅಂದ್ರೆ ಏನರ್ಥ ಅವರು ನನ್ನಲ್ಲಿ ಜೀರ್ಣವಾಗಿದ್ದಾರೆ ನಾನು ನಿಮ್ಮಲ್ಲಿ ಜೀರ್ಣವಾಗ್ತಾ ಇದ್ದೇನೆ ನೀವು ಇನ್ನೊಬ್ಬರಲ್ಲಿ ಜೀರ್ಣವಾಗ್ತೀರಿ ಜೀರ್ಣಕ್ರಿಯೆ ಅಬ್ಸಾರ್ಬಿಂಗ್ ರಿಲೇ ರೇಸಿದ್ದ ಹಾಗೆ ಆಮೇಲೆ ಶ್ರದ್ಧಾ ಅಂತ ಒಂದು ಹೇಳ್ತಾನೆ ಮನುಷ್ಯನಿಗೆ ಇದು world which cannot be translated into English ಬರೀ ಫೈತ್ ಅಲ್ಲ ಅದು ಇಂಗ್ಲಿಷಲ್ಲಿ ಕ್ರಿಸ್ತನನ್ನು ನಂಬು ಮಹಮ್ಮದನನ್ನು ನಂಬು ಓರಲ್ ಪ್ರೊಫೆಷನ್ ಅಲ್ಲ ಶ್ರದ್ಧಾ ಅನ್ನೋದು ಯಾವ ಕೆಲಸವನ್ನು ಕರ್ತವ್ಯವನ್ನೂ ಮಾಡುವಾಗ ನೀವು ಯಾವ ಹೃದಯಾಂತರಾಳದ ವಿಶ್ವಾಸದಿಂದ ಮಾಡ್ತೀರೋ ಅದು ಶ್ರದ್ಧೆ ಒಂದು ಆರತಿ ಎತ್ತೀರಿ ದೇವರಿಗೆ ಅದರ ಹಿಂದೆ ನಿಮಗೆ ಗೊತ್ತಿಲ್ಲದ ಹೃದಯಾಂತರಾಳದಲ್ಲಿ ಒಂದು ಮೋಟಿವ್ ಫೋರ್ಸ್ ಅಂತ ಇರ್ತದೆ ನೀವು ಪ್ರತಿಯೊಬ್ಬರನ್ನು ಹುಡ್ಕೊಂಡು ಹುಡ್ಕೊಂಡು ಹೋಗ್ತೀರಾ ಅಲ್ಲೆಲ್ಲೋ ಒಂದು ಶ್ರದ್ಧೆ ಇದೆ ಯಾರು ಕರೆದ್ರೆ ಉಪನ್ಯಾಸಕ್ಕೆ ಅವಕಾಶ ಸಿಕ್ಕಿ ನಾನು ಓಡಿ ಬರ್ತೇನೆ ಇವತ್ತು ರಿಕ್ಷಾ ಸಿಕ್ಕೋದಿಲ್ಲ ಮತ್ತೊಬ್ಬರು ಯಾರೋ ಹೇಳ್ತಿದ್ದೆ ಎಲ್ಲಿ ದೂರ ಇದೆ ಬರೋಕ್ಕಾಗೋದಿಲ್ಲ ಅಂದ್ರೆ ಬೇಡ ಹೋಗಿ ಹಿಂದೆ ಎಲ್ಲ ಬಂದು ಕೂತಿದ್ದೀರಿ ಸದ್ಯಲ್ಲದೆ ಬರ್ತೀರ ನೋಡಿ <laughs> ಐದು ಶ್ರದ್ಧೆ ಇದರಲ್ಲಿ ಏನೂ ಇದೆ ಇದನ್ನು ನಾವು ಕಳ್ಕೊಳ್ಬಾರದು ಈ ಶ್ರದ್ಧೆಯ ಮೂಲ ಎಲ್ಲಿದೆ ಕಣ್ಣಲ್ಲಿದೆಯೇ ಕಿವಿಯಲ್ಲಿದೆಯಾ ದುಡ್ಡಲ್ಲಿದೆಯಾ ಜೇಬಲ್ಲಿದೆಯಾ ಅಂದರೆ ನಿಮಗೆ ಪತ್ತೆಯಾಗದೇ ಇರುವಂತಹ ಒಂದು ಆಳದ ಹೃದಯಾಂತರಾಳ ಇದೆ ಹೃದಯ ಅನ್ನೋದು ಇದು ಫಿಸಿಕಲ್ ಹಾರ್ಟ್ ಅಲ್ಲ ಅದು ಬರೀ ಡಾಕ್ಟರ್ಗಳು ಹೇಳುವಂತಹದ್ದು ಮನುಷ್ಯನ ವ್ಯಕ್ತಿತ್ವದ ಕೇಂದ್ರ ಅಂತ ಒಂದಿದೆ ಎಲ್ಲಿದೆಯೋ ನಮಗೆ ಗೊತ್ತಿಲ್ಲ ಅದು ಯಾತ್ರಿಂದ ಇದೆ ಶ್ರದ್ಧಾಮಯೋಯಂ ಪುರುಷ ಅಯೋ ಯಶ್ರದ್ಧ ಸಯೇವ ಸಹ ಇದನ್ನು ಬೇಂದ್ರೆ ಅವರು ಪದೇ ಪದೇ ಹೇಳೋರು ಶ್ರದ್ಧೆ ಇಲ್ಲದೆ ಯಾವನು ಇಲ್ಲ ಸಾತ್ವಿಕ ಇರ್ಬೋದು ರಾಜಸ ಇರ್ಬೋದು ತಾಮಸ ಇರ್ಬೋದು ಆದ್ದರಿಂದ ಈ ಒಳಿತು ಕೆಡುಕುಗಳ ಹೋರಾಟದಲ್ಲಿ ನೀವು ಯಾವ ಕಡೆಗೆ ನಿಂತಿದ್ದೀರಿ ಅನ್ನೋದನ್ನು ನಿಶ್ಚಯ ಮಾಡಿಕೊಡುವುದು ಲಿಟ್ಮಸ್ ಟೆಸ್ಟ್ ಮಾಡುವುದು ನಿಮ್ಮ ಶ್ರದ್ಧೆ ಆಮೇಲೆ ಸನ್ಯಾಸ ಅಂತ ಒಂದು ಇನ್ನೊಂದು ತತ್ವವನ್ನು ಹೇಳ್ತಾನೆ ಐದನೇ ಅಂಶದಲ್ಲಿ ಸನ್ಯಾಸ ಮತ್ತು ತ್ಯಾಗ ಗಡಿಬಿಡಿಯಲ್ಲಿ ಹೇಳೋದು ತುಂಬ ಕಷ್ಟ ನಮಗೆ ಬೇಡವಾದ್ದನ್ನು ಬಿಡೋ ತ್ಯಾಗವಲ್ಲ ಉಪ್ಪಿನಕಾಯಿ ತುಂಬ ಖಾರವಾಯಿತು ಬಿಟ್ಟು ಬಿಟ್ಟಿದ್ದೆ ನಾಯಿ ತಿನ್ನಲಿ ತ್ಯಾಗವಲ್ಲ ಅಲ್ಲ ಪಂಚೆ ಹರಿದು ಹೋಗಿದೆ ಭಿಕ್ಷಕನೇ ಕೊಡು ಅದು ತ್ಯಾಗವಲ್ಲ ಇವತ್ತು ಉಪನ್ಯಾಸ ರಿಕ್ಷಾ ಸಿಕ್ಕೋದಿಲ್ಲ ದುಡ್ಡು ಖರ್ಚು ಮಾಡಬೇಕು ಬೇಡವೇ ಬೇಡ ಹೋಗಲಿ ಅದು ತ್ಯಾಗವಲ್ಲ ಮತ್ತೆ ತ್ಯಾಗ ಅಂದ್ರೇನು ಯಾವುದು ನಿಮಗೆ ತುಂಬ ಪ್ರೀತಿಕರ ಅಂತ ತಿಳ್ಕೊಂಡಿರ್ತೀರೋ ಅದನ್ನು ಜಗದೀಶ್ವರನಿಗೆ ಅರ್ಪಿಸೋದು ತ್ಯಾಗ ನಿಮ್ಗೆ ಯಾವುದು ತುಂಬ ಪ್ರೀತಿಕರ ಇಷ್ಟವಾಗಿದೆಯೋ ಒಂದು ಮಗು ಹಡಿತೀರಿ ಆ ಮಗು ಮುಂದಕ್ಕೆ ಚೆನ್ನಾಗಿ ಬೆಳಿಬೇಕು ಗುರುಗಳ ಆಶ್ರಮಕ್ಕೆ ಕಳಿಸ್ತೀರಿ ಎಜುಕೇಷನ್ ಕಳಿಸ್ತೀರಿ ಎಲ್ಲೋ ಖರಗ್ಪುರದಲ್ಲಿ ಸೀಟ್ ಸಿಕ್ಕಿರುತ್ತೆ ಅವನಿಗೆ ಮತ್ತೆಲ್ಲೋ ಕಳಿಸಬೇಕು ಪಾಪ ನೀ ದೇವ್ರ ಮಗು ಕಾಣು ಇನ್ಮೇಲೆ ನಾನು ಹಡಿದಿದ್ದೇನೆ ಹೋಗಿ ಬಾಪ್ಪ ಒಳ್ಳೇದಾಗಲಿ ಇಂಥ ಮಗನನ್ನು ಬಿಟ್ಟು ಕೊಡಬೇಕು ಬಿಟ್ಟು ಕೊಡೋದಲ್ಲಿ ಮಾತ್ರ ಅಲ್ಲ ಮದುವೆ ಆದಮೇಲೆ ಹೆಂಡತಿಗಾಗಿ ಬಿಟ್ಟು ಕೊಡಬೇಕು ಅದು ತುಂಬ ಕಷ್ಟವಾದ ವಿಷಯ ಇಲ್ಲಿ ತನಕ ನನ್ನ ಮಗ ಆಗಿದ್ದೆ ಇನ್ಯಾವಳು ಬೇರೆ ಕುಲದಲ್ಲಿ ಹುಟ್ಟಿದವಳು ಬಂದಿದ್ದಾಳಲ್ಲ ಜೀವನ ಧರ್ಮ ಅದು ನಿಮ್ಮ ತಾಯಿನೂ ಹಾಗೆ ಮಾಡಿದ್ರು ಗಡ್ಡು ಸಾಗಿದ್ದು ಅರ್ಥ ಆಗೋದಿಲ್ಲ know the limits of your duty try to learn the scope of other people's duty don't violate ಈ ಅಡ್ಜಸ್ಟ್ಮೆಂಟ್ ಅಲ್ಲೆಲ್ಲಿಯೂ ನಡುವೆ ಜಾಗ ಅನ್ನೋದು ಬರ್ತದೆ ಆ ತ್ಯಾಗದ ಇನ್ನೊಂದು ಮುಖಕ್ಕೆ ನಾವಿಲ್ಲಿ ಸನ್ಯಾಸ ಅಂತ ಹೇಳ್ತೇವೆ ಕಾಮ್ಯಾನಾಂ ನ್ಯಾಸಂ ಸನ್ಯಾಸಂ ಕವಯೋವಿದು ನನಗೇ ಎಂಬುದನ್ನು ಬಿಟ್ಟರೆ ಯಾವುದೇ ಕರ್ಮಾಚರಣೆಯಲ್ಲಿ ಫಲವೆಂಬುದು ನನಗೆ ಮಾಡ್ತಾ ಇರೋ ನಾನು ಇದೆಲ್ಲ ನನಗೆ ನನ್ನಿಂದ ಎನ್ನುವ ಈ ನಾನು ಎಂಬುದನ್ನು ಕರ್ಮದಿಂದ ಕಿತ್ತರೆ ಅದೇ ಕರ್ಮಕ್ಕೆ ಸನ್ಯಾಸ ಅಂತ ಹೇಳ್ತೇವೆ ಮಾಡ್ತಾ ಇರೋನು ಭಗವಂತ ಬ್ರಹ್ಮಾರ್ಪಣಂ ब्रह्महविः ब्रह्माग्नौ ब्रह्मणाहुतम् ಬ್ರಹ್ಮೈವ ತೇನ ಗಂತವ್ಯಂ ಬ್ರಹ್ಮ ಕರ್ಮ ಸಮಾಧಿನ ಇದು ಸನ್ಯಾಸ ಅಲ್ಲಿ ಸನ್ಯಾಸ ಶಬ್ದ ಇಲ್ಲ ಎಷ್ಟು ಕಳ್ಳ ನೋಡಿ ಕೃಷ್ಣ ಸನ್ಯಾಸ ಅನ್ನೋ concept it occupies the whole of the Gita there is not a chapter not a word without it ಆದರೆ ಬೇರೆ ಬೇರೆ ಶಬ್ದಗಳೆಲ್ಲ ಅದನ್ನು ಉಪಯೋಗ ಮಾಡ್ತಾನೆ ಆಮೇಲೆ ವರ್ಣಾಶ್ರಮ ಧರ್ಮವನ್ನು ನಿರೂಪಣೆ ಮಾಡ್ತಾನೆ ಪ್ರತಿಯೊಬ್ಬ ಮನುಷ್ಯನು ಎಲ್ಲರೂ ಒಂದು ಕಡೆ ಸಲ್ತಾನೆ ವರ್ಣಾಶ್ರಮ ಬಾಹಿರರಾದವರು ಯಾರೂ ಇಲ್ಲ ಲೋಕದಲ್ಲಿ ಪಂಚಮರು ಅಂತ ಏನು ಹೇಳ್ತಾರೆ ಪಂಚಮತ್ವ ಅಸ್ಪೃಶ್ಯತ್ವ ಅನ್ನೋದು ವೇದದಲ್ಲಿಲ್ಲ ಶುಚಿಗಳಲ್ಲಿಲ್ಲ ಧರ್ಮಶಾಸ್ತ್ರಗಳಲ್ಲಿಲ್ಲ ನಿಜವಾದ ಅಸ್ಪೃಶ್ಯರು ಯಾರು ಅಂದ್ರೆ ಸನ್ಯಾಸಿಗಳು ಯಾರೂ ಮುಟ್ಟೋದಿಲ್ಲ ಅವರನ್ನು ನಾನು ಅಸ್ಪೃಶ್ಯನಲ್ಲ ಎಲ್ಲ ಮುಟ್ತಾರೆ ದಿವಸ ಪ್ರತಿನಿತ್ಯ ನಿರಸ್ತಾಶ್ರಮ ಯಾತಕ್ಕೆ ಮಡಿ ಮಡಿ ಮಡಿ ಅಂತ ಅತಿ ಮಾಡುವುದೇನಿದೆಯಲ್ಲ ಅಜಿ ಆಚಾರ ಇದಕ್ಕೆ ಅತ್ಯಾಚಾರ ಅಂತ ಹೇಳುವುದು ವರ್ಣಾಶ್ರಮ ಧರ್ಮಕ್ಕೆ ಏನು ಹೇಳಬೇಕು ಇಂಗ್ಲೀಷಲ್ಲಿ ಹೇಳ್ತೇನೆ it is the law of cooperation ಜೀವನದಲ್ಲಿ ಪ್ರತಿಯೊಬ್ಬನೂ ಪ್ರತಿಯೊಬ್ಬನ ಜೊತೆಯಲ್ಲಿಯೂ ಸಹಕರಿಸಬೇಕೇ ಹೊರತು ಈ ಹೋರಾಟ ಮಾಡುವುದು ಜೀವನದ ಧರ್ಮವಲ್ಲ ಸ್ವಾಮಿ ರಂಗನಾಥಾನಂದರ ಒಂದು ಪುಸ್ತಕ ಓದ್ತಾ ಕೂತಿದ್ದೆ ಇವತ್ತು ನೀವು ಕೊಟ್ಟಿದ್ದು ಎಷ್ಟು ಸುಂದರವಾಗಿ ಬರೆದಿದ್ದು ನಾಲ್ಕು ಸಂಪುಟ eternal values for a changing society ಅದ್ಭುತವಾದ ಗ್ರಂಥ ಗ್ರಂಥಮಾಲೆ ಅದು ಒಂದು ಗ್ರಂಥ ಸಿಕ್ಕಿಬಿಟ್ರೆ ಕೈಗೆ ಅವರು ಇಪ್ಪತ್ತು ವರ್ಷ ರಾಮಕೃಷ್ಣ ಮಠದ ಬರೀ ಅಡಿಗೆ ಕೆಲಸ ಮಾಡ್ತಿದ್ದವರು ಮಲಯಾಳಿ ಮೈಸೂರು ಮಠದಲ್ಲಿದ್ದರು ಅವ್ರನ್ನ ಭೇಟಿಯಾಗಿದ್ದು ಧಾರವಾಡದಲ್ಲಿ ನಾನು ನಮ್ಮ ಸ್ನೇಹಿತರು ಹೋಗಿ ಕುರುಡು ನಾಯಿ ಸಂತೆಗೆ ಬಂದಿತ್ತು ಆ ಹಾಡನ್ನು ಹೇಳಿ ತೋರಿಸಿದರು ಅವರು ಪುರಂದರಾಸರ ಪದವನ್ನ ತೊಂಬತ್ತು ವರ್ಷಕ್ಕೆ ಮೇಲೆ ಬದುಕಿದ್ರು ಅದು ಹೇಳಬೇಕಾದ ಶಬ್ದಗಳಲ್ಲಿ ಹೇಳಿ ಲಾ ಆಫ್ ಕೋಆಪರೇಷನ್ ಒಬ್ಬ ಚಮ್ಮಾರ ಇರ್ತಾನೆ ಒಬ್ಬ ಬ್ರಾಹ್ಮಣ ಇರ್ತಾನೆ ಇನ್ನೊಬ್ಬ ಬಡಗಿ ಇರ್ತಾನೆ ಇನ್ನೊಬ್ಬ ಯುದ್ಧ ಭೂಮಿಯಲ್ಲಿ ಇರ್ತಾನೆ ಒಬ್ಬ ಬಂಗಾರ ವ್ಯಾಪಾರ ಮಾಡ್ತಾನೆ ಒಬ್ಬ ಕಬ್ಬಣ ವ್ಯಾಪಾರ ಮಾಡ್ತಾನೆ ಎಲ್ಲರೂ ಸಮಾಜಕ್ಕೆ ಬೇಕು ಪರಸ್ಪರ ಸಹಕರಿಸಬೇಕು ಒಬ್ಬನ ಕರ್ತವ್ಯ ಇನ್ನೊಬ್ಬರು ಮಾಡಬಾರದನು ಇದೇ ವರ್ಣಾಶ್ರಮದ ಮಿತಿ ವರ್ಣ ಆಯಿತು ಆಶ್ರಮಕ್ಕೆ ಹೇಗೆ ಹೌದು ಈ ವಿದ್ಯಾರ್ಥಿ ಭಿಕ್ಷೆ ಹಾಕುವ ಗೃಹಿಣಿ ಇರ್ತಾಳೆ ಸಮಾಜಕ್ಕೆ ಕೊಡುಗೆ ಎಲ್ಲ ತನ್ನ ಕೈ ಶಕ್ತಿ ಇರುವಷ್ಟು ಕೊಡುಗು ಕೊಟ್ಟು ಇನ್ನು ಸ್ವಲ್ಪ ನನ್ನ ಕಡೆ ನಾನು ಪರಲೋಕ ನೋಡಿಕೊಳ್ತೇನೆ ಅನ್ನೋ ಸನ್ಯಾಸಿ ಇರ್ತಾನೆ ಅವರೆಲ್ಲರಿಗೂ ಜೀವನದಲ್ಲಿ ಅವಕಾಶ ಉಂಟು ಪಬ್ಲಿಕ್ ಡ್ಯೂಟಿ ಎಷ್ಟು ಮುಖ್ಯವೋ ಪ್ರೈವೇಟ್ ಎಕ್ಸಲೆನ್ಸ್ ಅನ್ನೋದು ಅಷ್ಟೇ ಮುಖ್ಯ ಯಾಕೆ ನಮ್ಮ ಲೋಕಕ್ಕೆ ನಾವು ಹೋಗುವಾಗ ಜೊತೆಯಲ್ಲಿ ಯಾರೂ ಬರೋದಿಲ್ಲ ಒಬ್ಬರೇ ಹೋಗಬೇಕು ಒಬ್ಬರೇ ಬಂದು ಅದಕ್ಕೂ ಅವಕಾಶ ಇರಬೇಕು ಜೀವನದಲ್ಲಿ you must learn to respect people who have finish discharging their duty or who can give very little to society ವಯಸ್ಸಾಗಿ ಬಾಯಲ್ಲಿ ಹಲ್ಲು ಬಿದ್ದು ಕಣ್ಣು ಇಲ್ಲದೆ ಇನ್ನೊಬ್ರು ಊಟ ಹಾಕೋ ಸ್ಥಿತಿಯಲ್ಲಿ ಜೀರ್ಣ ಆಗದೆ ಇರೋ ಕೂತು ಮನುಷ್ಯ ಏನು ಕೊಡ್ತಾನೆ ಸಮಾಜಕ್ಕೆ ಕೊಟ್ಟಿದ್ದಾನೆ ಸಾಕಷ್ಟು ಈಗ ನಿಮ್ಮ ಡ್ಯೂಟಿ ಅವನನ್ನು ಕಾಪಾಡುವುದು ಇದು ಆಶ್ರಮ ಗ್ಯಾರಂಟಿ ಇನ್ಶೂರೆನ್ಸ್ ಅಲ್ಲ ಮತ್ತೊಂದಲ್ಲ ಇದು ಇದನ್ನೊಂದು ಇನ್ಸ್ಪೈರಿಂಗ್ ಲೆಕ್ಚರ್ಸ್ ನಾನು ಭಗವದ್ಗೀತಾ ಕೊಡಬೇಕು ಪಡಿಯಾರವರು ಈ ಮಾಲೆಗೆ ಭಗವದ್ಗೀತೆಯನ್ನೇ ಇಲ್ಲಿಡಬೇಕು ಅಂತ ಮಾಡಿದ್ರು ಅಲ್ಲಿ ಕೇಳಿದವರು ಇಲ್ಲಿ ಕೇಳಲಿ ಅಂತ ಅದಕ್ಕೆ ಮತ್ತೆ ಕಾಲ ಕಾಯೋಣ ಒಳ್ಳೆ ಸಂದರ್ಭ ಬಂದಾಗ ನೋಡೋಣ ವರ್ಣಾಶ್ರಮ ಧರ್ಮ ಆದ ಮೇಲೆ ಪುನರ್ಜನ್ಮ law of continuity of life ಸತ್ತವ್ರು ಹುಡ್ತಾರೆ ಹುಟ್ಟವ್ರು ಸಡ್ತಾರೆ ಅಂದ್ರೆ ನೋಡಿ ಇಂಗ್ಲೀಷಲ್ಲಿ ಹಿಡಿದು ಏನೋ ಒಂದು ಪೆಕ್ಯೂರಿಯ ಇದು ಅರವಿಂದರ ವ್ಯಾಖ್ಯಾನಗಳ law of continuity in life ಜೀವನವೆಂಬುದು ಸತತವಾದ ನಿರಂತರವಾದ ಪರಂಪರೆ ದೇರ್ ಇಸ್ ನೋ ಬ್ರೇಕ್ ಒಬ್ಬ ಮನುಷ್ಯ ತೊಂಬತ್ತು ವರ್ಷ ಆಯಿತು ಅವಾಗ ಆವಾಗ ಬುದ್ಧಿ ಬಂತವನಿಗೆ ಏನೂ ಓದಿಲ್ಲದೆ ಇದ್ದವನು ಭಗವದ್ಗೀತೆ ಕೈಗೆ ತಗೊಂಡ ಎರಡು ಶ್ಲೋಕ ಓದು ಅಷ್ಟರಲ್ಲಿ ಸತ್ತೇ ಹೋದ ಮಾಡಿದ ವ್ಯರ್ಥವಾಯಿತೇ ಇಲ್ಲ ಭಗವದ್ಗೀತೆ ಓದೋರ ಮನೆಯಲ್ಲಿ ಮತ್ತೆ ಮಗುವಾಗಿ ಹುಟ್ಟುತ್ತಾನೆ ಎರಡು ಶ್ಲೋಕ ಹುಟ್ಟಿದ್ದ ಅದೇ ಬೇಸ್ನಿಂದ ಮುಂದಕ್ಕೆ ಹೋಗ್ತಾನೆ ಮಾಡಿದ್ದು ಎಂದಿಗೂ ವ್ಯರ್ಥವಾಗೋದಿಲ್ಲ ನೇಹಾಭಿಕ್ರಮನಾಶೋಸ್ತಿ ಪ್ರತ್ಯವಾಯೋ ನ ವಿದ್ಯತೆ ಸ್ವಲ್ಪಮಪ್ಯಸ್ಯ ಸನ್ಮಸ್ಯತ್ರ ಯತೆ ಮಹತೋ ಭಯಾತ್ this assurance that life shall not be wasted it's an eternal continuity ಲೋಕದಲ್ಲಿ ಯಾವ ಗ್ರಂಥದಲ್ಲಿ ಹೇಳಿದ್ದಾರೆ ಹೇಳಿ ಭಗವದ್ಗೀತೆ ಬಿಟ್ರೆ ಭಗವಂತನ ಬಾಯಿ ತೆರೆದು ಹೇಳಿದ ಸಮತ್ವ ಜೀವನದಲ್ಲಿ ಬದುಕಿರುವಾಗ ಮನುಷ್ಯನಿಗೆ ಬೇಕಾದ್ದು ಬ್ಯಾಲೆನ್ಸ್ ಇದು ಈಕ್ವಾಲಿಟಿ ಪ್ರಶ್ನೆ ಅಲ್ಲ ಅವತ್ತಿಂದ ಹೇಳ್ತಿದ್ದೆ ಇದು ಫ್ರೆಂಚರ ಕಲ್ಪನೆ ಅದು ಈಕ್ವಾಲಿಟಿ ಲಿಬರ್ಟಿ ಫ್ರೆಟರ್ನಿಟಿ ಲೋಕವನ್ನು ಹಾಳು ಮಾಡಿದ ಕಾನ್ಸೆಪ್ಟ್ಸ್ ನಾವು ಹೇಳಿದ್ವು ಸಮತ್ವ ಅಂದರೆ ಈಕ್ವಾನಿ ಮನಸ್ಸು ಸಮಸ್ಥಿತಿಯಲ್ಲಿರಬೇಕು ಕಫವಾತ ಪಿತ್ತಗಳ ಸಮದಲ್ಲಿರಬೇಕು ಸಮಾಜವು ಸಮದಲ್ಲಿರಬೇಕು ವಿಷಮ ಆಗಬಾರದು ವಿಷಮತ್ವ ಬಂದು ಯುದ್ಧ ಆಗಿಬಿಡುತ್ತೆ ಆಮೇಲೆ ವ್ಯಕ್ತಿಗೆ ಸ್ವಾತಂತ್ರ್ಯವಿಲ್ಲವೋ ವ್ಯಕ್ತಿ ಸ್ವಾತಂತ್ರ್ಯ ಅಂತ ಕೇಳೋ ಪಕ್ಷದಲ್ಲಿ ಇಲ್ಲಿ ಹೇಳ್ತಾರೆ ಸಮರ್ಪಣೆ there is individual duty as well as cosmic responsibility ಸನ್ಯಾಸಿ ಏನು ಮಾಡ್ತಾನೆ ಇಂಡಿವಿಜುವಲ್ ಡ್ಯೂಟಿ ಬಿಡ್ತಾನೆ ಕಾಸ್ಮಿಕ್ ರೆಸ್ಪಾನ್ಸಿಬಿಲಿಟಿ ತಗೊಳ್ತಾನೆ ಮದುವೆಯಾಗಿ ನಾನು ನನ್ನ ಹೆಂಡತಿ ಇಬ್ಬರು ಮಕ್ಕಳು ಅಂತ ನೋಡ್ಕೊಳ್ಳೋದ್ರ ಬದಲು ಇಡೀ ಸಮಾಜವನ್ನು ನನ್ನ ಮಕ್ಕಳು ಅಂತ ನೋಡ್ಕೊಳ್ಳೋದಕ್ಕೆ ಶಂಕರಾಚಾರ್ಯರು ರಾಮಾನುಜಾಚಾರ್ಯರು ಮಧ್ವಾಚಾರ್ಯರು ಈ ಸನ್ಯಾಸ ಅನ್ನೋ ಜಾತಿಕ್ಕಿದೆ ಅಂದರೆ ನಿಮ್ಮ ಇಂಡಿವಿಜುವಲ್ ಡ್ಯೂಟಿ ಬಿಡಿಪ್ಪ ಅದನ್ನು ಯಾರು ಮಾಡ್ತಾರೆ ಕಲೆಕ್ಟಿವ್ ಡ್ಯೂಟಿ ಮಾಡೋರು ಯಾರು ಸಮಾಜಕ್ಕೆ ದಿಗ್ದರ್ಶನ ಮಾಡೋರು ಯಾರು ಪ್ರತಿಯೊಬ್ಬರು ಕುಟುಂಬದಲ್ಲೇ ಸತ್ತು ಬಿಟ್ಟರೆ ಈ ಇಡೀ ಸಮಾಜವನ್ನು ದಿಗ್ದರ್ಶನ ಮಾಡೋರು ಯಾರಿದ್ದಾರೆ ಡೆಡಿಕೇಟೆಡ್ ಪೀಪಲ್ ಅದಕ್ಕಾಗಿ ಭಗವಂತ individual duty shall be sublimated into cosmic duty ಅರ್ಪಿಸು ಈಶ್ವರನಿಗರ್ಪಿಸು ನಿಮಿತ್ತ ಮಾತೃಂಭವ ಸವ್ಯಸಾ ಚಿಹ್ನೆ ಅದಕ್ಕಾಗಿ ಮನುಷ್ಯನ ಮನಸ್ಸನ್ನು ತಯಾರು ಮಾಡುವುದಕ್ಕೆ ಕರ್ಮಯೋಗ ಜ್ಞಾನಯೋಗ ಭಕ್ತಿಯೋಗ ಈ ಯೋಗಗಳನ್ನು as attitudes and as different paths to be pursued by people of different temperaments ಒಬ್ಬೊಬ್ಬ ಮನುಷ್ಯನ ಸ್ವಭಾವ ಅವನು ಎಲ್ಲೆಲ್ಲಿ ಅನೇಕ ಜನ್ಮಗಳಲ್ಲಿ ಹುಟ್ಟಿ ಬಂದಿರ್ತಾನೆ ಒಬ್ಬನಿಗೆ ಜ್ಞಾನ ಪಿಪಾಸೆ ಇರ್ತದೆ ಒಬ್ಬನಿಗೆ ಪ್ರೇಮದಲ್ಲಿ ನೋಡಿ ಕೆಲವರಿಗೆ ಆ ಭಕ್ತಿಯ ಸ್ವರೂಪವನ್ನು ಬಿಟ್ಟರೆ ಇನ್ನೊಂದು ರುಚಿಯ ನಮಗೆ ಆ ಸ್ಥಿತಿ ಇದೆ ನೀವು ಬೇಕಾದ ಗ್ರಂಥ ಕೊಡಿ ಅದು ಭಕ್ತಿಯಲ್ಲೇ ತಂದು ಮುಗಿಸ್ತೇನೆ ಭಕ್ತಿಯಲ್ಲೇ ಆರಂಭ ಮಾಡ್ತೇನೆ ಅದು ಭಗವದ್ಗೀತೆ ಇರ್ಬೋದು ಭಾಗವತ ಇರ್ಬೋದು ಉಪನಿಷತ್ ಇರ್ಬೋದು ಆಳ್ವಾರ್ ಸಾಹಿತ್ಯ ಇರ್ಬೋದು ಇದಕ್ಕೆ ಒಡಂಬಡದೇ ಇರುವಂಥ ಇನ್ಯಾವುದೇ ಇಂಗ್ಲಿಷ್ ಗ್ರಂಥ ಇರ್ಬೋದು ಕ್ಲಾಸ್ ರೂಮ್ನಲ್ಲಿಯೂ ಭಕ್ತಿಯೇ ಧರ್ಮಶಾಸ್ತ್ರ ಮನುಸ್ಮೃತಿ ಕೊಟ್ಟರು ಭಕ್ತಿಯಲ್ಲೇ ಮುಗಿಸ್ತೇನೆ ನಾನು ಯಾಕೆ ನನ್ನ ಟೆಂಪರ್ಮೆಂಟ್ ಆಗಿದೆ ಅಷ್ಟೇ ಅಲ್ಲ ನಿಮ್ಮನ್ನು ಆ ಟೆಂಪರ್ಮೆಂಟ್ಗೆ ಎಳೆಯಬಲ್ಲೆ ಮನುಸ್ಮೃತಿಯು ಭಕ್ತಿಯನ್ನು ಹೇಳುತ್ತೆ ಅಂತ ತೋರಿಸಬಲ್ಲೆ ಮನುಷ್ಯನಿಗೆ ಅತ್ಯಂತ ಸುಲಭವಾಗಿ ಸಹಜವಾಗಿ ಬರುವುದು ಪ್ರೇಮ ಮಾಡುವುದು ಇದು ಇನ್ನೊಬ್ರು ಕಲಿಸೋದಿಲ್ಲ how to love other people ನಾವು ಹೇಳ್ಕೊಡ್ಬೇಕಾಗಿಲ್ಲ ಅಲ್ಲ ಮಗುವು ಗೊತ್ತಾಗುತ್ತೆ ಹುಟ್ಟಿದ ಮಗುವಿಗೆ ಬೆಳೆ ಇವಳನ್ನು ಪ್ರೀತಿ ಮಾಡಬೇಕನ್ನೋದು ಹೇಗೆ ಸಹಜವಾಗಿ ಬರುತ್ತೆಯೋ ಅದಕ್ಕೆ ಸ್ವಲ್ಪ ಗಟ್ಟಿ ಮಾಡುವುದಕ್ಕೆ ಜ್ಞಾನವನ್ನು ಕರ್ಮವನ್ನು ಕೂಡಿಸಿಬಿಟ್ರೆ ಪರಿಪೂರ್ಣ ಅಷ್ಟಾಂಗ ಭಕ್ತಿ ಯೋಗದಲ್ಲಿ ಕರ್ಮಜ್ಞಾನಗಳ ಸೇರ್ಪಡೆ ಏನಿದೆಯೋ ಇದು ಇಂಟೆಗ್ರಲ್ ಯೋಗ ಇದನ್ನು ಅರವಿಂದರು ತುಂಬಾ ಚೆನ್ನಾಗಿ ಪ್ರತಿಪಾದನೆ ಮಾಡಿದರು ಇದನ್ನ ಎಷ್ಟೋ ಶತಮಾನಗಳ ಹಿಂದೆ ಯಮನಾಚಾರ್ಯರು ಸಮಗ್ರ ಭಕ್ತಿಯೋಗಾಯ ನಾಥ ಮುನಿಯೇ ಯಮಿನಾಂಬರಾಯ ಸಮಗ್ರ ಭಕ್ತಿ ಯೋಗ ಅಂತ ಕರೆದರು ಯಮನಾಚಾರ್ಯರು ರಾಮಾನುಜರ ಗುರುಗಳ ಗುರುಗಳು ಇದಕ್ಕೆ ಅವರು ನಾಥಮುನಿಗಳು ಸಮಗ್ರ ಭಕ್ತಿ ಅಂತ ಕರೆದರು ಸಮಗ್ರ ಇಂಟಗ್ರಲ್ ಯೋಗ ಭಕ್ತಿ ಎನ್ನುವುದು ಬರೀ ಒಂದು ಇಮೋಷನಲಿಸಂ ವಿತೌಟ್ ಎ ಬೇಸ್ ಅಲ್ಲ ಮೂಳೆ ಇಲ್ಲದೆ ಇರುವಂತಹ ಬರೀ ಮಾಂಸಮಯ ಶರೀರವಲ್ಲ ಅದು ದೃಢವಾದದ್ದು ಭಗವಂತನ ಮಹಾತ್ಮ ಜ್ಞಾನ ಇರಬೇಕು ಮಧ್ವಾಚಾರ್ಯ ಹೇಳ್ತಾರೆ ದೇವರನ್ನು ಅರ್ಥವೇ ಮಾಡಿಕೊಳ್ಳದೆ ಸುಮ್ಮನೆ ಪ್ರೀತಿ ಮಾಡ್ತೇನೆ ಅಂದರೆ ಆ ಪ್ರೀತಿಯನ್ನು ಹೇಗೆ ಬರ್ತದೆ ಹಾಗೆ ಹೋಗ್ತದೆ ಬೆಕ್ಕನ್ನು ಪ್ರೀತಿ ಮಾಡೋ ಹಾಗಲ್ಲ ದೇವರನ್ನು ಪ್ರೀತಿ ಮಾಡುವುದು ಮನೆಯಲ್ಲಿ ನಿರ್ಜೀವ ಪದಾರ್ಥಗಳನ್ನು ಪ್ರೀತಿ ಮಾಡ್ತೀರಿ ಹಾಗಲ್ಲ ಬರೀ ಜೀವ ವಸ್ತುಗಳನ್ನಲ್ಲ ಗೋಳಾಡಿಸಿ ಹೋಗೋದಲ್ಲ ಎಂದೆಂದೂ ಕೈ ಬಿಡದೇ ಇರುವಂತಹ ಶಾಶ್ವತವಾದ ಪರಮ ವಸ್ತು ಅವನನ್ನು ಪ್ರೀತಿ ಮಾಡುವುದು ಅಂದ್ರೆ ಅದು ಎಂದೂ ಅರ್ಥ ಆಗೋದಿಲ್ಲ prepare yourself for it ಅದು ಭಾಗವತದ ಉಸಿರು ಶ್ರೀಮದ್ ಭಾಗವತ ಕಲಿಸುವುದು ಆ ಭಕ್ತಿ ಯೋಗವನ್ನ ಎಲ್ಲಿ ಕಪಿಲಗೀತೆಯಿಂದ ಆರಂಭ ಮಾಡಿ ಗೀತೆಯ ತನಕ ಬರ್ತಕ್ಕಂಥದ್ದು ಆಮೇಲೆ ಭಗವಂತ ಶರಣಾಗತಿ ಅಂತ ಒಂದು ಹೇಳ್ತಾನೆ ಶರಣಾಗತಿ ಅಂದ್ರೆ ಒಂದೆರಡು ನಿಮಿಷ ಹೋಗಿ ದೇವರ ಹತ್ರ ಮಠದಲ್ಲಿ ಸ್ವಾಮಿಗಳ ಹತ್ರ ನಿಂತು ಏನೋ ಒಂದು ಕೆಲಸ ತಿಳಿದೋ ತಿಳಿ ಅವರೇನೋ ಹೇಳ್ತಾರೆ ಇವ್ರು ಮಲ್ಕೋತಾರೆ ನಮಸ್ಕಾರ ಮಾಡು ಅಂತಾರೆ ಅವರೇನೋ ಸೊನ್ನಾರ ಬಿಡು ಬಣ್ಣ ಮುಣಿಜಿಬೋಚು ಸ್ಟ್ಯಾಟಿಕ್ ಆಗಿ ಒಂದು ದಿವಸಕ್ಕೆ ಮಾಡಿ ಏನೋ ಪಣ್ಣಿ ತೊಲಚುಟೆ ಹೇಳಿ ಮುಗಿಸ್ಬಿಟ್ಟೆ ಬೆಂಕಿ ಹಾಕ್ತು ಅದೆಲ್ಲ ಶರಣಾಗುತ್ತೆ ಶರಣಾಗುತ್ತೆ is a vibrant attitude in which you have to recast your mould ನಿಮ್ಮ ಆತ್ಮವನ್ನು ಮನಸ್ಸನ್ನು ಯಾವುದರಲ್ಲೂ ಸುರಿದು ಎರಕ ಹೊಯ್ದು ಇಡೀ ಜೀವನದ ಪ್ರತಿಯೊಂದು ಕ್ಷಣಕ್ಕೂ ಸ್ಫೂರ್ತಿ ಆಗುವಂತೆ ಟೆಂಪರ್ ಮಾಡ್ತೀರಿ ಕತ್ತಿಗೆ ಟೆಂಪರ್ ಮಾಡಿದಾಗೆ ಶರಣಾಗತಿ ಅನ್ನೋದು ಬಹಳ ಕಠಿಣವಾದ ವ್ರತ ಅದು ಆ ವ್ರತ ಮಾಂಗಲ್ಯ ಕಟ್ಟಿಕೊಂಡ ಹೆಣ್ಣು ಮಗಳು ಮಾಂಗಲ್ಯ ಕಟ್ಟೋದು ಒಂದೇ ನಿಮಿಷ ಎಷ್ಟೋ ತಿಳಿಯುತ್ತೆ ಗಂಡನಿಗೆ ನೀವೆಲ್ಲ ಮಾಡಿದ್ದೀರಾ ಎಷ್ಟೋ ತಿಳಿಯುತ್ತೆ ನಿಮಗೆ ಯಾರೋ ಪಕ್ಕದಲ್ಲಿರ್ತಾರೆ ಗಂಟು ಹಾಕೋದಕ್ಕೆ ಯಾರೋ ಹೆಲ್ಪ್ ಮಾಡ್ತಾರೆ ಫೋಟೋಗ್ರಾಫರ್ ಇರ್ತಾನೆ ವಿಡಿಯೋಗ್ರಾಫರ್ ಇರ್ತಾನೆ ಅವನ ಕರ್ಮ ಅದು ಎಲ್ಲರೂ ನೀವು ತಪ್ಪು ತಿಳ್ಕೋಬೇಡಿ ಪ್ರತಿಯೊಂದು ಮದುವೆಯಲ್ಲೂ ನೀವು ವಿಡಿಯೋಗ್ರಾಫ್ ಮಾಡ್ತೀರಿ ಶರಣಾಗತಿ ನಿಮ್ದಲ್ಲ ಆ ಹೆಣ್ಣು ಮಗಳು ಯಾರು ಮಾಂಗಲ್ಯ ಕಟ್ಟಿಸ್ಕೊಳ್ತಾಳೆ ಅವಳು ಮದುವೆಗೆ ಬಂದ ಸಾವಿರ ಸಾವಿರ ಸಾವಿರ ಜನರಲ್ಲಿ ಆಮೇಲೆ ಬಂದ ಬಂಧು ಮಿತ್ರರಲ್ಲಿ ಗಂಡನನ್ನೇ ಗುರುತಿಸಿ ಅವನಿಗೇ ಕೊನೆಯವರೆಗೆ ಮನಸ್ಸಿಗೆ ಬೇಜಾರಾಗದಂತೆ ಸೇವೆ ಮಾಡತಕ್ಕಂಥ ಈ ಕಠಿಣ ವ್ರತಕ್ಕೆ ಶರಣಾಗತಿ ಅಂತ ಹೇಳ್ತೇವೆ ಇದು ಸುಲಭವಲ್ಲ ಭಕ್ತಿ ಎಂಬುದ ಮಾಡಬಾರದು ಬಸವಣ್ಣನ ಮಾತು ಗರ್ಗಸ ಇದ್ದಾಗಿರುತ್ತಪ್ಪ ಹೋಗ್ತಾ ಬರ್ತಾ ಎರಡೂ ಕಡೆ ಕೋಯ್ತದೆ ಅಂತ ಹೇಳಿದ್ರು ಅವರು ಮಹಾನುಭಾವರು ಭಕ್ತಿಗೆ ಹೇಳಿದ್ದು ಶರಣಾಗತಿಗೂ ಹೇಳಿದ ಹಾಗೆ ಭಗವಂತನ ಪ್ರೀತಿ ಮಾಡೋದು ಸುಲಭವಾದ ಕೆಲಸವಲ್ಲ ಅದಕ್ಕೆ ಏನೇನು ವಿಘ್ನ ಬೇಕೋ ಅವನು ನನ್ನನ್ನು ಯಾತಕ್ಕೋ ಪ್ರೀತಿ ಮಾಡ್ತೀಯ ಹೆಂಡತಿ ಇದ್ದಾಳೆ ನೋಡು ಮಗು ಇದ್ದಾಳೆ ನೋಡು ಯಮನೇ ಪರೀಕ್ಷೆ ಮಾಡಿದ ನಚಿಕೇತನನ್ನ ಭಗವಂತನು ಅಲ್ಲಿ ಹೋಗು ಇಲ್ಲಿ ಹೋಗು ಅಲ್ಲಿ ಹೋಗು ಇಪ್ಪತ್ತೆಂಟು ದಾರಿ ತೋರಿಸ್ತಾನೆ ಅರ್ಜುನನಿಗೆ ಗಂಟ್ಲಲ್ಲಿ ಇಳಿದೇ ದೌಷ್ಟಿಗಳನ್ನೆಲ್ಲ ಕೊಟ್ಟ ಅಯ್ಯೋ ಹಾಗಿದ್ರೆ ಇವನನ್ನು ನಂಬಿದ್ದೇನೆ ಇವನು ನನಗೆ ಕೈ ಕೊಟ್ಟನಲ್ಲ ಎಂಬುದಾಗಿ ಅಳುವುದಕ್ಕೆ ಶುರು ಮಾಡಿದಾಗ ಭಕ್ತಿಯೋಗ ಹೇಳಿದ ಗುಹ್ಯಾತ್ ಗುಹ್ಯತರಮ್ಮಯ ಭೂಯೇವ ಮಹಾಬಾಹೋ ಶೃಣುಮೇಯ ಪರಮಂ ವಚ ಮತ್ತೆ ಹೇಳ್ತೇನೆ ಕೇಳು ಗುಹ್ಯಾತ್ ಗುಹ್ಯತರಂ ಮನ್ಮನಾಭವ ಮದ್ಭಕ್ತ ಮದ್ಯಾಜಿ ಮಾಂ ನಮಸ್ಕುರು ಗೊಳೋ ಅಂತ ಹತ್ತು ಬಿಟ್ಟ ಅರ್ಜುನ ಇದನ್ನ ಇದು ಒಂದದ ಏನಾದ್ರು ಮುಡಿಯಾದೆ ಅಷ್ಟೊತ್ತಿಂದ ಹೇಳ್ತಾ ಇದ್ದೆ ಮನ್ಮನ ಒಂಬತ್ತನೇ ಅಧ್ಯಾಯದಿಂದ ಹೇಳ್ತಾ ಇದ್ದೆ ತಿರುಗಿ ಹದಿನೆಂಟನೇ ಅಧ್ಯಾಯದಲ್ಲಿ ಹೇಳಿದೆ ನಾನು ಮುಡಿಯಾದೆ ಮನ್ಮನಾಭವ ಮದ್ಭಕ್ತ ಆಗ ಭಗವಂತ ಹೇಳಿದ ಇದು ಆಗದೇ ಇದ್ರೆ ಗುಹ್ಯತಮಂ ಗುಹ್ಯ ತರ ಇನ್ನೊಂದು ಹೇಳ್ತೇನೆ ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ರಜ ಕೈ ಎತ್ತಿ ದ್ರೌಪದಿ ಎತ್ತಿದ ಹಾಗೆ ನನ್ನ ಕೈಲಾಗೋದಿಲ್ಲ ಸ್ವಾಮಿ ನೀನು ಹೇಗೆ ನಡೆಸ್ತೀಯೋ ಮಾನ ಅಪಮಾನ ಸಿದ್ಧಿ ಅಸಿದ್ಧಿ ಎಲ್ಲ ನಿನ್ನದೇ ತೋಪಿಸಿಬಿಡು ನಿನ್ನ ಗುಲಾಮನಾಗಿ ನಿಂತು ನಿನ್ನ ಕಾಲನ್ನು ನಡೆಸ್ತೇನೆ ನಿನ್ನ ಕೈ ಹಿಡಿದು ನಡೆಸ್ತೇನೆ ನಿನ್ನ ಜೀವನವನ್ನೆಲ್ಲ ನೋಡ್ಕೊಳ್ತೇನೆ ನೀನು ಅಜ್ಞಾನವಾದ ಜ್ಞಾನ ಕೊಡ್ತೇನೆ it's should be my supreme duty to lead you ಏನು ಬೇಕು ನಿಮಗೆ ಇದಕ್ಕಿಂತ ಆದ್ರೆ ಅವನಿಗೆ ನಾವು ನಿಷ್ಠೆಯಿಂದ ನಡ್ಕೊಳ್ಬೇಕು ಅದೇ ಶರಣಾಗತಿ ಮನುಷ್ಯ ಸ್ವಭಾವ ಮಾತ್ರ ಈ ಇವನ್ನು ಗೆಲ್ಲುವುದು ಕಷ್ಟ ಇದೆ ಸಾತ್ವಿಕ ರಾಜಸ ಸ್ವಭಾವಗಳು ಮಿಶ್ರ ಪ್ರಕೃತಿ ಇದೆ ಕ್ಷತ್ರ ಕ್ಷೇತ್ರ ಕ್ಷೇತ್ರ ಕ್ಷೇತ್ರಜ್ಞ ಸರ್ವಕ್ಷೇತ್ರಜ್ಞ ತತ್ವತ್ರಯ ಈಗ ಅನೇಕ ವಿಷಯಗಳನ್ನು ಕೃಷ್ಣ ಉಪದೇಶ ಮಾಡಿ ಮುದ್ದು ಎತ್ತಿ ತೋರಿಸುವ ಅಂಶ ಯಾವುದು ಒಂದು ಜೀವನದಲ್ಲಿ ಮನುಷ್ಯನಿಗೆ ಎರಡು ಕಡೆ ಸೆಳೆದಾಟ ಇದೆ ಒಬ್ಬ ಪುರುಷನಿಗೆ ಸೊಂಟಕ್ಕೆ ಹಗ್ಗವನ್ನು ಕಟ್ಟಿ ಒಬ್ಬರು ಈ ಕಡೆ ಒಬ್ಬರು ಆ ಕಡೆ ಎಳೆದ ಹಾಗೆ ಟಗ್ ಆಫ್ ವಾರ್ ಫಾರಲ್ಲಿ ಬರೀ ಹಗ್ಗವನ್ನು ಎರಡು ಕಡೆ ಎಳಿತಾರೆ ಈಗ ನಾವು ಹೇಳುವುದರಲ್ಲಿ ಮನುಷ್ಯನನ್ನು ಕಟ್ಟಿ ಮಧ್ಯದಲ್ಲಿ ಒಂದು ಕಡೆ ಪ್ರಕೃತಿ ಎಂಬುದು ನನ್ನ ಬಳೆಗೆ ಬಾ ಗುಣತ್ರಯದಲ್ಲಿ ಬಾ ಸುಖ ಅನುಭವಿಸು ಇದು ತಿನ್ನಬಾರದು ತಿನ್ನು ಇದು ಮಾಡಬಾರದು ಮಾಡು ಅನುಭವಿಸಬಾರದು ಅನುಭವಿಸು ಜನ್ಮಗಳು ಚೆನ್ನಾಗಿರುತ್ತೆ ಒಂದಕ್ಕಿಂತ ಒಂದು ಹೊಲಸು ಜನ್ಮ ಬಂದಷ್ಟು ತಿನ್ನಬಾರದು ತಿನ್ನಬಹುದು ಬಾ ಎಂಬುದಾಗಿ ಪ್ರಕೃತಿ ಮೋಹಿನಿ ಪ್ರಕೃತಿ ಕಡೆ ಎಳೆಯುತ್ತೆ ಮಹಾತ್ಮನಸ್ತು ಮಾಂ ಪಾರ್ಥ ದೈವೀಂ ಪ್ರಕೃತಿಮಾಶ್ರಿತ ಈ ಕಡೆ ಇಳಿತಾನೆ ಭಗವಂತ ನನ್ನ ಕಡೆ ಬಾರೋ ನನ್ನ ಕಡೆಗೆ ಬಾರೋ ಕೊಚ್ಚೆ ಕಡೆ ಹೋಗಬೇಡ ಕಾಣು ನೀನು ನನ್ನ ನಂಬಿದ್ದೀಯೇ ನಿನಗೆ ಒಳ್ಳೇದಾಗಲಿ ಈ ಕಡೆ ಇಳಿತಿದ್ದಾನೆ ಅದು ನೀವು ತಟಸ್ಥವಾಗಿ ನಿಂತರ ಪ್ರಕೃತಿಯ ಬಲ ಜೋರಾಗಿರ್ತದೆ ಆದರೆ ನೀವೇನು ಮಾಡಬೇಕು ಅಂದರೆ ಸ್ವಲ್ಪ ಪ್ರಯತ್ನವನ್ನು ಪಟ್ಟು ಭಗವಂತನ ಕಡೆಗೆ ವಾಲುವುದಕ್ಕೆ ನೀವು ಪ್ರಯತ್ನ ಪಟ್ಟರೆ ಮೋಹಿನಿ ಪ್ರಕೃತಿಯನ್ನು ತಪ್ಪಿಸಿಕೊಳ್ಳುವುದಕ್ಕೂ ಬರ್ತದೆ ಅದನ್ನು ಮಾಡಿದರೆ ಜ್ಞಾನೀತು ಆತ್ಮೈವ ಮೇ ಮತಂ ಆಸ್ಥಿತ ಸಹಿಯುಕ್ತ ಆತ್ಮ ಮಾಮೇವಾನುತ್ತಮಾಂಗದಿ ಬಹೂನಾಂ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ ವಾಸುದೇವ ಸರ್ವಮಿತಿ ಸಮಹಾತ್ಮ ಸುದುರ್ಲಭ ಇದನ್ನು ತೋರಿಸ್ಕೊಡ್ತಾನೆ ಆ ಶರಣಾಗತಿ ಮಾಡುವ ಕ್ರಮ ಇದು ವೇದದಲ್ಲಿಯೇ ಇದೆ ವಸುರಣ್ಯೋ ವಿಭೂರಸಿ سنتا برمن تھمسی وشوا ٹمسی سوریاستمسی چندرسپیام گرہی برمے تھوسمجی مہوپنی دےد برمو مہیمپتی ತಸ್ಮಾತ್ ಬ್ರಹ್ಮಣೋ ಮಹಿಮಾನ ಮಹಿಮಾನಮಿತ್ಯುಪನಿಷತ್ ಲಾಸ್ಟ್ ವರ್ಡ್ ಆಫ್ ತೈತ್ರೋಪನಿಷತ್ ಇದು ಮಸುರಣ್ಯೋ ವಿಭೂರಸಿ ಸರ್ವವ್ಯಾಪಕನಾದ ಭಗವಂತನೇ ತುಂಬ ಸುಂದರವಾಗಿದ್ದೀಯೇ ನಿನ್ನೆ ನಿಲ್ದೇದ್ದು ನಿಧಿ ಇಲ್ಲ ಪ್ರಾಣೇ ತ್ವಮಸಿ ಸಂಧಾತ ಪ್ರಾಣಕ್ಕೆ ಸಂಧಾನ ಮಾಡುವ ನೀನೆ ಹೊರಗೆ ಹೋಗಿದ್ದು ಉಸಿರು ಒಳಗೆ ಬರೋದು ಹಾಗೆ ಐದು ಪ್ರಾಣಗಳಲ್ಲಿ ಕೋಆಪರೇಷನ್ ಯಾರು ನೀವು ಮಾಡ್ತೀರಾ ಪ್ರಾಣಾಪಾನ ವ್ಯಾನ ಸಮಾನ ಉದಾಹರಣದಲ್ಲಿ ಸಮತ್ವ ನೀವು ಸಾಧಿಸ್ತೀರಾ ಅದು ತಾನೇ ಆಗ್ತದೆ ಅಂತ ತಾನೇ ಆಗೋದಿಲ್ಲ ದೇವರು ಮಾಡ್ತಾರೆ ಅದನ್ನ ಪ್ರಾಣೇ ತ್ವಮಸಿ ಸಂಧಾತ ಬ್ರಹ್ಮನ್ ತ್ವಮಸಿ ವಿಶ್ವಸೃಕೆ ವಿಶ್ವ ಸೃಷ್ಟಿ ಮಾಡಿದವು ನೀನೇ ತೇಜೋದಾ ತ್ವಮಸ್ಯಗ್ನೇರ್ವರ್ಚೋದ ಅಗ್ನಿಗೆ ತೇಜಸ್ಸನ್ನು ಕೊಟ್ಟವನು ತ್ವಮಸಿ ಸೂರ್ಯಸ್ಯದ್ಯುಮ್ನೋದ ಸೂರ್ಯನಿಗೆ ಬೆಳಕನ್ನು ಕೊಟ್ಟವನು ಚಂದ್ರಮಸೆ ಚಂದ್ರನಿಗೆ ರಾತ್ರಿ ಹೊತ್ತಲ್ಲಿ ಇನ್ನೊಂದು ಸಬ್ಸ್ಟ್ಯೂಟ್ ಬೆಳಕಿರಲಿ ಅಂತ ಕೊಟ್ಟವನು ನೀನೇ ಪ್ರಭುವೆ ನಿನ್ನ ಹತ್ರ ಬಂದಿದ್ದೇನೆ ಉಪಯಾಮ ಗೃಹೀತೋಸಿ ಹಿಡಿದು ಬಿಟ್ಟೆ ನಿನ್ನ ಪಾದವನ್ನ ಹಾಗೆ ಹಿಡಿದ ನನ್ನ ನಂತರ ಬ್ರಹ್ಮಣೇ ತ್ವ ಮಹಸ ಅತ್ಯಂತ ದೊಡ್ಡ ವಸ್ತು ನಿನ್ನನ್ನು ಹಿಡಿದಿದ್ದೇನೆ ಓಂಕಾರ ಪೂರ್ವಕವಾಗಿ ನನ್ನನ್ನು ನಾನು ಅರ್ಪಿಸಿಬಿಟ್ಟೆ ಭಗವಂತ ಓಮಿತ್ಯಾತ್ಮಾನಂ ಯುಂಜೀತ ಸರ್ವಂ ಶ್ರೀ ವಿಷ್ಣುವೇ ಸ್ವಾಹ ಹೋಮದಲ್ಲಿ ಕೊನೆಯಲ್ಲಿ ಆಜ್ಯಾಹುತಿ ಕೊಡುವ ಹಾಗೆ ನಮ್ಮನ್ನು ಪರಮಾತ್ಮನಲ್ಲಿ ಅರ್ಪಿಸಿಬಿಡಬೇಕು ಇದಕ್ಕೆ ಉಪನಿಷತ್ ಹೇಳ್ತಾರೆ ಏತದ್ವಯ ಮಹೋಪನಿಷದಂ ಇದು ಮಹೋಪನಿಷತ್ತು ಭೀಷ್ಮ ಪ್ರಾಣ ಬಿಡುವಾಗ ಇದನ್ನು ಹೇಳ್ತಾ ಇದ್ದ ದ್ರೋಣ ಪ್ರಾಣ ಬಿಡುವಾಗ ಮಹೋಪನಿಷತ್ತನ್ನು ಹೇಳಿದ ಅಂತ ಬರೆದಿದ್ದಾರೆ ಮಹಾಭಾರತ ಏತದ್ವಯ ಮಹೋಪನಿಷದಂ ದೇವಾನ ಅಂಗುಷ್ಯಂ ದೇವತೆಗಳಿಗೂ ರಹಸ್ಯ ಗೊತ್ತಿಲ್ಲ ಏವಂ ವೇದ ಯಾವನ್ ತಿಳ್ಕೊಳ್ತಾನೆಯೋ ಬ್ರಹ್ಮಣೋ ಮಹಿಮಾನಮಾತ್ಮ ಪರಮಾತ್ಮನ ಆ ಸಾಯುಜ್ಯವನ್ನು ಹೊಂತಾನೆ ಅಂತ ವೇದ ಪುರುಷ ಹೇಳಿದ ಆಗ ಅರ್ಜುನ ಕೇಳಿಕೊಂಡ ಸ್ವಾಮಿ ಇದು ನಿಜವಾದ ಪಕ್ಷದಲ್ಲಿ ನಿನ್ನ ವಿಶ್ವರೂಪವನ್ನು ನಾನು ನೋಡಬಹುದೇ ನೀನು ತೋರಿಸುವ ವಿಶ್ವರೂಪವನ್ನು ನಾನು ನೋಡಬಹುದು ಅಂತ ನಿನಗನ್ನಿಸಿದರೆ ಹಾಗೆ ನೋಡಿ ನಿನ್ನ ವಿಶ್ವರೂಪವನ್ನು ನಾನು ನೋಡಬಹುದು ಅಂತ ನಿನಗನ್ನಿಸಿದರೆ ವಿಶ್ವರೂಪ ತೋರಿಸು ಸ್ವಾಮಿ ನಿಮ್ಮ ಉಪನ್ಯಾಸ ನಮಗೆ ಅರ್ಥ ಆಗಬಹುದು ಅಂತ ನಿಮಗನ್ನಿಸಿದರೆ ನೀವು ಶುರು ಮಾಡಿ ಅಂತ ಕೇಳಿದ ಹಾಗೆ ಆಗ ಸ್ವಾಮಿ ಅವನಿಗೆ ವಿಶ್ವರೂಪವನ್ನು ತೋರಿಸ್ತಾನೆ ಸಿದ್ಧ ಮಾಡಿಕೊಡಿ ನಿನಗೆ ಹೊರಗಣ್ಣಿನ ನೋಡೋಕ್ಕಾಗೋದಿಲ್ವೋ ಅರ್ಜುನ ಒಳಗಣ್ಣನ್ನು ಕೊಡ್ತೇನಪ್ಪ ಒಳಗಣ್ಣಿಂದ ನೋಡು ನೀನು ಎಂಬುದಾಗಿ ಹೇಳಿ ಪರಮಂ ಪದಂ पदम् सदा पश्यन्ति सूरयः दिवीव चक्षुराततम् तद्विप्रासो विपन्यवो जागर्वाम् सस्सविन्धते ವಿಷ್ಣೋರ್ಯತ್ಪರಮಂ ಪದಂ ವಿಶ್ವರೂಪ ಸೃಷ್ಟಿ ನಮಗೆಲ್ಲರಿಗೂ ದೊರೆಯಲಿ ಅಂತ ಆಶೆ ಮಾಡ್ತೇನೆ ಆ ವಿಶ್ವರೂಪದಲ್ಲಿ ಏನು ತೋರಿಸ್ತಾ ಭಗವಂತ ಈ ವಿಶ್ವರೂಪ ಗ್ರಹಿಸಿಬಿಟ್ರೆ ಭಗವದ್ಗೀತೆ ತಿಳಿಯಿತು ನಿಮಗೆ ವಿಶ್ವರೂಪ ಸೇವೆ ಅಂದರೆ he shows to Arjuna his cosmic vision cosmic vision ಜಗತ್ತಲ್ಲಿರುವುದೆಲ್ಲ ಅವನಲ್ಲಿದೆ ಅವನು ಎಲ್ಲದರಲ್ಲಿದ್ದಾನೆ ಎಲ್ಲಿ ಈಗ ನಿಮ್ಮ ಎದುರಿಗೆ ನಿಮ್ಮ ಸುತ್ತಮುತ್ತ ಇರುವ ಜಗತ್ತಲ್ಲಿ ಎಲ್ಲ ಕಡೆ ಇದ್ದಾನೆ ನೀವು ಮೊದಲುಕೊಂಡು ನಾನು ಮೊದಲುಗೊಂಡು ನೀವು ಅನುಭವಕ್ಕೆ ಬರುವ ಎಲ್ಲ ಪದಾರ್ಥಗಳು ಅವನಲ್ಲಿಯೇ ಇವೆ ಪ್ರಶ್ನೆ ಕೇಳ್ತೇನೆ ನೀವೆಷ್ಟರ ಮಟ್ಟಿಗೆ ಅವನನ್ನು ನೋಡ್ತಾ ಇದ್ದೀರಿ ಇಲ್ಲೇ ಇದ್ದಾನೆ ವಿಶ್ವರೂಪ ಗೋಡೆಯ ಬಾಗಿಲು ಕಿಟಕಿ ಕಂಬ ತೊಲೆ ಪೀಠ ಮೈಕ್ರೋಫೋನು ನಾನು ನೀವು ಎಲ್ಲವೂ ಅವನಲ್ಲೇ ಇದ್ದೇವೆ ಆದರೆ ಅವನು ನಿಮಗೆ ಅವನಂತ ಕಾಣಿಸೋದಿಲ್ಲ ಬೇರೆ ಬೇರೆಯಾಗಿ ಪೃಥಕ್ ಪೃಥಕ್ ನಾವು ಭಿನ್ನ ಭಿನ್ನವಾಗಿ ಕಾಣ್ತೇವೆ ನಮಗೆ ಆ unity that splendent supreme unity of every living and non living thing with God and in God and for God ಅದು ನಮಗೆ ಕಾಣಿಸೋದಿಲ್ಲ ಅವನಿಗಾಗಿ ಬದುಕು ಅವನಲ್ಲಿಯೇ ಬದುಕು ಅವನಿಂದಲೇ ಬದುಕು ಅವನೆಲ್ಲದೆ ಅಣೋತ್ರ ತೃಣ ಕಾಷ್ಟ ಏನು ಇಲ್ಲ ಅನ್ನೋ ತಿಳುವಳಿಕೆ ಈ ಕಣ್ಣಿಗೆ ಕಾಣಿಸೋದಿಲ್ಲ ಮಹಾರಾಯರೇ ಗುರುಗಳು ತೆಗೆದರೆ ಅದು ಒಳಗಣ್ಣಿಗೆ ಕಾಣಿಸ್ತದೆ ಅದನ್ನು ಕೊಡ್ತೇನೆ ಎಂಬುದಾಗಿ ತತ್ರ ಈ ಕಷ್ಟಂ ಜಗತ್ಕೃಷ್ಣಂ ಪ್ರವಿಭಕ್ತ ಮನೇಕದ ಯೂನಿಟಿ ವೆರೈಟಿ ಎರಡು ತೋರಿಸ್ತಾ ಇದ್ದಾರೆ ಈ ದ್ವೈತಾದ್ವೈತ ವಿಶಿಷ್ಟಾದ್ವೈತಗಳಿಗೆ ಇಲ್ಲಿ ಒಂದು ರೀತಿಯ ಫುಲ್ ಸ್ಟಾಪ್ ಇದನ್ನು ತಿಳ್ಕೊಂಡ್ರೆ ನಿಮಗೆ ಈ ಮತಗಳ ಗೊಂದಲ ತಪ್ತದೆ ಮತಗಳೆಂಬುದು ನಾನು ಈಚಿನ ತಿಳುವಳಿಕೆ ಅದು ಒಂದು ರೀತಿ ಮುಂದಕ್ಕೆ ರಸ್ತೆ ಹೋಗದೆ ಬ್ಲೈಂಡ್ ಅಂತ ಇರ್ತದೆ ನೋಡಿ ರಸ್ತೆಗಳಲ್ಲಿ ಡೆಡ್ ಆ್ಯಂಡ್ಸ್ ಆ ಡೆಡ್ ಎಂಡಿಂದ ಅಲ್ಲಿ ಬರೀ ತರ್ಕದಲ್ಲಿ ನೀವು ಕೂತ ಅನುಭವ ಹೋಗ್ಬಿಡುತ್ತೆ ಯೋಗಿಗಳು ಅದನ್ನು ನಾವು ಮಾಡಿದ್ರು ನಾನು ಹೇಳ್ತಿಲ್ಲ ಮತ ಪ್ರವರ್ತಕರು ಅವರು ತಾವು ಕಂಡುಕೊಂಡ ಮತಗಳಿಗಿಂತ ದೊಡ್ಡವರು ಮತಕ್ಕಿಂತ ಯೋಗ ದೊಡ್ಡದು ಮತಿಗೆ ಮತ ಅಳವಡುತ್ತದೆ ಯೋಗವೆಂಬುದು ಮತಿಗೆ ಅಳವಡುವುದಿಲ್ಲ vibrant experience of God cannot be contained in one system of thought ಅದಕ್ಕೆ ವೇದವ್ಯಾಸರು ವಾಲ್ಮೀಕಿಗಳಂತವರು ದೃಷ್ಟಿ ಕೊಡ್ತಾರೆ ಅದನ್ನು ನೋಡಿದ ತತಸ್ಸ ವಿಸ್ಮಯಾಭಿಷ್ಟೋ ಹೃಷ್ಟರೋಮ ಧನಂಜಯ ಪ್ರಣಮ್ಯ ಸಹ ದೇವಂ ಕೃತಾಂಜಲಿ ಅಭಾಷತ ಅವನನ್ನು ಸ್ತೋತ್ರ ಮಾಡ್ತಾನೆ ಅನೇಕ ಮುಖ ಅನೇಕ ಬಾಯಿ ಅನೇಕ ಕಣ್ಣು ಎಲ್ಲ ಅವನಲ್ಲಿ ಹೋಗ್ತಾ ಇದೆ ಒಂದು ಕಡೆ ಭೀಷ್ಮದ್ರೋಣ ಕರ್ಣ ಶಲ್ಯಾದಿಗಳೆಲ್ಲ ಅವನ ಬಾಯಲ್ಲಿ ಪ್ರವೇಶ ಮಾಡಿದರು ಅಂತೂ ದೇವರು ಕೆಟ್ಟವರನ್ನು ಮುಗಿಸ್ತಾ ಪರವಾಗಿಲ್ಲ ಅಂತ ತನ್ನ ಬೆನ್ನು ನೋಡಿಕೊಳ್ಳುವಾಗ ತಾನು ಹೋಗ್ತಾ ಇದ್ದಾನೆ ಕೃಷ್ಣನ ಬಾಯಲ್ಲಿ ಧರ್ಮರಾಜ ಮೊದಲುಕೊಂಡು ಎಲ್ಲರೂ ನಿಂತಿದ್ದಾರೆ ಕ್ಯೂ ನಿಂತಿದ್ದಾರೆ ಅಯ್ಯೋ ಇವರು ಹೋಗ್ತಾ ನಾವು ಹೋಗ್ತೇವೆ ಅವನು ಹೋಗ್ತೇವೆ ಕೇಚಿದ್ ವಿಲಗ್ನ ದಶನಾಂತರೇಶು ಕೃಷ್ಣನ ಹಲ್ಲು ಸಂಧಿ ಕೋರೆದಾಡಿಯಲ್ಲಿ ಭೀಷ್ಮನ ತಲೆ ದ್ರೋಣನ ತಲೆಚೂರು ಕರ್ಣ ಶಕುನಿ ಮೊದಲಾದವರು ತಲೆ ಚೂರುಗಳೆಲ್ಲ ಕಾಣಿಸ್ತಾ ಇದೆ ಜೀರ್ಣಿಸ್ಕೊಂಡ್ಬಿಟ್ಟಿದ್ದಾನೆ ಎಲ್ಲ ತಿಂದುಬಿಟ್ಟಿದ್ದಾನೆ ಭಯವಾಯಿತು ಯಾರಯ್ಯ ನೀನು ವಿಶ್ವರೂಪ ತೋರಿಸು ಅಂತ ಅವನೇ ಕೇಳ್ದ ಇವನು ಕೇಳಿದ್ನಿ ಅಪ್ಲಿಕೇಶನ್ ಹಾಕಿ ತೋರಿಸಿದ ಮೇಲೆ ಯಾರಯ್ಯ ನೀನು ಕಾಲೋಸ್ಮಿ ರೋಗಕ್ಷಯ ವೃದ್ಧ ನಾನು ಕಾಲು ಪುರುಷ ಅಂದ ಭಗವಂತ ಆ ಕಾಲು ಚಕ್ರ ಆ ಅತ್ತಿ ಅಶ್ವತ್ಥ ನೆಗ್ರೋಧ ನೆಗ್ರೋಧ ಬರೋ ಅಶ್ವತ್ಥ ಶಾಣು ರಾಮನೇಶು ವಿಷ್ಣು ಸಹಸ್ರನಾಮದಲ್ಲಿ ಮೂರು ಮರಗಳ ಹೆಸರು ಒಟ್ಟಿಗೆ ಬರ್ತವೆ ನೆಗ್ರೋಧ ಅಶ್ವತ್ಥ ಉದುಂಬರ ಇದು ಮೂರು ತತ್ವಗಳು ಇದರಲ್ಲಿ ಕಾಲು ಸ್ವರೂಪ ಆಡ್ಕೊಂಡಿದೆ ಭಗವಂತ ಎಲ್ಲವನ್ನ ತನ್ನ ಜಗತ್ತನ್ನು ಮಂಗಳಮಯ ದಿಕ್ಕಿಗೆ ಕಳೆ ಕರ್ಕೊಂಡು ಹೋಗಬೇಕು ಅನ್ನುವ ಪ್ರಯೋಜನಕ್ಕಾಗಿ ಉಪಯೋಗ ಮಾಡಿಕೊಳ್ತಾರೆ there is no one nothing no institution which does not subserve God's purpose even Hitler even Mao Tse-tung, even Duryodhana ದುರ್ಯೋಧನನು ಭಗವಂತನ ಉಪಕರಣ ಅವನನ್ನು ಉಪಕರಣ ಮಾಡಿಕೊಂಡು ಪೋಲರೈಸೇಷನ್ ಈವಿಲ್ ಫೋರ್ಸಸ್ ಎಲ್ಲ ಅವನ ಕಡೆ ಬಂದು ರ್ಯಾಲಿ ಮಾಡುವ ಹಾಗೆ ಮಾಡಿ ಆಮೇಲೆ ಡಮ್ ಅನ್ನಿಸಿದ ಹಿಟ್ಟಲ್ಲಿಲ್ಲದೆ ಇದ್ರೆ ಜಗತ್ತು ಪರಿವರ್ತನೆ ಆಗ್ತಿರಲಿಲ್ಲ ಬ್ರಿಟಿಷ್ ಸಾಮ್ರಾಜ್ಯ ಕುಸಿತಾ ಇರಲಿಲ್ಲ ಗಾಂಧಿಯವರಿಂದ ಸ್ವಾತಂತ್ರ್ಯ ಬರಲಿಲ್ಲ ಹಿಟ್ಲರ್ನಿಂದ ಬಂತು ಸ್ವಾತಂತ್ರ್ಯ ಬ್ರಿಟಿಷರ ಕಾಲು ಕತ್ತರಿಸಿದ ಅವನು ಎರಡನೇ ಮಹಾಯುದ್ಧ ನಡೀದೇ ಇದ್ರೆ ಯುರೋಪ್ದಲ್ಲಿ ಬ್ರಿಟಿಷರ ಕಾಲು ಕೊಕ್ಕರಿಸದೇ ಇದ್ರೆ ದಮ್ಮಯ್ಯ ಅಂದಿದ್ರೆ ಈ ದೇಶ ಬಿಟ್ಟು ಹೋಗ್ತಾ ಇರಲಿಲ್ಲ ಆದ್ರಲ್ಲಿ ಹಿಟ್ಲರ್ ಬೇಕು ನೀವು ಹಿಟ್ಲರ್ ಮಾತ್ರ ಹೇಳಿದ್ರಲ್ಲ ಗೋಡ್ಸೆಗೂ ಹೇಳಬೇಕು ಅವನು ಒಂದು ಪ್ರವರ್ತಕನೇ ಇದು ತಪ್ಪು ಸರಿ ಪ್ರಶ್ನೆ ಅಲ್ಲ ಇತಿಹಾಸದಲ್ಲಿ ಅನವಶ್ಯಕವಾದ ವ್ಯಕ್ತಿಗಳನ್ನು ದೇವರು ಸೃಷ್ಟಿ ಮಾಡೋದಿಲ್ಲ ಯಾರಿಗೀಗ ನೀವು ಚಕ್ರ ಗಾಡಿ ಹಳೆ ಗಾಡಿ ನಡೆಸುವಾಗ ಚಕ್ರಗಳಿಗೆ ಕಡಾಣಿ ಅಂತ ಹಾಕಿರ್ತಾರೆ ಮಸಿ ಹಾಕಿರ್ತಾರೆ ಥೂ ಮಸಿ ಅಂತೀರಿ ಮುಟ್ಟಿದ್ರೆ ಅದು ಇಲ್ಲದೆ ಗಾಡಿ ನಡೆಯುತ್ತೆ ನೋಡಿ ಚಾವಟಿ ಹೊಡೆಯೋ ಕೆಲಸ ಅದಿಲ್ಲದೆ ಅದು ನಡೆಯೋದಿಲ್ಲ ಮುಂದಕ್ಕೆ ಹಾವು ಹಲ್ಲಿ ಮೊದಲುಗೊಂಡು ಪ್ರತಿಯೊಂದಕ್ಕೂ ಒಂದು ಅರ್ಥ ಇಟ್ಟಿದ್ದಾನೆ ಭಗವಂತ ಶಿಷ್ಟರ ಕೈಲಿ ಸೇವೆ ತಗೊಳ್ಳೋದು ಹೇಗೆ ಗೊತ್ತೋ ದುಷ್ಟರ ಕೈಲಿ ಸೇವೆ ತಗೊಳ್ತಾನೆ ಪುರುಷ ಕಲಿ ಎನ್ನುವುದು ಕಾಲದ ಒಂದು ಅಂಶ ರಿಟಾರ್ಡೇಷನ್ ಬರೀ ಕೃತಯುಗದ ಹೇಗೆ ಜಗತ್ತು ಉರುಳುವುದಿಲ್ಲ ಅದು ಕಲಿಯ ಕೈಲಿ ಕೆಲಸ ತಗೊಳ್ತಾನವನು ಇವತ್ತು ಪ್ರೆಸೆಂಟ್ ಸೋಷಿಯಲ್ ಆರ್ಡರ್ ಅಂತ ಹೇಳ್ತೇವೆ management of value cooperation leading to team excellence competition leading to individual excellence ಇದರಲ್ಲಿ ಕೋಲಾಹಲ ನಡೆದಿದೆ ಇದು ಬೆಸ್ಟ್ ನಿಮ್ಗೆ ತುಂಬ ವಿಚಾರ ಆಗುತ್ತೆ ಇವತ್ತು ಪಶ್ಚಿಮದ ಸಂಸ್ಕೃತಿ ಮೇಲೆ ಬರಬೇಕೋ ಭಾರತೀಯ ಸಂಸ್ಕೃತಿ ಮೇಲೆ ಬರಬೇಕೋ ಬಹಳ ದೊಡ್ಡ ಹೋರಾಟ ನಡೀತಾ ಇದೆ ತಾಯಂದ್ರೆ ತಂದೆ ಅಂದರೆ ನಿಮಗಿದು ಗೊತ್ತಿಲ್ಲ ಪತ್ರಿಕೆಯಲ್ಲಿ ರಿಪೋರ್ಟ್ ಬರೋದಿಲ್ಲ great competition is going on between the values represented by India ಅದು ಅವರಿಗೆ ಅರ್ಥ ಆಗುತ್ತೆ ನಮ್ಮ ರವೀಂದ್ರ ಅವರಿಗೆ ಇನ್ಫೋಸಿಸ್ ಅಲ್ಲಿರೋರು ಗೊತ್ತಾಗುತ್ತೆ ಈ ಕಾಂಪಿಟೇಷನ್ ಮೇಜರ್ ಅದಕ್ಕೆ ವ್ಯಾಲ್ಯೂ ಫಿಕ್ಸ್ ಮಾಡಿ ಕೊಡ್ತಾ ಇದ್ದೇನೆ ಕೋಆಪರೇಷನ್ ಭಾರತೀಯ ಸಂಸ್ಕೃತಿಯ ಈ ಸಹಕಾರ ತತ್ವ ಮುಂದಿಟ್ರೆ it leads to team excellence competition ತತ್ವ ಇಟ್ರೆ it leads to individual excellence ಬರೀ ಇಂಡಿವಿಜುವಲ್ ಎಕ್ಸಲೆನ್ಸ್ ಜಗತ್ತು ಉದ್ಧಾರ ಆಗೋದಿಲ್ಲ ಇದು ನಿಮಗೂ ಅರ್ಥ ಆಗುತ್ತೆ ಇದು individual excellence must merge in team spirit and collective excellence ಅವುಗಳಲ್ಲಿ ತಿಕ್ಕಾಟ ಇರದೇ ಇರುವಂತೆ ಮಾಡಿದರೆ ಮಹಾಯುದ್ಧಗಳು ಬರೋದಿಲ್ಲ ಇದು ಮ್ಯಾನೇಜ್ಮೆಂಟ್ ಭಗವದ್ಗೀತಾ ಮ್ಯಾನೇಜ್ಮೆಂಟ್ ಇವತ್ತು ಹೊಸ ಜಗತ್ತನ್ನು ನಡೆಸೋದು ಬೇಕಾದ ವಿಚಾರಧಾರೆಗಳನ್ನೆಲ್ಲ ಭಗವದ್ಗೀತೆ ಅಂತ ತುಂಬ ಚೆನ್ನಾಗಿ ಹೇಳ್ಬೋದು ಇದು ತಿಳ್ಕೊಳ್ಳದೆ ಕಾಂಪಿಟೇಷನ್ ಕಾಂಪಿಟೇಷನ್ ಮಾಡಿ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಕ್ಯಾಪಿಟಲಿಸಂ ಕಮ್ಯುನಿಸಂ ಎರಡು ಯುದ್ಧವಾಯಿತು ಇನ್ನೂ ಯುದ್ಧ ಮಾಡೋ ಸ್ಥಿತಿಯಲ್ಲಿ ಕೂತಿದ್ದೇವೆ ತೃಪ್ತಿ ಇಲ್ಲ ಇರಾಕ್ ಆಯಿತು ಇರಾನ್ ಆಯಿತು ಆಫ್ಘಾನಿಸ್ತಾನ ಆಯಿತು ಪಾಕಿಸ್ತಾನವಾಯಿತು ಪಶ್ಚಿಮದ ಸಂಸ್ಕೃತಿ ಎಲ್ಲ ಜಗತ್ತನ್ನು ಲೂಟಿ ಮಾಡುವುದರಲ್ಲಿ ಕೂತಿದೆ ಅವರಿಗೆ ಸಹಕಾರ ತತ್ವ ಗೊತ್ತಿಲ್ಲ ನಾವು ಕಲಿಸಿಕೊಡಬೇಕು it is your duty to make Indian culture strong ನಮ್ಮ ಸಂಸ್ಕೃತಿಯನ್ನು ಭದ್ರಪಡಿಸಬೇಕು ಅವರು ಶ್ರೀನಿವಾಸರಾಜು ಇವತ್ತು ಬರಲಿಲ್ಲ ನಿನ್ನೆ ನಮ್ಮ ಮನೆಗೆ ಬಂದಿದ್ರು ಮೇಲ್ಕೋಟೆಯಲ್ಲಿ ಹದಿನಾಲ್ಕು ಪುಷ್ಕರಣಿಗಳ ಶುದ್ಧೀಕರಣ ಕಾರ್ಯ ಕೈಗೆತ್ತಿಕೊಂಡಿದ್ದಾರೆ ಅಲ್ಲಿ ಒಂದು ಪುಷ್ಕರಣಿ ಶುದ್ಧ ಮಾಡಿದರು ಇಲ್ಲಿ ಸಂತೆ ಹೊಂಡ ಚಿತ್ರದುರ್ಗದಲ್ಲಿ ಅದರ ಸುತ್ತ ಗಿಡ ಮರ ಊರಿನವ್ರ ಕೈಯಿಂದ ಸರ್ಕಾರದ ಕಾಸಿಲ್ಲದೆ ನೆಟ್ಟು ಚಿತ್ರದುರ್ಗದಲ್ಲಿ ಒಳ್ಳೆ ಮಳೆ ಬೆಳೆ ಆಗುವಂತಹ ಸ್ಕೀಮಿನ ಹತ್ತು ವರ್ಷದಲ್ಲಿ ಹಾಗಾಗುತ್ತೆ ನೋಡಿ ಚಿತ್ರದುರ್ಗ ನೆಕ್ಸ್ಟ್ ಕೋಟೆ ಆಮೇಲೆ ಕೋಲಾರ ನೀವು ಸಹಾಯ ಮಾಡಬೇಕು ಅಂದು ನಾನೇನು ಸಹಾಯ ಮಾಡಲಿ ಹಿಂದೆ ಅವ್ರು ಹೇಳಿದ್ರು Swamiji you are a force ನಿಮ್ಮ ಮಾತಿನಲ್ಲಿ ಏನು ಶಕ್ತಿ ಇದೆ ನಿಮ್ಮ ಬಾಡಿ ನನಗೆ ಗೊತ್ತಿಲ್ಲ ಅಂದ್ರೆ ಅವ್ರು ಹೇಳಿದರು ನೀವು ಆಡುವ ಮಾತುಗಳಲ್ಲಿ ಏನೋ ಒಂದು ಶಕ್ತಿ ಇದೆ ಅದು ಜನರನ್ನು ಎಬ್ಬಿಸಬಲ್ಲದು ನನಗೆ ಗೊತ್ತಿಲ್ಲ ಅವನೇನು ಪ್ರೇರಣೆ ಮಾಡಿದ್ದ ನಾನು ಹೇಳ್ತೇನೆ ನಾನು ಅರ್ಥ ಮಾಡಿಕೊಂಡಿದ್ದು ಎಷ್ಟು ಮುಖದಿಂದ ಬಂದಿದೆ ಗುರುಮುಖದಿಂದ ಕಲಿಸಿದ್ರ ಜೊತೆಗೆ ಓದಿಕೊಂಡದ್ರಲ್ಲಿ ಅನೇಕ ಮುಖದಿಂದ ಬಂದಿದೆ ಭಗವದ್ಗೀತೆಯ ಹನ್ನೊಂದನೇ ಅಧ್ಯಾಯ ಒಂದು ಚೆನ್ನಾಗಿ ತಿಳ್ಕೊಂಡು ಸಾಕು ಇಂಥ ಸ್ವಾಮಿ ಅರ್ಜುನನಿಗೆ ಇದೆಲ್ಲ ತಿಳಿಸಿದ ಮೇಲೆ ಕರಿಷ್ಯೇ ವಚನಂತವ ನೀ ಹೇಳ್ದಾಗ ಕೇಳ್ತೇನೆ ಇಂದ ಹೇಳ್ದಾಗ ಕೇಳ್ತೇನೆ ಅಂತ ಒಂದು ಮಾತು ಅವನ ಕೈಲಿ ವಸೂಲಿ ಮಾಡುವುದಕ್ಕೆ ಅದು ಮೊದಲೇ ಹೇಳಿದ್ದಿಷ್ಟೆಲ್ಲ ಎಲ್ಲಿ ಆಗ್ತಿತ್ತು ಅವನ ಕೈಲಿ ನನಗೆ ಒಂದೂವರೆ ಗಂಟೆ ಟೈಮ್ ವೇಸ್ಟ್ ಮಾಡಿಸಿದ ಈಗ ಭಗವದ್ಗೀತೆ ಎಷ್ಟು ಜನ ಹೇಳ್ತಾ ಇದ್ದಾರೆ ಅವರು ಕೇಳಿದ ಹಾಗೆ ಇಷ್ಟೆಲ್ಲ ಕೇಳಿ ಉದ್ಧಾರ ಯಾದವರು ಯಾವುದೂ ನಾನು ಸತ್ಯ ಉತ್ತರ ಕೊಡೋಕ್ಕಾಗೋದಿಲ್ಲ ಉದ್ಧಾರ ಆಗೋದು ನಿಮ್ಮ ಕೈಲಿದೆ ನಾನು ವಿಚಾರಗಳನ್ನು ಕೊಡಬಲ್ಲೆ ಡಾಕ್ಟರ್ ಜಾನ್ಸನ್ ಅಂತ ಒಬ್ಬ ಇದ್ದ ಇಂಗ್ಲೆಂಡಲ್ಲಿ ಒಬ್ಬ ಒಂದು ಪ್ರಶ್ನೆ ಕೇಳಿದ ಅವನಿಗೆ ಇವನು ಉತ್ತರ ಹೇಳ್ದ ಅವನಿಗೆ ಅರ್ಥ ಆಗಲಿಲ್ಲ ನಾಲ್ಕು ಸಲ ಹೇಳಿದು ತಿಳಿಲ್ಲ ಕೊನೆಗೆ ಹೇಳಿದ್ರು sir I can invent one argument do you expect me to invent one understanding also ಅಂತ ಕೇಳಿದಂತೆ ಅವನು ನಿಮ್ಗೆ ತಿಳಿದೇ ಇದ್ದ ಉತ್ತರ ಹೇಳ್ಬೋದು ಉತ್ತರ ತಿಳ್ಕೊಳ್ಳೋ ಶಕ್ತಿನೂ ನಾನೇ ಕೊಡಬೇಕೆ ಅಂತ ಕೇಳಿದ್ನಂತೆ ಅವನು ಅಂದರೆ ನಿಮ್ಮ ಹೋಮ್ವರ್ಕ್ ಬಹಳ ಬರ್ತದೆ ಭಗವಂತ ವಿಶ್ವರೂಪವನ್ನು ತೋರಿಸಿದ ಆ ವಿಶ್ವರೂಪವನ್ನು ಅರ್ಜುನ ಒಬ್ಬನೇ ನೋಡಿದ ಸಂಜೆ ಮತ್ತೊಂದು ಕಡೆ ಕೂತ್ಕೊಂಡು ನೋಡಿದ ಯುದ್ಧ ಭೂಮಿಯಲ್ಲಿ ಭೀಷ್ಮ ದ್ರೋಣಾದಿಗಳಿಗೂ ಅದು ಕಾಣಿಸಲಿಲ್ಲ ಅದಾದ ನಂತರ ಯುದ್ಧ ಪ್ರಾರಂಭವಾಯಿತು ಈಗ ಸ್ವಲ್ಪ ಕಥೆ ಓಡಿಸ್ತೇನೆ ಯುದ್ಧದ ಮೊದಲನೇ ದಿವಸ ಇದು ಬ್ರೀಫ್ ರಿಪೋರ್ಟ್ ಪತ್ರಿಕಾ ವರದಿ ಇದ್ದ ಹಾಗೆ ಧೃತರಾಷ್ಟ್ರನ ಹನ್ನೊಂದು ಮಕ್ಕಳಿಗೂ ದ್ರೌಪದಿ ಐವರು ಪುತ್ರರಿಗೂ ಒಂದು ಕಡೆ ಭಯಂಕರ ಕದನ ಆರಂಭವಾಯಿತು there are several friends on the war field battle field war field ಹೇಳ್ತೇವಲ್ಲ ಅಂದರೆ ವಾರ್ ಫೀಲ್ಡ್ ಅನ್ನೋದು ಬಹಳ ದೊಡ್ಡದು ಬ್ಯಾಟಲ್ ಫೀಲ್ಡ್ ಅನ್ನೋದು ಇಂಡಿವಿಜುವಲ್ ಕ್ಷೇತ್ರಗಳು ಇಡೀ ಭೂಮಿಯಲ್ಲಿ ಕುರುಕ್ಷೇತ್ರದಲ್ಲಿ ದ್ರೌಪದಿ ಅವರು ಪುತ್ರರು ಧೃತರಾಷ್ಟ್ರನ ಹನ್ನೊಂದು ಮಕ್ಕಳು ಒಂದು ಕಡೆ ಹೋರಾಡ್ತಿದ್ದಾರೆ ಅದೇ ವೇಳೆಯಲ್ಲಿ ಬೇಕಂತ ಅರ್ಜುನನ ರಥವನ್ನು ಭೀಷ್ಮನ ಎದುರಿಗೆ ನಿಲ್ಲಿಸಿದ ಕೃಷ್ಣ ಏನು ಮಾಡ್ತಾನೆ ನೋಡೋಣ ಅಂತ ರಥ ಇಲ್ಲಿ ನಡೆಸು ಅಂತ ಅವನು ಹೇಳೋದಲ್ಲ ಇವನು ನಡೆಸಿದ ಕಡೆ ಅವನು ಯುದ್ಧ ಮಾಡಬೇಕು ಆಗಿದೆ ನೋಡಿ ಸಾರಥಿ ಮೈಕ್ರೋಫೋನ್ ಇಟ್ಟ ಮೇಲೆ ನಾವು ಪ್ರವಚನ ಮಾಡುವಂತೆ ಇನ್ನೊಂದು ಕಡೆಯಲ್ಲಿ ಭೀಮ ದುರ್ಯೋಧನರಲ್ಲಿ ಸೆಣಸಾಟ ಮತ್ತೊಂದು ಕಡೆಯಲ್ಲಿ ದ್ರೋಣ ಧೃಷ್ಟದ್ಯುಮ್ನರ ಹೋರಾಟ ಇದು ಬೆಳಗ್ಗೆ ಯುದ್ಧ ನಡೆಯಿತು ಈ ಕಡೆ ಆ ಕಡೆ ವಾಲ್ತಾ ವಾಲ್ತಾ ನಿರಪರಾಧಿ ಸೈನಿಕರು ಸತ್ರು ನಿರ್ಣಯ ಆಗಲಿಲ್ಲ ಮಧ್ಯಾಹ್ನದ ಯುದ್ಧದಲ್ಲಿ ಯುದ್ಧದ ವಿಜಯಲಕ್ಷ್ಮಿ ಕೌರವರ ಕಡೆಗೆ ವಾಲು ಆರಂಭವಾದಳು ಶಲ್ಯನ ಒಂದು ಭಯಂಕರವಾದ ಯಶದದ ಆಯುಧಕ್ಕೆ ಈಟಿಗೆ ಉತ್ತರ ಕುಮಾರ ಬಲಿಯಾಗಿ ಸತ್ತ ಮೊದಲನೇ ಕಾಯಿ ಹೋಯಿತು ಈ ವಿರಾಟ್ ಪರ್ವದ ಕಥೆ ನಡೆದ ಮೇಲೆ ಅರ್ಜುನನ ಕೈಯಲ್ಲಿ ಟ್ರೈನಿಂಗ್ ತಗೊಂಡು ಭೂಮಿಂಜಯ ಉತ್ತರ ಕುಮಾರ ನಿಜವಾಗಿಯೂ ಮಹಾವೀರನಾಗಿ ಪರಿಣಾಮ ಹೊಂದಿದ್ದ ಅವನು ಸತ್ತು ಹೋದ ಅದನ್ನು ನೋಡಿ ಕೋಪ ಬಂತು ಅಭಿಮನ್ಯುವಿಗೆ ಭೀಷ್ಮನ ನಟ್ಟಿಸಿಕೊಂಡು ಹೋದ ಅದು ನಡೆಯಿತು ಭೀಷ್ಮನ ಧ್ವಜವನ್ನು ಕತ್ತರಿಸಿದ ಧನುಸ್ಸನ್ನು ಪುಡಿ ಮಾಡಿದ ಸಾರಥಿಯನ್ನು ಕೊಂದ ರಥವನ್ನು ಧ್ವಂಸ ಮಾಡಿದ ಇನ್ನೊಂದು ಬಿಲ್ ತಗೊಳ್ಬೇಕು ಅನ್ನೋಷ್ಟು ಚುರುಕಂತ ಬಾಣಗಳು ಹೊಡೆದು ಹೊಡೆದು ಭೀಷ್ಮನಿಗೆ ಬಿಲ್ ತಗೊಳ್ಳೋದಕ್ಕೆ ಆಗಲಿ ಯಾವನೇ ಯಾವ ಹುಡುಗ ನೋಡ್ತಾನೆ ಅರ್ಜುನನ ಮಗ ಅವನು ಸಾಯಂಕಾಲ ಸೂರ್ಯ ಮುಳುಗುವಷ್ಟರಲ್ಲಿ ವಿರಾಟನಿಗೆ ಮೊದಲನೇ ಹೆಂಡತಿಯಲ್ಲಿ ಹುಟ್ಟಿದ್ದ ಇಬ್ಬರು ಪುತ್ರರು ಶ್ವೇತನನ್ನು ಶಂಕನನ್ನು ಭೀಷ್ಮರು ಬೇರೆ ದಾರಿ ಇಲ್ಲದೆ ಮೊದಲನೇ ದಿವಸ ಬ್ರಹ್ಮಾಸ್ತ್ರದಿಂದ ಕೊಲ್ಲಬೇಕಾಯಿತು ಕೌರವರಿಗೆ ಜಯ ಅವತ್ತು ಒಲಿಯಿತು ಬ್ರಹ್ಮಾಸ್ತ್ರ ಮೊದಲು ಬಿಡಬಾರದು ದುರ್ಯೋಧನ ಬಂದು ಬೈತಾನೆ ಮೇಯರ್ ಲ್ಯಾಡ್ಸ್ ಕಿಡ್ಸ್ ಆ ಹುಡುಗರ ಜೊತೆ ಚರ್ಚ ಮಾಡಿದಿರಿ ಭೀಷ್ಮ ಹೇಳ್ತಾನೆ ನೀ ಅಲ್ಲಿ ನಿಂತ್ಕೋಬೇಕಾಗಿತ್ತು ಆ ಹುಡುಗರು ನಿಂತ್ಕೋ ಆ ಶ್ವೇತ ಎಂಥ ಅವನು ಶಂಖ ಎಂಥ ಅದು ವರ್ಣನೆ ಮಾಡಿದ್ದಾರೆ ಮಹಾಭಾರತದಲ್ಲಿ ಮಹಾರಾಯರೇ ಅದನ್ನು ಓದಿ ಸಂತೋಷ ಪಡಬೇಕು ಅಂದರೆ ವಿರಾಟ ವಂಶದ ಸರ್ವನಾಶವಾಯಿತು ವಿರಾಟನಿಗೆ ತರ್ಪಣ ಮಾಡೋಕ್ಕೊಬ್ಬರು ಮಕ್ಕಳು ಉಳಿಲಿಲ್ಲ ಎರಡನೇ ಹೆಂಡತಿಯಲ್ಲಿ ಹುಟ್ಟಿದವನು ಮೊದಲೇ ಹೆಂಡತಿ ಹುಟ್ಟವನು ಎರಡನೇ ದಿನ ವಿಶಾಖ ಮೊದಲನೇ ದಿವಸ ಯುದ್ಧಕ್ಕೆ ಒಂದೊಂದು ಹೇಳಿದ ತಿರುಗಿ ನಮ್ಮ ಹದಿನೆಂಟು ದಿವಸ ಪುಸ್ತಕ ಓದಿ ದಯವಿಟ್ಟು ಮಹಾಭಾರತ ಕುರುಕ್ಷೇತ್ರ ಯುದ್ಧವನ್ನು ಪ್ರಾಯಶಃ ಹಾಗೆ ವಿಸ್ತಾರವಾಗಿ ಬರೆದವರು ಕನ್ನಡದಲ್ಲಿದ್ದಾರೆ ನನಗೆ ಗೊತ್ತಿಲ್ಲ ನಾನು ತುಂಬ ಶ್ರಮಪಟ್ಟು ಬರೆದಿದ್ದೇನೆ ಅದನ್ನು ಬರೆದಿದ್ದು ಬೆಂಗಳೂರಿನಲ್ಲ ಬೊಕಾರೋ ಸ್ಟೀಲ್ ಸಿಟಿಯಲ್ಲಿ ಬರೆದೆ ನಮ್ಮ ದೊಡ್ಡ ಮಗಳಲ್ಲಿದ್ದು ಬಿಹಾರದಲ್ಲಿ ಯಾವುದೋ ಕಾರಣದಿಂದ ಅಲ್ಲಿ ಹೋಗಿದ್ದು ಅಲ್ಲಿ ಕೂತು ಅಭಿಮನ್ಯು ಸಾಯೋ ತನಕ ಇಪ್ಪತ್ತಾರು ಅಧ್ಯಾಯಗಳನ್ನು ಅಲ್ಲಿ ಬರದೆ ಉಳಿದಿದ್ದು ಇಪ್ಪತ್ತಾರು ಧಾರವಾಡದಲ್ಲಿ ಬರದೆ ಎರಡನೇ ದಿವಸ ಯುಧಿಷ್ಠರನಿಗೆ ಪ್ರಾರಂಭದಲ್ಲಿ ಚಿಂತೆ ಆಗುತ್ತೆ ಕೃಷ್ಣ ಇದೇನು ಹೀಗಾಯ್ತಲ್ಲ ನಮ್ಮ ಮುಖ್ಯ ಒಬ್ಬ ಸೈನಿಕ ವಿರಾಟನ ಮಕ್ಕಳ ಹೀಗಾಗೋಯ್ತಲ್ಲ ಅಂತ ಹೇಳಿದಾಗ ಯೋಚನೆ ಮಾಡಬೇಡ ಅಂತ ಆ ದೃಷ್ಟಜುಮ್ನ ಕ್ರೌಂಚಾಯಣ ಕ್ರೌಂಚಾರುಣ ವ್ಯೂಹ ಎಂಬ ಒಂದು ವ್ಯೂಹವನ್ನು ಸಿದ್ಧ ಮಾಡ್ತಾನೆ ಕೃಷ್ಣ ಯುಧಿಷ್ಠನು ಸಮಾಧಾನ ಮಾಡ್ತಾನೆ ಕೌರವರು ಒಂದು ವ್ಯೂಹ ಮಾಡಿಕೊಂಡರು ಎರಡೂ ಕಡೆ ಶಂಕಧ್ವನಿ ಆಯಿತು ಮತ್ತೆ ಭೀಷ್ಮನ ರಥದ ಎದುರುಗಡೆ ಅರ್ಜುನ ರಥವನ್ನು ಹೋಗಿ ನಿಲ್ಲಿಸ್ತಾ ಕೃಷ್ಣ ಮುಗಿಸ್ಲೀವನನ್ನು ಎಷ್ಟು ಆಪರ್ಚುನಿಟಿ ಕೊಡ್ತಾನೆ ನೋಡಿ ಆದರೆ ಭೀಷ್ಮ ಎದುರು ಬಂದು ಕೂಡಲೇ ಈ ಕಡೆ ತಿರುಗುವುದು ಆ ಕಡೆ ಮಾಡುವುದು ತಲೆ ಕೆರೆಯುವುದು ಇಷ್ಟ ಇಲ್ಲ ಕಳ್ಳನಿಗೆ ಕಥಂ ಭೀಷ್ಮ ಸಂಖ್ಯೆಯ ದ್ರೋಣಂಚ ಮಧುಸೂದನ ವಿಷಭ ಪ್ರತಿಯೋತ್ಸಾಮಿ ಪೂಜಾರ್ಹ ವರಿಸುವುದನ ಅದು ಕೊರಿತಾ ಇದೆ ತಲೆಯಲ್ಲಿ ಕೃಷ್ಣ ನೋಡಿದ ಯಾಕಪ್ಪ ತಾತನ ಮೇಲೆ ಪ್ರೀತಿಯಿಂದ ಇಲ್ಲ ಇಲ್ಲ ತಗೊಂಡೇ ಬಾಣ ಅಂದ ಮತ್ತೆಲ್ಲ ಹೊಡಿತಿದ್ದಾನೆ ಕಳ್ಳ ಆಮೇಲೆ ಈ ಕಡೆ ದುರ್ಯೋಧನ ಭೀಷ್ಮರನ್ನು ಬೈತಾ ಇದ್ದಾನೆ ಆ ಅರ್ಜುನನ್ನು ಮುಗಿಸಿ ಅಂತ ಕೊಲ್ಲೋದಿಲ್ಲ ಅಂತ ಪ್ರತಿಜ್ಞೆ ಮಾಡಿದ್ದೀರಿ ನೀವೇನು ಒಳಗೆ ಲಂಚ ತಗೊಂಡಿದ್ದೀರಾ ಪಾಂಡವರ ಕಡೆಯಿಂದ ದಿವಸ ಚುಚ್ಚುವುದು ಚುಚ್ಚುವುದು ಇನ್ನೊಬ್ಬ ಮರ್ಯಾದಸ್ಥ ಇದ್ರೆ ಕೆರೆಗೆ ಬಿದ್ದು ಹಾಳಾಗ್ತಿದ್ದ ಮಾನಗೆಟ್ಟ ಭೀಷ್ಮ ಅನ್ನ ತಿಂದಿದ್ದೆ ಅಂತ ಅಲ್ಲೇ ನಿಂತಿದ್ದಾನೆ ತ್ವತ್ಕೃತೆ ಚೈವ ಕರ್ಣೋಪಿ ಶಸ್ತ್ರೋ ವಿಷಾಂಪತೆ ಭೀಷ್ಮರೇ ನಿಮ್ಮನ್ನು ನಂಬಿಕೊಂಡು ನಾ ಕರ್ಣನನ್ನು ಕೈ ಬಿಟ್ಟೆ ನೀವು ಬೇಡ ಅಂತಿದ್ರೆ ಕರ್ಣನಿಗೆ ಪಟ್ಟಾಭಿಷೇಕ ಮಾಡಿದ್ರೆ ಇವತ್ತೇ ಗೆದ್ದು ಬಿಡ್ತಿದ್ದ ನಿನ್ನ ನಂಬಿ ಹಾಳಾದೆ ಅಂತ ಕಮಾಂಡರ್ ಇನ್ ಚೀಫ್ಗೆ ಹೀಗೆ ಜಗ್ಗಸ್ತಾ ಕೂತಿದ್ದಾನೆ ಗಡ್ಡ ಇಳಿತಾ ಕೆಟ್ಟ ಬಾಯಿ ಹರಕು ಬಾಯಿ ದುರ್ಯೋಧನನ ಬಾಯಿ ಆಗ ತಲೆ ದ್ರೋಣ ದ್ರೋಣವನ್ನು ಸಮಾಧಾನ ಮಾಡ್ತಾನೆ <coughs> ಸಮಾಧಾನ ಮಾಡುವಾಗ ದುಷ್ಟದ್ಮನ ಬಂದ ಈ ಕಡೆ ಬನ್ರಿ ಬ್ರಾಹ್ಮಣರು ನೀವು ಅಲ್ಲಿ ಬೇಡ ಅಂತ ಹೇಳಿ ಈ ಕಡೆಯಲ್ಲಿ ಭೀಮಸೇನ ಕಳಿಂಗರ ಭಯಂಕರವಾದ ನಿಷಾದ ಸೇನೆ ಭಾಗವನ್ನು ಕೊಂದು ಆ ನಿಷಾದ ದೊರೆಯ ಮಕ್ಕಳನ್ನ ಶಕ್ರದೇವ ಭಾನುಮತಿ ಕೇತುಮತಿ ಮತ್ತು ಅನೇಕ ಸೈನಿಕರನ್ನು ಸಂಹಾರ ಮಾಡಿದ ಅವತ್ತು ಅರ್ಜುನನು ಅಭಿಮನ್ಯುವು ಉರವಣಿಸಿದರು ಯುದ್ಧ ಭೂಮಿಯಲ್ಲಿ ಸಾಯಂಕಾಲವಾಯಿತು ಶಂಖಗಳನ್ನು ಊದಿದರು ಸೂರ್ಯಾಸ್ತಮಯಕ್ಕೆ ಯುದ್ಧ ಮುಗಿಯಿತು ಅವತ್ತು ಯುದ್ಧ ಸಮಸಮವಾಯಿತು ಮೊದಲನೇ ದಿವಸ ಕೌರವರಿಗೆ ಜಯ ಎರಡನೇ ದಿವಸ ಯುದ್ಧ ಸಮಸಮವಾಯಿತು ಮೂರನೇ ದಿವಸ ಸಾತ್ಯಕಿ ಭೀಷ್ಮನ ಅಡ್ಡಿಸ್ಕೊಂಡು ಹೋಗ್ತಾನೆ ಭೀಷ್ಮ ಹಿಂದೆ ಓಡುವಂತೆ ಮಾಡ್ತಾನೆ ಆಮೇಲೆ ಕೌರವರು ಅವತ್ತು ಗಾರುಡ ವ್ಯೂಹವನ್ನು ರಚನೆ ಮಾಡಿಕೊಂಡರು ಪಾಂಡವರು ಅರ್ಧಚಂದ್ರ ವ್ಯೂಹವನ್ನು ಮಾಡಿಕೊಂಡು ಸೈನ್ಯವನ್ನು ಸೈನ್ಯ ನಿಲ್ಲಿಸುವ ಕ್ರಮ ಕುದುರೆಯಲ್ಲಿ ಬರಬೇಕು ಆನೆಯಲ್ಲಿ ಬರಬೇಕು the whole army was moving in that particular shape you can't imagine today ಗರಗರಗರ ತಿರುಗಿತಾ ಆನೆ ಇದ್ದ ಜಾಗದಲ್ಲಿ ಆನೆ ಕುದುರೆ ಇದ್ದಲ್ಲಿ ಕುದುರೆ the army is moving but it is set you particular pattern ವ್ಯೂಹದ ನಿಮಗೆ ಬರುವುದಿಲ್ಲ ಇದು ತಾಕಿತು ಪರಸ್ಪರ ತುಮಲು ಯುದ್ಧವಾಯಿತು ಕೌರವ ಸೈನಿಕರು ಸೋತರು ಪ್ರಾರಂಭದಲ್ಲಿ ಓಡಿದರು ಅವತ್ತು ಘಟೋತ್ಕಚ ಇಟ್ ವಾಸ್ ಘಟೋತ್ಕಚ ಅಷ್ಟೇ ಭೀಮ ಅವನನ್ನು ಚೂ ಬಿಟ್ಟ ತನ್ನ ಮಗನನ್ನ ಮುಗಿಸ್ಬಿಡು ಅವರನ್ನ ಗೆಲಿಲ್ಲ ಅವರ್ ಒಡ್ಡ ಇವನಿಗೆ ಶಿಸ್ತಿಲ್ಲ ಮೆಥಡ್ ಇಲ್ಲ ಆಯುಧ ಇಲ್ಲ ಮತ್ತೊಂದಿಲ್ಲ ಎಲ್ ಟಿ ಟಿ ಇದ್ದ ಹಾಗೆ ತನ್ನ ಕಡೆ ರಾಕ್ಷಸನು ಕರ್ಕೊಂಡ ಬಂದ ಅದು ಭೀಷ್ಮನಿಗೆ ಚಲ್ಲಾಟ ಮಾಡಿ ಕಣ್ಣಲ್ಲಿ ನೀರು ಬರ್ಸೋದೊಂದು ಬಾಕಿ ಆದರೆ ಈ ಕಡೆ ಮತ್ತೆ ದುರ್ಯೋಧನ ಬಂದ ಆ ರಾಕ್ಷಸನ ಹಾಳು ಮಾಡೋಕ್ಕೊಂದು ಶಸ್ತ್ರ ಇಲ್ವೇ ನಿಮ್ಮಲ್ಲಿ ಏನ್ ನೀವು ನೋಡ್ತಾ ಕೂತಿದ್ದೀರಿ ಅವನು ದಾಂಡಿಗ ಅವನ ನಯ ನಾಜೂಕೆಲ್ಲ ಬಿಡಿ ಅವನನ್ನ ಅಂದರೆ ನೀನೇನೇ ಮಾಡಿ ನೋಡೋಣ ಅಂತ ಇದು ಮದ್ದು ಮಧ್ಯೆ ಇದು ಇಂಟ್ರೆಸ್ಟಿಂಗ್ ಒಗ್ಗರಣೆ ಹಾಕಿದ ಹಾಗೆ ಮತ್ತೆ ಅರ್ಜುನನ ರಥವನ್ನ ಮತ್ತೆ ಕೃಷ್ಣ ತಗೊಂಡೋಗಿ ಭೀಷ್ಮರದ್ರಿಗೆ ನಿಲ್ಲಿಸಿದ ಮೂರನೇ ಸಹ ಅಷ್ಟಾಗಿಯೂ ಆವತ್ತು ಸಾಯಂಕಾಲ ಯುದ್ಧ ಮುಗಿಯುವಷ್ಟರಲ್ಲಿ ಭೀಷ್ಮನ ಕೈ ಒಂದು ಬಾಣ ಬೀಳಲಿಲ್ಲ ಅರ್ಜುನನ ಕಡೆಯಿಂದ ಕೃಷ್ಣ ಹಿಡಿದ ಚಕ್ರ ಹಿಡಿದು ಬಿಡ್ತೇನೆ ನೋಡು ಪ್ರತಿಜ್ಞೆ ಹೋದ್ರೆ ಹೋಗಲಿ ಇನ್ನೇನು ತಿಂದು ಧುಮುಕಿದ ಬೇಡ ಕೃಷ್ಣ ನಾ ಮಾಡ್ತೇನೆ ಮಾಡ್ತೇನೆ ಅಂತ ಹೇಳಿದ ಚಕ್ರ ಇನ್ನೇನು ಹಿಡಿದು ಬಿಟ್ಟ ಕೃಷ್ಣ ನಾನು ಹತ್ತು ಹೆಜ್ಜೆಯಲ್ಲಿ ಹೋಗಿ ಹಿಡಿದ ಕಾಲನ್ನು ಪೀತಾಂಬರ ಹಿಡ್ಕೊಂಡು ಬೇಡ ನಾ ಮಾಡ್ತೇನೆ ಬಿಡು ಅಂತ ಹೇಳಿದ ಸೂರ್ಯ ಮುಳುಗಿತು ಸದ್ಯ ಬದುಕಿದ್ನಲ್ಲ ಅಂತ ಅರ್ಜುನ ಭೀಷ್ಮನ ಮೇಲೆ ಕೃಪಾ ತೋರಿಸಿದ ಅವತ್ತು ಸಮಸಮವಾಯಿತು ಮೂರನೇ ದಿವಸ ಯುದ್ಧ ನಾಲ್ಕನೇ ದಿವಸ ಭೀಷ್ಮಾರ್ಜುನರ ಪ್ರಚಂಡ ಯುದ್ಧವಾಯಿತು ಬೆಳಗ್ಗಿಂದ ಸಂಜೆಯ ತನಕ ಭೀಷ್ಮನ ರಥದ ಎದುರುಗಳು ಏನಿರಿಸಿದ್ದಾನೆ ಅರ್ಜುನ ರಥವನ್ನ ಕೃಷ್ಣ ಅಭಿಮನ್ಯೂರ ಗುರುವಣಿಸಿದ ಶಲ್ಯ ಮತ್ತು ಧೃಷ್ಟದುಮ್ನರಲ್ಲಿ ಭಯಂಕರ ಯುದ್ಧವಾಯಿತು ಭೀಮನಿಂದ ಕಳಿಂಗರ ಅಂದರೆ ಒರಿಸ್ಸಾ ಸೈನ್ಯ ಅಪಾರವಾದ ಗಜಸೇನೆ ನಾಶವಾಯಿತು ಸಾಯಂಕಾಲ ಆಗುವಷ್ಟರಲ್ಲಿ ಎಂಟು ಜನ ಕೌರವ ಕುಮಾರರು ದುರ್ಯೋಧನನ ಸಹೋದರರು ಭೀಮನ ಕಣ್ಣಿಗೆ ಬಿದ್ದರು ಬಿದ್ದರಲ್ಲ ಅವರು ಭೀಮನನ್ನು ಹುಡುಕೊಂಡು ಬಂದರು ನಮಗೆ ಸಾವು ಬೇಕು ಅಂತ ಕೇಳ್ತಾ ಭೀಮ ಬಿಡ್ತಾನೆ ಒಂದೇ ಸಲಕ್ಕೆ ಗದೆಯನ್ನು ಬೀದಿ ಎಸೆದರೆ ಎಂಟು ಜನ ಸತ್ತರು ಜಲಸಂಧ ಸುಷೇಣ ಉಗ್ರ ವೀರಬಾಹು ಭೀಮರತ ಸುಲೋಚನ ದುರ್ಮದ ಮುಂತಾದವರು ಎಂಟು ಜನರನ್ನು ಸತ್ತ ಅವತ್ತು ವಿಜಯಶ್ರೀ ಖಂಡಿತವಾಗಿ ಪಾಂಡವರ ಕಡೆಗೆ ತಿರುಗಿದಳು ಇದು ನಾಲ್ಕನೇ ದಿವಸದಲ್ಲಿ ಪಾಂಡವ ವಿಜಯವಾಯಿತು ಐದನೇ ದಿವಸ ಧೃತರಾಷ್ಟ್ರನ ಚಿಂತೆ ಸಂಜಯನ ಕೇಳ್ತಾರೆ ಬರೇ ಕೆಟ್ಟ ಸಮಾಚಾರ ಹೇಳ್ತೀಯಲ್ಲ ನಮ್ಮವರು ಗೆದ್ರು ಮೊದಲನೇ ದಿವಸ ಅಂದ್ರೆ ಅಂಥದ್ದೇನು ದೊಡ್ಡ ವಿಕ್ರಮ ಆಗಲಿಲ್ಲ ಬರೀ ವಿರಾಟ್ನ ಪುಡಿ ಮಕ್ಕಳನ್ನು ಕೊಂದರು ನಮ್ಮ ಕಡೆ ಜಯವಾಯಿತು ಅಂತ ಹೇಳೋ ಬುದ್ಧಿ ಅದಾಗದೇ ಅದನ್ನು ನಾನೇನು ಮಾಡಲಿ ಇದ್ದದನ್ನು ಹೇಳ್ತೇನೆ ಮಯ್ಯೇ ಬದಂಡೋ ನಿಪತತಿ ದೇವರು ನನ್ನನ್ನೇ ಹಿಂಸೆ ಮಾಡ್ತಾನಲ್ಲ ಅಂತ ಬೈಕೊಳ್ತಾನೆ ಧೃತರಾಷ್ಟ್ರ ಸ್ವಾಮಿ ನಿಮ್ಮನ್ನಲ್ಲದೆ ಇನ್ಯಾರನ್ನ ಹಿಂಸೆ ಮಾಡಬೇಕು ಅಂತ ಸಂದೇಹ ಈ ಮಧ್ಯ ಮಧ್ಯ ಒಗ್ಗರಣೆ ವಾಕ್ಯಗಳು ದುರ್ಯೋಧನನಿಗೆ ಭೀಷ್ಮ ಕೃಷ್ಣನ ಮಹಿಮೆಯನ್ನು ಹೇಳ್ತಾನೆ ಅವನಲ್ಲಿ ನಿಂತಿರೋ ತನಕ ಯುದ್ಧ ಮಾಡೋಕ್ಕಾಗೋದಿಲ್ಲ ಕಾಣೋ ನಾನೇನು ಮಾಡಲಿ ಅರ್ಜುನನ ಮುಗಿಸಿ ಮಹಾರಾಜರೇ ಬಾಣ ಬಿಡ್ರಿ ಅಂದ್ರೆ ಭೀಷ್ಮ ಹೇಳ್ದ ಅಲ್ಲಿ ಕೂಡ್ತಾನ ರಥದಲ್ಲಿ ನನ್ನನ್ನು ನೋಡಿದಾಗ ಮೋಹಕವಾಗಿ ನಗುತ್ತಾನೆ ಆ ನಗೆಯಲ್ಲಿ ನನ್ನ ಗುರಿ ತಪ್ಪು ಹೋಗುತ್ತೆ ನಾನೇನ್ ಮಾಡಲಿ ಕೃಷ್ಣನ ಮುಖವನ್ನು ನೋಡಿದಾಗ ಇದು ಅರ್ಜುನನಿಗೆ ಗೊತ್ತಾಯಿತು ಶ್ರೀಮದ್ ಭಾಗವತ ಮೊದಲನೇ ಸ್ಕಂದದಲ್ಲಿ ಅವತಾರ ಮುಗಿದ ಮೇಲೆ ಧರ್ಮರಾಜನು ಬಂದು ಹೇಳುವಾಗ ಅವನು ಹೇಳ್ತಾನೆ ಸ್ವಾಮಿ ಕೃಷ್ಣ ನನ್ನನ್ನು ಹೇಗೆ ರಕ್ಷಣೆ ಮಾಡಿದ ತನ್ನ ನಗೆಯಲ್ಲಿ ಶತ್ರುಗಳ ದಿಕ್ಕನ್ನು ತಪ್ಪಿಸಿದ ಅದನ್ನು ಕವಚ ಮಾಡಿದ ಮೊದಲನೇ ಸ್ಕಂದ ಅದ್ಭುತವಾದ ಅಧ್ಯಾಯ ಇವು ನಲವತ್ತೆಂಟು ದಿವಸ ಭಗವದ್ಗೀತೆ ಭಾಗವತ ಪೂರ್ತಿ ಹೇಳಬೇಕು ಅಂತ ಅಲ್ಲಿ ಯಾರೋ ಪ್ರಾರ್ಥನೆ ಮಾಡಿದ್ರು ಗೋಕುಲ ಇನ್ಸ್ಟಿಟ್ಯೂಟಲ್ಲಿ ಫಾರ್ಟಿ ಏಟ್ ಡೇಸ್ ಒಂದು ಮಂಡಲ ಸಮಗ್ರ ಭಾಗವತ ಅಲ್ಲಿ ಸ್ವಲ್ಪ ಅಡಚಣೆಗಳಿವೆ ಎಲ್ಲ ಸರಿ ಹೋಗಲಿ ಬರ್ತೇನೆ ಅಂದೆ ಯಾರು ಏರ್ಪಟ್ರೆ ಮೊದಲನೇ ಸ್ಕಂದದಿಂದ ಹಿಡಿದು ಬೆಳಿಗ್ಗೆ ಅಂತ ನಮಗೆ ನಾನು ಹನ್ನೊಂದು ಹನ್ನೆರಡು ಸ್ಕಂದಗಳನ್ನು ಹೇಳಿ ತೋರಿಸಬೇಕು ಒಂದು ಕ್ರಮದಲ್ಲಿ ಕೇಳಬೇಕು ತಾವು ಅದು ಬಹಳ ಅದ್ಭುತ ಎಲ್ಲೆಲ್ಲಿ ಮುಖ್ಯವಾದ ವಿಷಯ ಮೇಲೆ ಕೇಳಿದೆ ಶ್ಲೋಕಗಳು ಇವತ್ತು ಹೇಳಿದ್ನಲ್ಲ ಇದು ನೀವು ಕೇಳಿಲ್ಲದೆ ವಿಷಯ ಬಾಣಗಳಿಂದಲೇ ರಕ್ಷೆ ಅಲ್ಲ ನಗೆಯಿಂದಲೇ ರಕ್ಷಣೆ ಮಾಡಿದ ಶತ್ರುಗಳ ದಿಕ್ಕನ್ನು ತಪ್ಪಿಸಿದ ಇವನು ಬಂದು ಕೂಡಲೇ ನಗೆಯನ್ನು ನೋಡಿ ಸ್ವಾಮಿ ಎನ್ನುವರು ಬಿಲ್ಲು ಬಾಣ ಕೆಳಗೆ ನೋಡು ಹೊಡಿ ಎನ್ನುವನು ಕೃಷ್ಣ ಅವರನ್ನು ಈ ರೀತಿ ಯುದ್ಧ ಇದು ಕೌರವ ಅವತ್ತು ಮಕರ ವ್ಯೂಹ ಮಾಡಿದರು ಪಾಂಡವರು ಶೇನ ವ್ಯೂಹವನ್ನು ಮಾಡಿದರು ಭೀಷ್ಮ ಭೀಮರಲ್ಲಿ ಭಯಂಕರ ಯುದ್ಧವಾಯಿತು ಭೀಷ್ಮರನ್ನು ಭೀಮನ ವಶಕ್ಕೆ ಕೊಟ್ಟು ಅರ್ಜುನ ತಪ್ಪಿಸಿಕೊಂಡ ಬೇರೆ ಕಡೆಯಲ್ಲಿ ಆದರೆ ಕೃಷ್ಣ ಬಿಡಲಿಲ್ಲ ಭೀಮನನ್ನು ತಪ್ಪಿಸಿ ಮತ್ತೆ ತಂದ ಅಲ್ಲಿಯೇ ನಿಲ್ಲಿಸಿದ ಆಮೇಲೆ ಭೀಷ್ಮನಿಗೂ ವಿರಾಟನಿಗೂ ಭಯಂಕರ ಯುದ್ಧವಾಯಿತು ಅದು ಸಾಯಂಕಾಲ ತನಕವಾಯಿತು ಇಷ್ಟರಲ್ಲಿ ಅಶ್ವತ್ಥಾಮ ಬಂದು ಅರ್ಜುನನ್ನು ಬೇರೆ ಕಡೆ ಹೇಳ್ಕೊಂಡು ಹೋಗ್ತಾನೆ ಭೀಮ ದುರ್ಯೋಧನರು ಸೆಣಸಾಟವಾಯಿತು ಅಭಿಮನ್ಯು ಮತ್ತು ದುರ್ಯೋಧನ ಪುತ್ರ ಲಕ್ಷ್ಮಣ ಅವರಲ್ಲಿ ಯುದ್ಧವಾಯಿತು ಸಾತ್ಯಕಿ ಭೂರಿಶ್ರವಸರಲ್ಲಿ ಯುದ್ಧವಾಯಿತು ಅನ್ಯಾಯ ಸಾತ್ಯಕೆಯ ಹತ್ತು ಮಕ್ಕಳು ಅವತ್ತು ಸತ್ತು ಹೋದರು ಅವತ್ತು ಕೌರವರಿಗೆ ಜಯವಾಯಿತು ಚಪ್ಪಾಳೆ ಹಾಕಬೇಡಿ ಕಣ್ಣೀರಿದ್ರೆ ಹೀಗಣ್ಣಿ ಯಾರು ಬೇಡ ಅಂತಾರೆ ಸ್ವಲ್ಪ ಸಮಾಧಾನವಾಯಿತು ದುರ್ಯೋಧನಿಗೆ ಆರನೇ ದಿವಸ ಕೌರವರು ಮಕರ ವ್ಯೂಹ ಮಾಡಿದರು ಪಾಂಡವರು ಕ್ರಮಚ ವ್ಯೂಹ ಮಾಡಿಕೊಂಡ್ರು ಅವತ್ತು ಬೆಳಗ್ಗೆನೆ ಒಳ್ಳೆ ಅಲಂಕಾರ ಮಾಡಿಕೊಂಡು ಕಸ್ತೂರಿ ಚಿಲಕ ಗಿಲಕ ಗಂಧ ಗಿಂಧ ಬಳ್ಕೊಂಡು ಮಾಲೆ ಗೇಲೆ ಹಾಕ್ಕೊಂಡು ದುರ್ಯೋಧನ ಹದಿನೆಂಟು ಜನರು ಒಟ್ಟಿಗೆ ಭೀಮನ ಹತ್ರ ಬಂದರು ಹಾ ಸಿಕ್ಕಿದರ ಎಂದ ಭೀಮ ಹದಿನೆಂಟು ಜನರನ್ನ ಈ ನೀರಲ್ಲಿ ನೆಲೆಸಿದ ಪಟಾಕಿ ಇದ್ದಂತೆ ಡಾಮ ಡಾಮ ಡಾಮ ಡಾಮ ಮುಗಿಸಿದ ದುರ್ವಿಷಹ ದುಸ್ಸಹ ದುರ್ಮದ ಜಯ ಜಯತ್ಸೇನ ವಿಕರ್ಣ ಚಿತ್ರಸೇನ ಸುದರ್ಶನ ಚಾರುನೇತ್ರ ದುರ್ಮ ದುಷ್ಕರ್ಣ ಹೀಗೆಲ್ಲ ಅವರಿಗೆಲ್ಲ ಹೆಸರಿಡೋದು ಒಂದು ಕಷ್ಟ ನಾಮಕರಣ ಯಾರು ಪುರೋಹಿತರು ಮಾಡಿಸಿದ್ರು ನೂರು ಜನಕ್ಕೆ ಒಟ್ಟಿಗೆ ನಾಮಕರಣ ಮಾಡಿಸಬೇಕು ಅದರಲ್ಲಿ ನೂರು ಜನ ಕೊಟ್ಟಿಗೆ ಟಿಟಿ ಮಾಡಿಸಿದ್ರಲ್ಲ ಕೊನೆಯಲ್ಲಿ ಹೇಗೆ ಮಾಡಿಸಿದ್ರು ಗೊತ್ತಿಲ್ಲ ಬೆಳಗ್ಗೆ ಹದಿನೆಂಟು ಜನ ಸೇಡ್ ತೀರಿಸ್ಕೊಳ್ಳೋಕೆ ಇನ್ನೆಂಟು ಜನ ಕೌರವ ಕುಮಾರರು ಸಾಯಂಕಾಲ ಸೂರ್ಯ ಅಷ್ಟರಲ್ಲ ಅದೇ ಭೀಮನ ಎದುರಿಸಿದರು ಅವರೂ ಸತ್ತರು ದುರ್ಯೋಧನೇ ಬಂದ ಅವನನ್ನು ಸೋಲಿಸಿ ಓಡಿಸಿದ ಭೀಮಸೇನ ಸುಚಿತ್ರ ಚಿತ್ರಾಂಗದ ಚಿತ್ರದರ್ಶನ ಚಾರುಚಿತ್ರ ಸುಚಾರು ಮೊದಲಾದವರು ಆರನೇ ದಿವಸ ಪಾಂಡವರಿಗೆ ಜಯಲಕ್ಷ್ಮಿ ಒಲಿದಳು ಈಗ ಚಪ್ಪಾಳೆ ಹಾಕ್ಬೋದು ಏಳು ದಿವಸ ಕೌರವರು ಮಂಡಲ ವ್ಯೂಹ ಮಾಡಿಕೊಂಡರು ಪಾಂಡವರು ವಜ್ರ ವ್ಯೂಹವನ್ನು ಮಾಡಿದರು ಕೌರವ ಸೇನೆಯನ್ನು ಕೃಷ್ಣಾರ್ಜುನರು ಹಿಮ್ಮೆಟ್ಟಿಸಿದರು ಭಯಂಕರವಾಗಿ ಅವತ್ತು ಕೌರವ ಸೈನ್ಯ ದಿಕ್ಕಾಪಾಲಾಗಿ ಓಡಿ ಹೋಯಿತು ಶಿಖಂಡಿ ಮತ್ತು ಅಶ್ವತ್ಥಾಮ್ರ ಹೋರಾಟ ಒಂದು ಕಡೆ ನನಗೆ ಹೆದರಿ ದುರ್ಯೋಧನ ಓಡಿ ಹೋದ ದುರ್ಯೋಧನ ಮಾನಧನ ಯುದ್ಧ ಭೂಮಿಯಿಂದ ಓಡಿ ಹೋದ ಭೀಮ ಕೃತವರ್ಮನನ್ನು ಸೆಣಸಿದ ಅರ್ಜುನನಿಗೆ ಉಲೂಪಿಯಲ್ಲಿ ಹುಟ್ಟಿದ ಮಗ ಮಹಾವೀರ ಇರಾವಂತ ವಿಂದಾನುವಿಂದರು ಅವರನ್ನ ಸೆಣಸಿದ ಕೆಕೆ ರಾಜಪುತ್ರರು ಭಗದತ್ತ ಎಲ್ಲಿಯವನು ಹಾಂಗ್ಕಾಂಗಿನವನು ಹೇಳಿದ್ನಲ್ಲ ಚೈನೀಸ್ ಸೇನೆಯವನು ಬಿಡದವನು ಅವನನ್ನು ಘಟೋತ್ಕಟ ಒಂದು ಕಾಡಿಸಿದ್ದಾನೆ ಕಾಡಿಸಿದ್ದಾನೆ ಹೊತ್ತು ನಕುಲ ಸಹದೇವರು ಸೋದರ ಮಾವನನ್ನ ಶಲ್ಯನನ್ನು ಎದುರಿಸಿದರು ಶಲ್ಯ ಓಡಿ ಹೋದ ಯುಧಿಷ್ಠಿರ ಶ್ರುತಾಯಿಸ್ ಎಂಬವರನ್ನು ಎದುರಿಸಿದ ಭೂರಿ ಮತ್ತು ದೃಷ್ಟಿಕೇತುವಿನಲ್ಲಿ ಯುದ್ಧವಾಯಿತು ಅಭಿಮನ್ಯು ಚಿತ್ರಸೇನಾದಿಗಳನ್ನು ಸೋಲಿಸಿ ಓಡಿಸಿದ ಕೃಪಾಚಾರ್ಯರು ಚೈಕಿತಾನನ ಕೈಗೆ ಸಿಕ್ಕಿದರು ಸುಶರ್ಮ ದಕ್ಷಿಣ ಗೋಗ್ರಹಣದಲ್ಲಿ ಸಿಕ್ಕವನು ಅರ್ಜುನನ ಕೈಯಲ್ಲಿ ಸಿಕ್ಕಿದ ಭೀಷ್ಮರು ಪಾಂಡವರನ್ನು ಸೋಲಿಸಿ ಐವರನ್ನು ಹಿಮ್ಮೆಟ್ಟುವಂತೆ ಮಾಡಿದರು ಧರ್ಮಪುತ್ರ ಶಿಖಂಡಿಯನ್ನು ಕರೆದು ಬೈದ ಅಷ್ಟು ಹತ್ತಿರದಲ್ಲಿದ್ದೆ ನೀನು ಮಗನೇ ಹೋಗಿ ನಿಂತಿದ್ರೆ ಅವನ ರಥದರಿಗೆ ಬಿಲ್ಲು ಬಾಣ ಕೆಳಗೆ ಹಾಕಿದ್ದ ಯಾಕೆ ಮಾಡಲಿಲ್ಲ ಇಲ್ಲ ನಡುವೆ ಬೇರೆಯವರಿದ್ರು ನಾನೇನು ಮಾಡಲಿ ಅಂದ ಅವನು ಶಿಖಂಡಿ ನಾಳೆ ಯಾರು ಮಾಡ್ಕೋ ಮಾಡೋದಿಲ್ವೋ ಮಾಡ್ತೇನೆ ರಥ ಒಂದಲ್ಲಿ ತಗೊಂಡು ಹೋಗ್ಬೇಕಲ್ಲ ದಾರಿಯಲ್ಲಿ ಜನ ಅಡ್ಡ ಬಂದಾಗ ಇಲ್ಲಿ ಫುಟ್ಬಾಲ್ ಫೀಲ್ಡ್ ಇದ್ದಾಗೆ ಕಾಲಿಗೆ ಎಲ್ಲಿ ಹೋದ್ರೆ ಅದಕ್ಕೆ ಈ ಪ್ಯಾಟ್ರನ್ ಇಲ್ಲ ಮತ್ತೊಂದಿಲ್ಲ ರಥದ ಜಾಗ ಬಿಡಿಸ್ಕೊಂಡು ಹೋಗಬೇಕಲ್ಲ ಅಲ್ಲಿ ಆಗಲಿಲ್ಲ ಅಂದ ನಾಳೆ ಮಾಡು ಅಂತ ಹೊತ್ತಿಗೆ ಇನ್ನು ಮೂರು ಜನ ಕೌರವರು ಭೀಮನ ಕೈಗೆ ಸಿಕ್ಕಿದ್ರು ಸೂರ್ಯ ಮುಳುಗುವ ಹೊತ್ತಿಗೆ ಟ್ಯಾಲಿ ಎಷ್ಟಾಯ್ತು ನೋಡ್ಕೊಳ್ಳಿ ದಿವಸಕ್ಕೆ ಶ್ರೇಷ್ಠ ಸ್ಕೋರ್ ಕೌರನ್ನು ಮುಗಿಸ್ತಾ ಇದ್ದಾನೆ ಅವತ್ತು ಕೌರವರಿಗೆ ಜಯವಾಯಿತು ಎಂಟನೇ ದಿವಸ ಯುದ್ಧದಲ್ಲಿ ಪ್ರಾರಂಭದಲ್ಲೇ ಭೀಮ ಎಂಟು ಜನ ಕೌರವರನ್ನು ಮತ್ತೆ ಕೊಂಡಿದ್ದಾನೆ ಸುನಾಭ ಆದಿತ್ಯ ಕೇತು ಬಹ್ವಾಶಿ ಕುಂಡಧಾರ ಮಹೋದರ ಅಪರಾಜಿತ ವಿಶಾಲಾಕ್ಷ ಸುದುರ್ಜಯ ಇತ್ಯಾದಿಗಳನ್ನು ಮತ್ತೆ ಈ ಕಡೆಯಲ್ಲಿ ಶಕುನಿಯ ತಮ್ಮಂದರನ್ನು ಇನ್ನೊಬ್ಬ ವೀರ ಕೊಂಡು ಹಾಕಿದ ಅರ್ಜುನನ ಮಗ ಮತ್ತು ಘಟೋತ್ಕಚ ಸೇರಿಕೊಂಡು ದುರ್ಯೋಧನನ್ನು ಎದುರಿಸಿದರು ಅಪಾರವಾದ ಸೈನ್ಯ ಎರಡೂ ಕಡೆ ನಾಶವಾಯಿತು ಮಾಯಾ ಮಾಯಾಯುದ್ಧವನ್ನ ಘಟೋತ್ಕಚ ಮಾಡಿದ ಅನೇಕ ತರುಣರನ್ನ ಕೊಂಡು ಹಾಕಿದ ಕೌರವ ಸೈನ್ಯ ಹಿಮ್ಮೆಟ್ಟಿತು ಅವನು ಕಣ್ಣಿಗೆ ಕಾಣಿಸ್ತಾ ಇರಲಿಲ್ಲ ಘಟೋತ್ಕಚ ಮಾಯಾವಿದ್ಯೆ ಭಗದತ್ತ ಘಟೋತ್ಕಚರ ಮೇಲೆ ಏರಿ ಬಂದ ಮತ್ತೆ ಸಾಯಂಕಾಲ ಮುಗಿಯುವಷ್ಟರಲ್ಲಿ ಒಂಬತ್ತು ಜನ ಕೌರವರನ್ನ ಭೀಮಸೇನ ಕೊಂದ ಎಂಟನೇ ದಿವಸದ ಯುದ್ಧದ ಹೊತ್ತಿಗೆ ನಲವತ್ತಾರು ಕೌರವರನ್ನು ಭೀಮ ಒಬ್ಬನೇ ಕೊಂದು ಹಾಕಿದ್ದ ಫಾರ್ಟಿ ಸಿಕ್ಸ್ ಪೀಪಲ್ ಕಿಲ್ಡ್ ಮತ್ತೆ ಅವತ್ತು ಸಮಸಮವಾಯಿತು ಯುದ್ಧ ಇದು ಮುಂದಕ್ಕೆ ಏನು ಮಾಡುವುದು ಎಂಟನೇ ದಿವಸ ಯುದ್ಧ ಮುಗಿದಾಗ ದುರ್ಯೋಧನನಿಗೆ ಎಲ್ಲಿಲ್ಲದ ಕೋಪ ಭೀಷ್ಮನ ಮೇಲೆ ಇಲ್ಲ ಸಮ ಆಗುತ್ತೆ ಇಲ್ಲ ಪಾಂಡವರು ಗೆಲ್ತಾಳೆ ಇಲ್ಲ ನನ್ನ ತಮ್ಮಂದರು ಮಾತ್ರ ಹೋಗ್ತಾ ಇದ್ದಾರೆ ದಿವಸ ದಿವಸ ನೀವು ಪ್ರೊಟೆಕ್ಷನ್ ನಾನು ನಲವತ್ತಾರು ಜನ ಹೋದ್ರಲ್ಲ ನನ್ನ ತಮ್ಮಂದರು ಭೀಷ್ಮ ಹೇಳಿದ್ರು ಯುದ್ಧ ಬೇಡ ಅಂತ ಆಗಲಿ ಎಲ್ಲಿಲ್ಲ ನಾನು ನನ್ನ ಮಾತನ್ನು ಕೇಳಿದೆ ನೀನು ಇದು ಗೋದಮ ಮಹಾಸ್ತ್ರ ಎಲ್ಲಕ್ಕೂ ಇದನ್ನೇ ಒಂದು ನಾ ಬೇಡ ಅಂತ ಹೇಳಿದೆ ಕರ್ಕೊಂಡ್ಬಂದೆ ಕೂರಿಸಿದ್ರಿ ಒಬ್ಬನ ಭಾಷಣ ಕರ್ಕೊಂಡ್ಬರ್ತೀರಿ ಅವ್ರು ಅಡ್ಡಾದಿಡ್ಡಿ ಮಾತಾಡ್ತಾರೆ ಸ್ವಾಮಿ ಬೇಗ ಮುಗಿಸಿ ಒಳ್ಳೆ ವಿಷಯ ನಾ ಮೊದಲೇ ಬಡ್ಕೊಂಡೇ ಬೇಡ ಅಂತ ಕೇಳಿದ್ರು ನನ್ನ ಮಾತನ್ನ ನಾ ಕರ್ಕೊಂಡ್ಬಂದ್ರಿ ಅಂತ ಈ ಚಕಮಕಿ ಭಾಗ ಇದೆಯಲ್ಲ ಭೀಷ್ಮನನ್ನು ಸುಡಬೇಕು ಮರ್ಯಾದನಾಗಿದ್ರೆ ಅವನು ಆ ಜಾಗಕ್ಕೆ ಬರಬಾರ್ದಾಗಿತ್ತು ಇನ್ನೊಂದ್ಸಲ ಕರ್ಣನಿಗೆ ಹೇಳಲೆ ಅಂತ ಕೇಳಿದೆ ಅವನು ಕ್ಯಾಂಪಲ್ಲಿದ್ದಾನೆ ಕರ್ಣನಿಗೆ ಹೇಳಲಾ ವಾಲಂಟರಿ ರಿಟೈರ್ಮೆಂಟ್ ತಗೊಳ್ತೀರಾ ಕಂಪಲ್ಸರಿ ರಿಟೈರ್ ಮಾಡಲ ಅಂತ ಕೇಳ್ದ ಆ ಚೋಟದ್ದು ಹುಡುಗನ ಕೈಲಿ ಮಾತನ್ನು ಕೇಳ್ತಾ ಇದ್ದಾನೆ ಇದೆ ಸ್ವಾಮಿ ಭೀಷ್ಮನಿಗೆ ನೀವ್ಯಾಗ್ತೀರಾ ಕರ್ಕೊಂಡ್ಬರಲ್ಲ ಅವನ್ನ ನೀವು ಬೇಕಾದ್ ಮಾಡ್ಕೊಳ್ಳೋ ನನ್ನ ಶಕ್ತಿ ಇದ್ದಷ್ಟು ಮಾಡ್ತೇನೆ ನಾನು ಅಂದ್ಬಿಟ್ಟು ಭೀಷ್ಮರು ಮತ್ತು ಅವನ್ನ ಎದುರಾಕೊಂಡು ಚೆನ್ನಾಗಿಲ್ವಲ್ಲ ಅಂತ ಆಯಿತು ಭೀಷ್ಮರು ಹೇಳಿದ ಮಾತು ನೋಡಿ ಹೇಗಿದೆ ಕರ್ಣನನ್ನ ಬೆತ್ತಲೆ ನಿಲ್ಲಿಸಿ ಗೋಗ್ರಹಣದಲ್ಲಿ ಅರ್ಜುನ ಅವನನ್ನು ಗೆದ್ದಾಗ ನೀನು ಅವನು ಊರಿಗೆ ಓಡಿದ್ರಲ್ಲ ಏನು ಮಾಡಿದ್ರಿ ಈಗ ಏ ನಾ ಓಡದೆ ನಿಂತಿದ್ದೇನೆ ಇದೇ ನನ್ನ ಪುಣ್ಯ ಅಂದ ಭೀಷ್ಮ ಇವತ್ತು ಓಡದೆ ನಿಂತಿದ್ದೇನೆ ಅದಕ್ಕೆ ಥ್ಯಾಂಕ್ಸ್ ಹೇಳ್ಬೇಕು ನೀನು ನನ್ನ ರಾಜ್ಯದ ಮಾಡ್ತಿದ್ದೇನೆ ವಯಸ್ಸಾದ ಮೂಲಕ ವಿನಿಂಜ ಪರವಶ್ಯತ ನಾನು ನಿನ್ನ ಅನ್ನ ತಿಂದಿದ್ದೇನೆ ಅಂತ ನಿಂತ್ಕೊಂಡಿದ್ದೇನೆ ಹೊರತು ನಾನು ಸುಡಬೇಕು ನಾನು ಮರ್ಯಾದಸ್ತಾಗಿದ್ದೆ ಮಾಡಬಾರ್ದಾಗಿತ್ತು ಅಂತ ಬೈದುಕೊಳ್ತಾನೆ ಆ ಆ ದಿವಸದ ಯುದ್ಧವೂ ಸಮಸಮವಾಗಿ ಹೋಯಿತು ಎಂಟನೇ ದಿವಸವಾಯಿತು ಒಂಬತ್ತನೇ ದಿವಸ ಮುಖ್ಯವಾದ ಘಟಕ ಬರ್ತಿದ್ದೇವೆ ಉತ್ಪಾತ ದರ್ಶನ ಭಯಂಕರ ಅಪಶಕರಗಳು ಏರ್ಪಟ್ಟವು ಕೌರವರಿಗೆ ದ್ರೌಪದಿ ಐವರು ಮಕ್ಕಳು ಅಭಿಮನ್ಯುವು ಆ ಮುಂದಿನ ಅಂದರೆ ಪ್ರಾರಂಭದಲ್ಲಿ ಹಗಲಿನಲ್ಲಿ ವಿಜೃಂಭಿಸಿದರು ಕೌರವ ಸೈನ್ಯವನ್ನು ಸಿಕ್ಕಾಪಟ್ಟೆ ಕೊಂಡು ಹಾಕಿದರು ಅರ್ಜುನ ರಥವನ್ನು ಮತ್ತೆ ಕೃಷ್ಣ ಭೀಷ್ಮರೆದರಿಗೆ ನಿಲ್ಲಿಸಿದ ತಲೆ ಕೆರೆದ ಇಪ್ಪವಾವುದು ಶೈರಿಯಾಡ ಮುಗಿಸ್ತೇನೋ ತಾತನನ್ನ ಆದರೆ ಕೃತವರ್ಮ ಬಂದ ಅಲ್ಲಿ ಆ ಹೊತ್ತಿಗೆ ಅರ್ಜುನನ್ ಹೇಳಿದ ಆ ಮುದುಕನ ಜೊತೆಯಲ್ಲಿ ಯುದ್ಧ ಮಾಡ್ತೀಯ ನನ್ನ ಕಡೆ ಬಾ ಅಂತ ಕರೆದ ನೋಡಿ ಹೇಗೆ ಟ್ಯಾಕ್ಟಿವ್ ಡೈವರ್ಟ್ ಮಾಡ್ತಾರೆ ಅದೇ ಹೊತ್ತಿಗೆ ದ್ರೋಣರು ಅಶ್ವತ್ಥಾಮರು ಸೇರಿಕೊಂಡ್ರು ಭೀಷ್ಮನು ಸುತ್ತ ದೊಡ್ಡ ಚಕ್ರವಾಗಿ ಹೋಯಿತು ಅರ್ಜುನ ಹೋರಾಟ ಮಾಡ್ತಿದ್ದಾನೆ ಮಧ್ಯಾಹ್ನವಾಯಿತು ಮಧ್ಯಾಹ್ನ ಜೀರಿಯು ಹೋಯಿತು ಭೀಷ್ಮನ ಶಕ್ತಿ ಕುಗ್ಗಲಿಲ್ಲ ಈ ಕಡೆ ತ್ರಿಗರ್ ತರದು ಭಯಂಕರ ಗಜಸೇನೆಯನ್ನ ಭೀಮಸೇನ ನಾಶ ಮಾಡಿದ ಅರ್ಜುನ ತ್ರಿಗರ್ತರ ಮೇಲೆ ಏರಿ ಹೋದ ತ್ರಿಗರ್ತರು ಸೋತು ಓಡಿ ಹೋದರು ಭೀಷ್ಮನ ರಕ್ಷಣೆಗೆ ದುಶ್ಯಾಸನನ್ನು ಕಳಿಸಿದ ದುರ್ಯೋಧನ ಮಧ್ಯಾಹ್ನವಾಯಿತು ಭೀಷ್ಮರನ್ನ ಹುರಿದುಂಬಿಸ್ತಾ ಇದ್ದಾರೆ ತಮಟ ಬಡಿತಿದ್ದಾರೆ ಮುದುಕರೆ ಮುದುಕರೆ ಮುಗಿಸಿ ಮುಗಿಸಿ ಪಾಂಡವ ಸೈನ್ಯವನ್ನ ಭೀಷ್ಮನು ಭಯಂಕರ ಶಸ್ತ್ರಾಸ್ತ್ರಗಳನ್ನು ಮಾಡಿಸಿ ಪಾಂಡವ ಸೈನ್ಯವನ್ನು ಓಡಿಸಿದ ಹೊತ್ತು ನೋಡಿದ ಕೃಷ್ಣ ನಿನ್ನ ನಂಬಿದ್ರಾಗೋದಿಲ್ಲ ಕಾಣುತ್ತೋ ಅಂತ ಹೇಳಿ ರಥದಿಂದ ಧುಮುಕಿದ ಸ್ವಾಮಿ ಚಕ್ರವನ್ನು ಹಿಡಿದು ಬಿಟ್ಟ ಅವತ್ತು ಕೊಂದುಬಿಡ್ತೇನೆ ಭೀಷ್ಮನನ್ನ ಎಂಬುದಾಗಿ ಅದು ಕಾರಣ ಏನು ಅಂದರೆ ಅರ್ಜುನನ ಮೇಲೆ ಭೀಷ್ಮ ಬಿಟ್ಟ ಬಾಣದಲ್ಲಿ ಒಂದು ಬಾಣ ಕೃಷ್ಣನ ನೆತ್ತಿಗೆ ನಿಟ್ಟುಕೊಂಡು ಬಿಟ್ಟಿತು ಭಯಂಕರ ರಕ್ತ ಸುರಿತಾ ಇದೆ ಕೋಪಗೊಂಡು ಅವನನ್ನು ಮುಗಿಸುವಂತೆ ಚಲ್ಲಾಟ ಮಾಡ್ತಿದ್ದೀಯಲ್ಲ ನಿನ್ನ ಎಷ್ಟರ ಆಕ್ರೋಶ ಕೊಡೋದು ಅಂತ ಹೇಳಿ ತಾನೇ ರಥದಿಂದ ಕೆಳಗಿಳಿದು ಚಕ್ರಪಾಣಿಯಾಗಿ ಕೈಯಲ್ಲಿ ಹಿಡಿದು ಬಿಟ್ಟ ಅದನ್ನ ಓಡಿ ಬರ್ತಾನೆ ಉತ್ತರೆಯ ಕಡೆಗೆ ಬಿದ್ದು ಹೋಯಿತು ತ್ರಿಭುವನ ಕಮಲಂ ತಮಹಾಲವರ್ಣಂ ಭಾಗವತ ಇದು ಭೀಷ್ಮ ತನ್ನ ಅಂತ್ಯಕಾಲದಲ್ಲಿ ಹತ್ತು ಶ್ಲೋಕದಲ್ಲಿ ಕೃಷ್ಣ ಸ್ತೋತ್ರ ಮಾಡ್ತಾನೆ ಭೀಷ್ಮ ಸ್ತುತಿ ಅಂತ ಒಂದು ಸಣ್ಣ ಪುಸ್ತಕ ಬರೆದಿದ್ದೇನೆ ನಾನು ಮತ್ತೆ ರೀಪ್ರಿಂಟ್ ಆಗಬೇಕು ಈಗ ಸಿಕ್ಕಿಲ್ಲ ಅದು ಮತ್ತೆ ಮಾಡ್ತೇನೆ ಹತ್ತು ಶ್ಲೋಕಗಳಲ್ಲಿ ಭೀಷ್ಮ ತನ್ನ ಜೀವನದಲ್ಲಿ ಕೃಷ್ಣ ಕಾಣಿಸಿಕೊಂಡ ಹತ್ತು ಮುಖ್ಯ ಚಿತ್ರಗಳನ್ನು ಕೊಡ್ತಾನೆ ತ್ರಿಭುವನ ಕಮಲಂ ತಮ ಆಲವರ್ಣಂ ತಮಹಾಲವರ್ಣಂ ರವಿಕರಗೌರವರಾಂಬರಂ ದಧಾನೆ ಉಪುರಲಕುಲ ಆವೃತಾನನಾಬ್ಜೆ ವಿಜಯ ಸಖೇರಚಿರಸ್ತುಮೇನ ವದ್ಯ ತ್ರಿಭುವನ ಮೂರು ಲೋಕವೂ ಆ ಕೃಷ್ಣನನ್ನು ನೋಡಿದರೆ ಮೋಹಗೊಂಡು ಏನು ಮಾಡಬೇಕು ಅಂತ ತಮ ಆಲವರ್ಣಂ ಹಂಗೆ ಮರದ ಎಳೆ ಸೊಪ್ಪಿನ ಬಣ್ಣ ಅಂಬರಂ ಅಂಬರಂಬದಾನೇ ಬಾಲಸೂರನ ಎಳಕಿರಣದಂಥ ಪೀತಾಂಬರವನ್ನು ನೆನ್ನೆ ಧರಿಸಿದ್ನಲ್ಲ ಅದನ್ನು ಧರಿಸ್ಕೊಂಡಿದ್ದಾನೆ ವಪುಹು ಅವೃತ ಕುಲ ಅಬ್ಜೆ ಆ ಮುಂಗುರುಳುಗಳು ಹೇಗಿವೆ ಕಿರೀಟ ಹಾಕಿದ್ದಾನೆ ಆ ತಲೆಗುರುಳು ಈ ಕಡೆ ಆ ಕಡೆ ಓಡಾಡ್ತಾ ಇದೆ ಅಂತ ಕೃಷ್ಣನದು ಅದನ್ನು ನೋಡಿದ್ದಾನೆ ಭೀಷ್ಮ ಇವನು ಗಮನ ಅರ್ಜುನ ಮೇಲಿಲ್ಲ ಕೃಷ್ಣನ ಮುಖದ ತಲೆಗೂದಲ ಮೇಲಿದೆ ಒಪುರ ಕಕುಲ ಅವೃತಾನನಾಬ್ಜೆ ವಿಜಯ ಸಖೇ ರಚಿರಸ್ತ್ವಮೇನ ವದ್ಯ ಯುಧಿತುರಗರಜೋ ವಿಧುಮ್ರ ವಿಶ್ವಕ್ಕೆ ಕಚಲಲಿತ ಅಂಕೃತ ಅರ್ಜದಾಂಕೃತಾಸ್ಯ ಬೆವರು ಬರ್ತಾ ಇದೆ ಒರೆಸ್ಕೊಳ್ತಾ ಇದ್ದಾನೆ <coughs> ನಿಶಿತ ಶರೈಹಿ ವಿವಿಧ್ಯಮಾನ ಧ್ವಜ ವಿಲಸತಿ ಕವಚೇಸ್ತು ಕೃಷ್ಣ ಆತ್ಮ ಸ್ವನಿಗಮಪಹಾಯ ಮತ್ ಪ್ರತಿಜ್ಞಾಂ ಪ್ರಭು ನಿನ್ನ ಪ್ರತಿಜ್ಞೆಯನ್ನು ಬಿಟ್ಟು ಭಕ್ತನಾದ ನನ್ನ ಪ್ರತಿಜ್ಞೆಯ ಮೇಲೆ ಕೆಚ್ಚರಿಸಬೇಕು ಅಂತ ಶರಣಾಗತಿ ಮಾಡಿದ ನನ್ನಲ್ಲಿ ಕೃಪೆಯನ್ನು ತೋರಿಸಿದ ಸ್ವಾಮಿಯೇ ಚಕ್ರ ಹಿಡಿಯೋದಿಲ್ಲ ಅವನು ಅಪಡಿಯಾ ಪಾರ್ಕಲಾಮ ನಿನ್ನ ಕೈ ಚಕ್ರ ಹಿಡಿಸೇ ತೀರಿಸ್ತೇನೆ ಅಂತ ಪ್ರತಿಜ್ಞೆ ಮಾಡಿದ್ದ ಭಕ್ತನ ಪ್ರತಿಜ್ಞೆ ದೊಡ್ಡದು ಅಂತ ಭಗವಂತನೇ ಸೋತು ಚಕ್ರವನ್ನು ಹಿಡಿದು ಬಿಟ್ಟ ಸ್ವನಿಗಮಮಪಹಾಯ ಪ್ರತಿಜ್ಞಾಂ ಋತಮಧಿಕರ್ತು ಅವಪ್ಲುತೋ ರಥಸ್ಥಃ ಧೃತರಥಚರಣೋಭ್ಯಯಾಚ್ಚ ಲಗ್ಗು ಹರಿರಿವಹಂತುಮಿಭಂ ಗತೋತ್ತರೀಯ ಹರಿರಿವಹಂತುಮಿಭಂ ಆನೇನು ಕೊಲ್ಲುವುದಕ್ಕೆ ಸಿಂಹ ಬಂದಾಗ ಬಂದನಂತೆ ಚಲದ್ಗು ಭೂಮಿ ನಡಿಗೆ ಹೋಯಿತು ಕೃಷ್ಣನ ಪಾದಾಹತಿಗೆ ಗತೋತ್ತರೀಯ ಉತ್ತರಿಯ ಜಾರಿ ಕೆಳಗೆ ಬಿತ್ತು ಅಲ್ಲಿ ವಲ್ಲಭಾಚಾರ್ಯರ ವ್ಯಾಖ್ಯಾನ ಉತ್ತರಿಯ ಕೆಳಗೆ ಬಿದ್ದುದರಿಂದ ಗೃಹಸ್ಥನಿಗೆ ಉತ್ತರಿಯ ಇಲ್ಲದೆ ಇದ್ದಾಗ ಊಟ ಮಾಡಬಾರದು ಅಂತ ಶಾಸ್ತ್ರವಾದ್ದರಿಂದ ಅವತ್ತು ಭೀಷ್ಮನನ್ನು ಪಾರಣೆ ಮಾಡೋದನ್ನು ಬಿಟ್ಟನಂತೆ ಕೃಷ್ಣ ಇಲ್ಲದೆ ಮುಗಿಸ್ಬಿಡ್ತಿದ್ದ ಅವನನ್ನ ಎಂಬುದಾಗಿ ಅಭಿಷೇಕ ಹಿತೋ ಹತೋ ವಿಶೀರ್ಣದಂಶ ಶತಜ ಪರಿಪ್ಲುತ ಆತತ ಮೇ ಸ್ವಾಮಿ ನಾನು ಮಹಾಪಾಪಿ ಅಂತ ಒತ್ಕೊಳ್ತಾನೆ ಭೀಷ್ಮ ಆತ ತಾಯಿ ಕೌರವರಷ್ಟು ಅವರು ಮಾಡಿದ ಪಾಪದಲ್ಲಿ ನನಗೂ ಭಾಗ ಉಂಟು ವಿಷವಿಕ್ಕಿದ್ದು ಮನೆಯನ್ನ ಸುಡಿಸಿದ್ದು ಸಜೀವಾಗಿ ದಾನ ಮಾಡಿಸಿದ್ದು ದ್ರೌಪದಿ ಮಾನಭಂಗವನ್ನು ನೋಡಿಸಿದ್ದು I am a partner to all that sin Bhishma ಒಪ್ಕೊಳ್ತಾ ಇದ್ದಾನೆ ಇಲ್ಲಿ ಕ್ಷಿತ ವಿಶಿಖ ಹತೋ ವಿಶೀರ್ಣದಂಶ ಕ್ಷತ ಕ್ಷತಜ ಕ್ಷತಜ ಪರಿಪ್ಲುತ ಆತತ ಆಯಿನೋ ಮೇ ಕ್ಷತಜ ಅಂದ್ರೆ ರಕ್ತ ಇವನ ಮೇಲೆ ರಕ್ತ ಸುರಿತಾ ಇದೆ ನಾನು ಆತ ತಾಯಿ ಇಂಥ ನನ್ನನ್ನು ಹುಡುಕಿಕೊಂಡು ಪ್ರಸಭಂ ಅಭಿಸಸಾರ ಮಧ್ವದ ಅರ್ಥಂ ಮೇ ಭಗವಾನ್ ಗತಿರ್ಮುಕುಂದ ನನ್ನ ಕಡೆಗೆ ಬಂದಿಲ್ಲ ಸ್ವಾಮಿ ಓಡ್ಕೊಂಡು ಬಂದಿಲ್ಲ ನನಗೆ ಆ ದರ್ಶನವನ್ನು ಕೊಟ್ಟಲ್ಲ ಎಂಬುದಾಗಿ ಭೀಷ್ಮ ಸ್ತೋತ್ರ ಮಾಡ್ತಾನೆ ಏನು ಸ್ತೋತ್ರ ಮಾಡಿದಂತೆ ಹತೋ ಭೀಷ್ಮ ಲೋಕ ಎಲ್ಲ ಹೇಳಿತು ಅಯ್ಯೋ ಕೃಷ್ಣ ಚಕ್ರ ಹಿಡಿತಾನೆ ನಿರೀಕ್ಷೆ ಮಾಡಿರಲಿಲ್ಲ ಉತ್ಸೃಜ್ಯ ರಜತ ಪ್ರಖ್ಯಾನ್ ಹಯಾನ್ ಪಾರ್ಥಸ್ಯ ಮಾರಿಷ ಆ ಕೈ ಲಗಾಮ್ ಹಿಡ್ಕೊಂಡಿದ್ದ ಕೃಷ್ಣ ಅರ್ಜುನ ರಥದ್ದು ಆ ಲಗಾಮ್ ಕೈಲಿದ್ದದನ್ನು ಭಯಂಕರವಾಗಿ ಕುಕ್ಕಿದ್ದಾನೆ ನೆಲಕ್ಕೆ ಹೋಗಲಿ ಹಾಳಾಗೋಗಲಿ ಕುದುರೆ ಅಂತ ಆ ಲಗಾಮಿನ ರಭಸಕ ಭೂಮಿ ನಡಿಗೆ ಹೋಯಿತು ಸುದರ್ಶನಾಂದ ಇಂಗ್ರಿಕೆ ಸ್ವಾಮಿಯಿಂದ ಕೈ ಧರಿಸಿದ್ದು ಕೈ ಈಗಂದು ಕೂಡಲೇ ಅಲ್ಲಿ ಸದೃಶ ಚಕ್ರ ಪ್ರಾಪ್ತವಾಯಿತು ಅಲ್ಲಿಂದ ಓಡಿಸಿದ್ದಾನೆ ಸೈನ್ಯ ಎಲ್ಲ ಏನು ಮಾಡಿತು ಆಯುಧಗಳನ್ನು ಕೆಳಗಾಗಿತು ಹತೋ ಭೀಷ್ಮ ಹತೋ ಭೀಷ್ಮ ಭೀಷ್ಮ ಸತ್ತ ಭೀಷ್ಮ ಸತ್ತ ಅವನು ತಂದೆ ಅವನಿಗೆ ಇಚ್ಛಾಮರಣಿತ್ವ ಕೊಟ್ಟಿದ್ದಾನೆ ಏನು ಮಾಡುತ್ತೆ ಅವಳ ಭಗವಂತನ ಮುಂದೆ ಅಂತ ತ್ರಾಹಿ ತ್ರಾಹಿ ಎಲ್ಲರೂ ಕೈ ಮುಗಿದಿದ್ದಾರೆ ಪೀತ ಕೌಶೇಯ ಸಮವೀತ ಮಣಿಶ್ಯಾಮಹ ಜನಾರ್ದನ ಶಿಶುಭೇ ವಿದ್ರವನ್ ಭೀಷ್ಮಂ ಈ ಜಾಗ ಓದಬೇಕು ನೂರ ಆರನೇ ಅಧ್ಯಾಯ ಭೀಷ್ಮ ಪರ್ವ ಅದನ್ನು ನೋಡಿದ ಭೀಷ್ಮನು ಕೂಡ ರಥದಲ್ಲಿಯೇ ಕುಳಿತಿದ್ದಾನೆ ಮುದುಕ ಪಾಪ ಕೆಳಗಿಳಿಯೋದಕ್ಕೆ ಶಕ್ತಿ ಇಲ್ಲ ಇಬ್ಬರು ಹಿಡಿದು ಎಬ್ಬಿಸಬೇಕು ಕೂರಿಸಬೇಕು ನನ್ನ ಹಾಗಿದ್ದಾನೆ ಎಂಬತ್ತೆಂಟು ವರ್ಷದ ಮುದುಕ ಭೀಷ್ಮ ಯುದ್ಧ ಮಾಡುವಾಗ ಏಯ್ಟಿ ಏಯ್ಟ್ ಇಯರ್ಸ್ ಓಲ್ಡ್ ಬಿಲ್ಲು ಬಾಣಗಳನ್ನು ಎಸೆದ ಎಸೆದವನು ಎರಡು ಕೈಯನ್ನು ನೀಡಿದ ಸ್ವಾಮಿ ಪುಂಡರೀಕಾಕ್ಷ ಬಾರೋ ಆಲಿಂಗನ ಮಾಡಿಕೊಳ್ಳೋ ಕೈ ನೀಡಿಬಿಟ್ಟ ಕೃಷ್ಣ ಬಂದದ್ದನ್ನು ನೋಡಿ ಏಹ್ಯೇಹಿ ಪುಂಡರೀಕಾಕ್ಷ ದೇವದೇವ ನಮೋಸ್ತುತೆ ಮಾಮಧ್ಯ ಸಾತ್ವದ ಶ್ರೇಷ್ಠ ಪಾತಯ ಸ್ವಮಹಾಹವೇ ಬೀಳಿಸು ನನ್ನನ್ನ ಬೀಳಿಸು ನನ್ನನ್ನ ನಿನ್ ಕೈ ಸತ್ರು ಮೋಕ್ಷವಾಗತ್ತೆ ದೇವನೀ ದೇವನಿ ಕೊಲುವಡೆಯು ನಾ ಸಾವವನೇ ಕುಮಾರವ್ಯಾಸ ಕೃಷ್ಣ ಯೋಚನೆ ಮಾಡು ನೀನು ವ್ಯರ್ಥವಾಗಿ ಚಕ್ರವನ್ನು ಹಿಡಿದೆ ಚಕ್ರ ಹಿಡಿಸುವುದಷ್ಟೇ ನಾನು ಪ್ರತಿಜ್ಞೆ ಇತ್ತು ಎಲ್ಲಿ ಚಕ್ರ ಬಿಡು ನಾನು ನಿನ್ನ ಭಕ್ತ ಆ ಚಕ್ರ ನನ್ನ ಕೂದಲ ಒಂದು ಕೊಂಕನ್ನ ಕೊಂದದ್ದಾದ್ರೆ ನಾನು ನಿನ್ನ ಭಕ್ತನಲ್ಲ ನಿನಗಿಂತ ನೀನು ಭಕ್ತರು ಶ್ರೇಷ್ಠ ಕೊಲ್ಲು ನೋಡೋಣ ಅಂದ ಕುಮಾರವ್ಯಾಸರು ಭಾರತ ಆ ಜಾಗದಲ್ಲಿ ಸುಮ್ಮನೆ ನಿನ್ನ ಪ್ರತಿಜ್ಞೆ ಚಕ್ರ ಹಿಡಿಯೋದೆಷ್ಟೋ ಅಷ್ಟು ಉಪಸಂಹಾರ ಮಾಡ್ಕೋ ಮರ್ಯಾದೆ ಮಿಗುತ್ತೆ ಇಲ್ದಿದ್ರೆ ಭೀಷ್ಮನೇ ಕೃಷ್ಣನಿಗಿಂತ ಶ್ರೇಷ್ಠ ಭಕ್ತಿಯಲ್ಲಿ ಇಂಥ ಲೋಕ ನನ್ನನ್ನು ಕೊಂಡಾಡುತ್ತೆ ನಿನ್ನ ಕೊಂಡಾಡುವುದಿಲ್ಲ ಅಂತ ಹೇಳಲಾಗಿ ಹತ್ತು ಹೆಜ್ಜೆಯಲ್ಲಿ ಅವನು ಬಂದು ಅರ್ಜುನ ಕಾಲು ಕಟ್ಕೊಂಡ ಭೀಷ್ಮ ಹೇಳಿದ ದಾಸೋಸ್ಮಿ ತವ ತವಚಾನಕ ದಾಸೋಸ್ಮಿ ಕೈಲಿ ಬಿಲ್ಲು ಹಿಡಿದಿದ್ದವನು ದಾಸೋಸ್ಮಿ ಪ್ರಾಯಶ್ಚಿತ್ತ ಅಷ್ಟು ದಿವಸ ಮಾಡಿದ ಅಪರಾಧಕ್ಕೆ ಶರಣಾಗತಿ ನಾ ತಪ್ಪು ಮಾಡಿದ್ದೆ ಪ್ರಭು ಅನ್ನ ತಿಂದಿದ್ದೇನೆ ಅವ್ರ ಕಡೆ ಪಿಂಡ ತಿಂದು ಕೂತಿದ್ದೇನೆ ಏನು ಮಾಡ್ಲಪ್ಪ ನನ್ನನ್ನು ಕ್ಷಮಿಸು ಅಂತ ಹೇಳಿದಾಗಿ ಇಲ್ಲೆಲ್ಲ ಆಳ್ವಾರ್ ಪದ್ಯಗಳನ್ನು ಬೇಕಾದಷ್ಟು ಹೇಳಬೇಕು ನಮಗೆ ಅವಕಾಶವಿಲ್ಲ ಕಂಡಾರಿ ಹೇಳುವನವೇ ಕಾದರನ್ ತಾನ್ ಶೈದಿಡಿನು ಎಲ್ಲಿ ಬರುತ್ತೆ ಗೊತ್ತೇ ಇದು ಅರಿಯಾ ಅರಿಯ ಪೋಲ್ ಎಲ್ಲಿ ಬರುತ್ತೆ ಇದು ವಿತ್ತುವ ಕೋಟಮ್ಮ ಇದು ಕುಲಶೇಖರ ಆಳ್ವಾರರ ಪೆರುಮಾಳ್ ತಿರುಮಳಿ ಪಾಶರ ಹತ್ತು ಸಂಬಂಧವನ್ನು ಹೇಳ್ತಾರೆ ಆಳ್ವಾರರು ವಿತ್ತುವ ಕೋಡು ಅಂತ ಒಂದು ಕ್ಷೇತ್ರ ಮಲಯಾಳ ದೇಶ ತಿರುಮಿತ್ತ ಕೋಡು ಅಂತ ಅವರು ಹೇಳೋಕ್ ಬರೋದಿಲ್ಲ ನಾನು ನಿನ್ನವನು ಕಾಣೋ ಕಂಡಾರಿ ಹಳ್ವನವೇ ಕಾದಲಂತ ಅನುಶೈದಿಡಿನು ಒಂದು ಮನೆಯಲ್ಲಿ ಒಬ್ಬ ಹೆಂಡತಿ ಇರ್ತಾಳೆ ಗಂಡನಿಗೂ ಅವಳಿಗೂ ಹಣಾಹಣಿ ಜಗಳ ರಾತ್ರಿ ಎಲ್ಲ ನಡೆದಿದೆ ಕೈ ಬಿಟ್ಟುಬಿಡ್ತೇನೆ ನೋಡು ಮಾಂಗಲ್ಯ ಬೇಡ ಕಿತ್ಕೊಂಡ್ಬಿಡ್ತೀನಿ ಅಂತಾನೆ ಯಜಮಾನ ಹೋಗ್ರಿ ತಗೊಂಡೋಗ್ರಿ ಯಾರಿಗೆ ಬೇಡ ಅಂತ ಅವಳು ಅಂತಾಳೆ ಬೆಳಗ್ಗೆ ಸೂರ್ಯೋದಯವಾಯಿತು ಪಕ್ಕದ ಮನೆಯವನು ಬಂದ ಗಂಡ ಕೈ ಬಿಟ್ಟನೇನಮ್ಮ ಸುಮ್ಮನೇರು ನಾ ಮಾಂಗಲ್ಯ ಕಟ್ತೀನಿ ಅಂತ ಬಂದ ಒಪ್ತಾಳಿ ಅವಳು ಕಂಡಾರಿ ಕಂಡವರು ಬೈದರು ಕೂಡ ಕಾದಲಂತ ಅನುಶೈಲಿಡನು ತನ್ನ ಪ್ರಿಯ ಗಂಡ ಎಷ್ಟೇ ಅಪಮಾನ ಮಾಡಿದ್ರು ಕೊಂಡಾನೆಯಲ್ಲ ಅರಿಯ ಕುಲಮಹಳ್ಪೋಲ್ ಮಾಂಗಲ್ಯ ಕಟ್ಟಿದವನೇ ಗಂಡ ಕೊಂದರೂ ಅವನೇ ಕಾದವನು ಅವನೇ ಅಂತ ಮಾಡುವಂತೆ ಪ್ರಭು ನಿನ್ನ ಪಾದವನ್ನು ನಂಬಿದ್ದೇನೆ ಇದಕ್ಕೆ ಮಾರ್ದವ ಭಕ್ತಿ ಅಂತ ಹೆಸರು ದೇವರನ್ನೇ ಬೆದರಿಸೋದು ಅವನ ರೂಪ ನೋಡಿ ಸಂತೋಷ ಪಡುವುದು ಕೆದಕಿದ್ರೆ ಹೇಗಿರ್ತದೆ ಕೆಣಕಿದ್ರೆ ಅದನ್ನು ನೋಡಬೇಕು ರಾಮರೂಪ ಹೇಗಿರ್ತದೆ ಕೃಷ್ಣರೂಪ ಹೇಗಿರ್ತದೆ ವಾಳಾಲರತ್ತು ಚುಡಿನಂ ಮರುತ್ತುವನ್ ಪಾಲ್ ಮಾಡಾದ ಕಾದಲ್ ನೋಯಾಳನ್ ಪೋಲ್ ಎರಡನೇ ಉದಾಹರಣೆ ಒಬ್ಬರು ಹೋಗಿ ಕಾಲಲ್ಲೋ ಕೈಯಲ್ಲೋ ಏನೋ ಒಂದು ಕುರು ಔಷಧಕ್ಕೆ ಬಗದೇ ಇರುವಂಥದ್ದು ಒಂದು ಕಾರ್ಬಂಕಲ್ ಅಂತ ಬರ್ತದೆ ಹಳೆ ಕಾಲದಲ್ಲಿ ಹೇಳ್ತಿದ್ರು ಅದಕ್ಕೆ ಸಲ್ಫರ್ ಗಂಧಕವನ್ನು ಹಾಕಿ ಕಾದ ಕಬ್ಬಿಣವನ್ನು ಹಾಕಿ ಅದನ್ನು ಸುಡ್ತಿದ್ರು ಅದು ಸುಟ್ಟಲ್ದೆ ಹೋಗ್ತಿರ್ಲಿಲ್ಲ ಅದು ವೈದ್ಯರು ಅದನ್ನು ಮಾಡ್ತಾರೆ ವಾಡಾಲರುತ್ತೆ ಚುಡಿನು ಆ ವೈದ್ಯನ ಮೇಲೆ ಪ್ರೀತಿ ತೋರಿಸುವಂತೆ ಪ್ರಭು ನೀನು ಕಷ್ಟವನ್ನು ಕೊಟ್ಟರು ಹೆಂಡತಿ ಕಿತ್ಕೊಂಡ್ರು ಮಕ್ಕಳಿಗೆ ಕಿತ್ಕೊಂಡ್ರು ರಾಜ್ಯ ಕಿತ್ಕೊಂಡ್ರು ಇಟ್ಕೊಂಡ್ರು ಕಿತ್ಕೊಂಡ್ರು ನೀನು ಭವರೋಗ ವೈದ್ಯನಾದ್ದರಿಂದ ನಿನ್ನ ನಂಬಿದ್ದೇನೆ ಮಾಳಾದ ಕಾದಲ್ ನೋಯಾಳಂತೋಲ್ ಇದೊಂದು ಉದಾಹರಣೆ ಎತ್ತನೆಯು ಮರಂದ ಪೈಂಕೋಳ್ ಮೈ ಮೈತೆಳೆಂದ ಮಾಮಹಿಳೆ ಪಾರ್ಥೆರಕಂ ಮತ್ತವೆ ಪೋಲ್ ಮಳೆ ಬರಲಿಲ್ಲ ನೀವು ಕೈ ನೀರು ಹೊಯ್ದು ಹಾಕಿದ್ರಿ ಚಟಾಕು ಪಾವು ಸೇರು ಸೇರು ತೂತಿನ ಪಾತ್ರೆ ತೆಗೆದು ತೆಗೆದು ಗದ್ದೆಗೆ ನೀರು ಹಾಕ್ತಾ ಇದ್ದೀರಿ ಪೈರುಗಳು ದೇ ರೆಫ್ಯೂಸ್ ಟು ಗ್ರೋ ನೀವು ಕೈ ನೀರು ಹೊಯ್ದು ಹಾಕಿದ್ರೆ ಬೆಳೆಯೋದಿಲ್ಲ ಒಂದು ಮಳೆ ಬಿದ್ದರೆ ಮಳೆ ಬರಲಿ ನೋಡ್ತಾ ಇರ್ತೇವೆ ಅದು ಮಳೆ ಬಿದ್ದರೆ ಹೇಳುವಂತೆ ಸ್ವಾಮಿ ನಿನ್ನದು ಆ ಕಳ್ಳಿ ಲೋಕಾಚಾರ ಹೇಳ್ತಾರೆ ಮುಲೈಪಾಲ್ ವಿಲೈಪಾಲ್ ವ್ಯತ್ಯಾಸ ಎದೆ ಹಾಲು ಹೇಗೆ ಬೆಲೆ ಕೊಂಡಿರೋ ಹಾಲು ಹೇಗೆ ಮಕ್ಕಳು ಬದುಕೋ ಆದ್ರಿಂದ ವಿಲೈಪಾಲ್ ಬೆಲೆ ಕೊಂಡುಕೊಂಡದ ಮುಲಯಾಲ್ ತಾಯಿ ಊಟಿನ ಪಾಲ ತಾಯಿ ಹಾಕುವ ಹಾಲು ಹೇಗಿರುತ್ತದೆ ಅದು ಬೆಲೆ ತಗೊಂಡಿದ್ದ ಹಾಲು ಹೇಗಿರುತ್ತದೆ ಅದು ಎತ್ತನೆಯಂ ವಾನ್ ಮರಂದ ಕಾಲತ್ತು ಮೋಡ ಮರೆತು ಬಿಡಿತು ಇಲ್ಲಿ ಭೂಮಿ ಹುಯ್ಬೇಕಾಗಿತ್ತು ಆದರೆ ಪೈಂಕೂಳ್ಹಳ್ ಮೈತಳಿಂದ ಮಾಮುಗಿಲೇ ಪಾರ್ಥ್ಯದಕ್ಕಂ ಮತ್ತ ವೆಪೋಲ್ ನಿನ್ನೆಯೇ ತಾನ್ ವೇಂಡಿ ಅರ್ಧರ್ಧ ಪದ್ಯ ಹೇಳ್ತಿ ಪೂರ್ತಿ ಹೇಳಲಿಲ್ಲ ನೀ ಸೆಲ್ವಂ ವೇಂಡಾದಾನ್ ತನ್ನೆಯೇ ತಾನ್ ವೇಂಡುಂ ಪೋಲ್ ಮಾಯತ್ತಾಲ್ ಅನ್ಯ ಭಕ್ತರನ್ನು ನೀನು ಹುಡುಕುವಂತೆ ನಿನ್ನನ್ನು ನಾವು ಹುಡುಕ್ತಾ ಇದ್ದೇವೆ you are searching for us we are searching for you ಭಗವಂತ ಇದು ಬಿಟ್ಟು ಹೋಗೋ ಸಂಬಂಧವಲ್ಲ ವಿತ್ತು ಕೋಟಮ್ಮ ನೀವೆಂಡಾಯ ಇಡಿನು ಈ ಭಕ್ತ ನನಗೆ ಬೇಡ ಭೀಷ್ಮನ ತೊಲಿಸಿಡುವ ಭೀಷ್ಮ ನನಗೆ ಬೇಡ ಹಾಳಾಗಿ ಹೋಗ್ಲಿಂತ ನೀನು ನೋಡಿದರು ಮತ್ತಾರು ಪತ್ತಿರೇನೆಂದು ಅವನ ಇತ್ತ ಎಂದ ಬೇರೆ ರಕ್ಷಕರಿಲ್ಲ ಅಂತ ಅವನ ಪಾದಗಳನ್ನೇ ಹೊಂದಿದ கொத்தவேல் ಇಲ್ತಾನ್ ಕುಲಶೇಖರನ್ ಸನನ ತಮಿಳ್ ಪತ್ತೊಂಬಲ್ಲ ನಣ್ಣಾರ್ ನರಹಮೆ ಈ ಹತ್ತು ಪದ್ಯಗಳನ್ನು ಓದವರಿಗೆ ನರಕ ಪ್ರಾಪ್ತಿ ಇಲ್ಲ ಅಂತ ಬರೆದಿದ್ದಾರೆ ಬರೆದಿದ್ದಾರಾಳ್ವಾರರು ಇದು ಇವಪ್ಪ ಒಂದು ಸ್ವಾರಸ್ಯ ಆ ರುಚಿಯನ್ನು ಭೀಷ್ಮ ಅವತ್ತು ಅನುಭವಿಸಿದ ನೋಡ್ತಾ ಇದ್ದಾನೆ ಬಿಲ್ಲು ಬಾಣ ಕೆಳಗೆ ಹಾಕಿದ ಹೊಲ್ಲು ಕೊಲ್ಲು ಸಕ್ಕರೆ ಬಿಡು ಯಾರು ಬೇಡ ಅಂತಾರೆ ನಿನಗೆ ಅವಮಾನವಾಗುತ್ತೆ ಡಿಂಗರಿಗರು ಭಕ್ತ ನನಗಿಂತ ಹೆಚ್ಚು ಎಂಬುದಾಗಿ ಕೈ ಮುಗಿದ ಸ್ವಾಮಿ ನೋಡಿದ ಅವನು ಹೇಳೋದು ನಿಜ ಚಕ್ರ ವ್ಯರ್ಥವಾದರೆ ಅವಮಾನವಾಗುತ್ತೆ ಮಹಾಭಾರತದಲ್ಲಿ ಬರೆದು ಬಿಡ್ತಾರೆ ಇವನು ಬೇರೆ ಕಾಲು ಕಟ್ಕೊಂಡ ಎರಡ ಮುಡಿಕಿರಿಯ ಅವಶ್ಯ ಮುಡಿಕಿರೆ ನೇತ್ಸನ್ನ ಮಾದರಿಯ ಇಲ್ಲೇ ಇಲ್ಲೇ ನಾಳಿಕೆ ಮುಡಿಕಿರೆ ತಿರುಗಿ ನಾಳೆ ಅಂತ ಕಳ್ಳ ಸೂರ್ಯ ಮುಳುಗಿ ಹೋದ ಈಗ ಹತ್ತನೇ ದಿವಸ ಇದ್ದುದಕ್ಕೆ ಬರ್ತಿದ್ದೇವೆ ಆ ಒಂಬತ್ತನೇ ದಿವಸದ ರಾತ್ರಿ ಪಾಂಡವರೆಲ್ಲ ಸಮಾಲೋಚನೆ ಮಾಡ್ತಾರೆ ಈ ಭೀಷ್ಮನು ಕೆಳಗೆ ಬೀಳಲಿಲ್ಲ ಅರ್ಜುನನು ಮನಸ್ಸಿಟ್ಟು ಯುದ್ಧ ಮಾಡಿಸಿಲ್ಲ ಕೃಷ್ಣ ಏನು ಮಾಡುವುದು ಕನ್ನಡ ಶೈಲ ಭೀಮ ಏನು ಮಾಡೋದು ಅರ್ಜುನ ಏನು ಮಾಡೋದು ನಾ ಮಾಡ್ತೀನಲ್ಲ ಅಂತ ಏನು ಮಾಡ್ದ ಏನೂ ಮಾಡಲಿಲ್ಲ ಧರ್ಮರಾಜ ಹೇಳ್ದ ಅಪ್ಪಣೆ ಕೊಡು ಕೃಷ್ಣ ಕಾಡಿಗೆ ಹೋಗ್ತೇನೆ ಶುರು ಮಾಡಿದ ಮಧ್ಯ ಮಧ್ಯೆ ಪಲ್ಲವಿ ಇದು ಅಯ್ಯ ದುರ್ಬುದ್ಧಿ ಎಷ್ಟು ಹೇಳಿದ್ರು ನೀನು ಹೋಗ್ತಾ ಹೀಗಿದೆಯಲ್ಲ ಒಂದು ಕೆಲಸ ಮಾಡೋಣ ಅಂತ ಸಾಯಂಕಾಲ ಯುದ್ಧ ಮುಗಿದಿತ್ತು ಆಗಿತ್ತು ಭೀಷ್ಮನ ಕ್ಯಾಂಪಿಗೆ ಐವರು ಪಾಂಡವರನ್ನು ಕೃಷ್ಣ ಕರ್ಕೊಂಡು ಹೋದ ಅವನಿಲ್ಲದವರ ಗತಿಯನ್ನು ಯೋಚನೆ ಮಾಡಿ ಭೀಷ್ಮನ ಮೈಯಲ್ಲಿ ಮುಳ್ಳು ಗಿಳ್ಳು ಬಿದ್ದಿದ್ದು ಬಾಣದ್ದೆಲ್ಲ ತೆಗೆದು ಆಯಿಲ್ ಗೀಲ್ ಲೇಪನ ಔಷಧಿ ಮಾಡ್ತಾ ಇದ್ರು ಮಂಚದ ಮೇಲೆ ಮಲಗಿದ್ದಾನೆ ಅವನು ಸಾಕಷ್ಟು ದಣಿದಿದ್ದಾನೆ ಪಾಪ ಭೀಷ್ಮ ಎಂಬತ್ತೆಂಟನೇ ವಯಸ್ಸಲ್ಲಿ ಅವನು ಇಷ್ಟು ಅಷ್ಟು ಯುದ್ಧ ಮಾಡಿದ್ದು ಹೆಚ್ಚು ಪಾಂಡವರ ಕಡೆ ಇದ್ದು ಚೆನ್ನಾಗಿತ್ತು ಅಲ್ಲಿ ಉಪ್ಪು ತಿಂದಿದ್ದ ಅಂತ ತಿಳ್ಕೊಂಡ ಆಯಿತು ಕೃಷ್ಣನು ಬಂದಿದ್ದನ್ನು ನೋಡಿದ ಇದು ತುರುಂಗ ಭಾರತದಲ್ಲಿ ಒಂದು ರೀತಿ ಹೇಳಿದ್ದಾರೆ ತುರುಂಗ ಭಾರತ ಸಿಕ್ಕೋದಿಲ್ಲ ಒಂದು ಕೆಲವು ಪೇಜುಗಳು ನಮ್ಮ ಮಿತ್ರರು ಮೇಲ್ಕೋಟೆ ಹರಿಯ ರಾಮ ಶರ್ಮಾ ಅವ್ರ ಕೈಗೆ ಸಿಕ್ತು ಒಂದು ಅಂಗಡಿಯಲ್ಲೇನೋ ಕೊಟ್ಟನ ಕಟ್ಟುವಾಗ ಮದ್ರಾಸಲ್ಲಿ ಇಡೀ ಪುಸ್ತಕ ಅವರ ಅದರದ್ದು ಒಂದು ಅಂಶವನ್ನು ನನಗೆ ಓದಿ ಹೇಳಿದರು ನಮ್ಮ ಕೈ ಕೊಡೋಕೆ ಭಯ ಎಲ್ಲಿ ತಗೊಂಡೋಗ್ಬಿಡ್ತೀನೋ ಅಂತ ನಮಗೆ ಪುಸ್ತಕ ಸಂಗ್ರಹದ ಹುಚ್ಚು ತುರಂಗ ಭಾರತ ಅಂತ ಒಂದು ಭಾರತ ಅದರಲ್ಲಿ ಈ ಕಥೆಯನ್ನು ಬೇರೆ ರೀತಿ ಹೇಳಿದ್ದಾರೆ ಯುದ್ಧ ಭೂಮಿಗೆ ದ್ರೌಪದಿ ಹೋಗಿದ್ಲು ಅಂತ ಅಲ್ಲಿ ಹೇಳಿದ್ದಾರೆ ಕೇಳಿದ್ದೀರ ಕಥೆಯನ್ನ ಐವರು ಪಾಂಡವರು ದ್ರೌಪದಿಯು ಹೋಗಿ ಕೃಷ್ಣ ಹೊರಗಡೆ ನಿಂತಿದ್ದಾನೆ ಟೆಂಟ್ ಆಸೆಗೆ ಇವರೆಲ್ಲ ಹೋಗಿ ನಮಸ್ಕಾರ ಮಾಡುವಾಗ ಮಲಗ ಮುದುಕ ಮಲಗಿದ್ದವನು ಎದ್ದು ಕೂತ ಮೊದಲು ಬಂದವಳು ದ್ರೌಪದಿ ನಮಸ್ಕಾರ ಮಾಡಿದ ಕೂಡಲೇ ದೀರ್ಘ ಸುಮಂಗಲಾಭವ ಅಂತ ಆಶೀರ್ವಾದ ಮಾಡಿದ ಅಯ್ಯೋ ಅವರಿಗೆ ಆಯುಷ್ಯ ಕೊಟ್ಬಿಟ್ಟಲ್ಲ ಪಾಂಡವರಿಗೆ ಅಂತ ಅವನು ಪ್ರತಿಜ್ಞೆ ಮಾಡಿದ್ದ ಸ್ವಲ್ಪ ಬದಲಾವಣೆ ಮಾಡಿದ್ದಾರೆ ಕಥೆಯಲ್ಲಿ ನಿಮ್ಮನ್ನೆಲ್ಲ ಯಾರಮ್ಮ ಕರ್ಕೊಂಡ್ಬಂದ್ರು ಅಂತ ಕೇಳಿದ್ರೆ ಕೃಷ್ಣ ಅಂದ ಮಾಡಿದ್ದಾನೆ ಕೃಷ್ಣ ಇದು ಅಂತ ಆಚಿಪೋ ಮಾತು ಕೊಟ್ಟಿದ್ದೇನೆ ಅಂತ ಮಾಡಿದ ಅಂತ ಹೇಳ್ತಾರೆ ಇಲ್ಲಿ ಭೀಷ್ಮನನ್ನು ಹೋಗಿ ಕೇಳ್ತಾರೆ ತಾತ ನನ್ನನ್ನು ಎತ್ತಿ ಬೆಳೆಸಿದವರು ನೀವು ತೋಳು ಮೇಲೆ ಅರ್ಜುನ ಕೇಳಿದ ನಿಮ್ಮನ್ನು ಅಪ್ಪ ಅಪ್ಪ ಅಂತ ತಿಳ್ಕೊಂಡಿದ್ದೆ ಇಲ್ಲ ಕಾಣೋ ನಾ ತಾತ ನಿಮ್ಮ ಅಪ್ಪ ಅಲ್ವೋ ಅಂತ ನೀವು ಹೇಳಿದ ಮೇಲೆ ನನಗೆ ಗೊತ್ತಾಯಿತು ಅಪ್ಪನ ಬಂದವರು ನೀವೇ ಈಗ ಹತ್ತು ದಿವಸ ನಮ್ಮ ಎದುರಿಗೆ ನಿಂತು ಯುದ್ಧ ಮಾಡಿದ್ರಿ ನಮ್ಮ ಅರ್ಧ ಸೈನ್ಯಕ್ಕಿಂತ ಹೆಚ್ಚು ಹೋಯಿತು ಕಷ್ಟಪಟ್ಟು ಸೇರಿಸಿದ ಸೈನ್ಯ ಇನ್ನೆಷ್ಟು ದಿವಸ ಯುದ್ಧ ಮಾಡ್ತಿರೋ ಗೊತ್ತಿಲ್ಲ ನಿಮ್ಮನ್ನು ಗೆಲ್ಲುವುದಕ್ಕೆ ಏನಾರ ದಾರಿ ಇದ್ದೆ ಹೇಳ್ಕೊಡಿ ಇಲ್ಲ ನಮಗೆ ವಿಜಯ ಆಗೋದಿಲ್ಲ ಅಂತ ಹೇಳಿಬಿಡಿ ಕಾಡಿಗೆ ಹೊರಟೋಗ್ತೇವೆ ಐದು ಜನ ಶರಣಾಗತಿ ಮಾಡಿದರು ಭೀಷ್ಮ ಸುರಿಟ್ಟ ಕಣ್ಣೀರು ಬಂತು ಅಯ್ಯೋ ದುರ್ಯೋಧನ ಇರಲಿಲ್ಲ ಹತ್ರ ನಾನು ಮತ್ತೆ ಹೇಳಿದ್ನಲ್ಲೋ ಧರ್ಮರಾಜ ಸಕಾಲಕ್ಕೆ ಬಾ ಗುಟ್ ಹೇಳ್ತೇನೆ ಅಂತ ಹೇಳಿದ್ನಲ್ಲಪ್ಪ ಗೊತ್ತಿದೆಯಲ್ಲ ಎಲ್ಲರಿಗೂ ಜಗತ್ತಿಗೆ ಗೊತ್ತಿದೆ ಇವತ್ತು ಹೇಳ್ತೇನೆ ಸ್ತ್ರೀಯಾಗಲಿ ಸ್ತ್ರೀ ಮಾತ್ರವಾಗಲಿ ಸ್ತ್ರೀ ವೇಷದಲ್ಲಿರುವವನಾಗಲಿ ಸ್ತ್ರೀಯಾಗಿದ್ದು ಪುರುಷನಾಗಿರುವವನಾಗಲಿ ಸ್ತ್ರೀಯರ ಹೆಸರಿಟ್ಟುಕೊಂಡವನಾಗಲಿ ಯುದ್ಧ ಭೂಮಿಯಲ್ಲಿ ಎದುರು ಬಂದು ಅಲ್ಲಿಂದಲ್ಲೇ ಬಿಲ್ಲು ಬಣ ಹಾಕ್ತೇನೆ ಗೊತ್ತಾಯ್ತಾ ಗೊತ್ತಾಯ್ತು ಗೆಟ್ ಔಟ್ ಅಂದ ಅಂದ್ರೆ ಮಾರನೇ ದಿವಸ ಯುದ್ಧ ಮಾಡೋದಿಲ್ಲ ಅವಕಾಶ ಕಾಯ್ಕೊಂಡು ಕೆಳಗೆ ಬೀಳ್ ಹಾಕ್ತೇನೆ ಅಂತ ಹೇಳಿದ ಮೇಲೆ ಅವತ್ತಿನ ದಿವಸ ಅರ್ಜುನನಿಗೆ ಕೃಷ್ಣ ಬೆನ್ ಇವತ್ತು ಕುದುರೆಗಳಿಗೆ ಗೇಟ್ ಹಾಕೋದಿಲ್ಲ ನಿನಗೆ ಹಾಕ್ತೇನೆ ಭೀಷ್ಮನ ಮುಗಿಸ್ತಾ ಇದ್ರು ನೋಡು ವೇತ್ತ ತೋತ್ರ ಈ ಕಪಾಣಿ ಚಾವಟಿ ಹಿಡ್ಕೊಂಡಿದ್ದಾನೆ ಈ ಕುದುರೆ ನೋಡ್ತಾನೆ ಅವನು ನೋಡ್ತಾನೆ ನಿನಗೆ ಹಾಕ್ಲಾ ಏಟ್ ಅದಕ್ಕೆ ಹಾಕ್ಲಾ ಆಗ ಧರ್ಮರಾಜ ಧೃತಜ್ಞಮ್ನ ಎಲ್ಲರೂ ಸಹಾಯ ಮಾಡಿ ಶಿಖಂಡಿಯನ್ನು ಮುಂದಕ್ಕೆ ಬರುವಂತೆ ಅರ್ಜುನನ ಮುಂದೆ ತಂದು ನಿಲ್ಲಿಸಿದರು ಈಗ ಭೀಷ್ಮ ಭೀಷ್ಮಗದೆ ಘಟ್ಟಕ್ಕೆ ಬರ್ತಾ ಇದ್ದೇವೆ ಎಲ್ಲ ಸಿದ್ಧ ಮಾಡಿಕೊಳ್ಳಿ ಇವತ್ತು ಭೀಷ್ಮ ಪರ್ವ ಇಷ್ಟು ಬೇಗ ಮುಗಿಯುವುದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಸ್ವಾಮಿಗೆ ನಾನು ಕೃತಜ್ಞತೆ ಹೇಳ್ತಿದ್ದೇನೆ ಇನ್ನೊಂದು ನಿಮಿಷ ಈ ಕೈ ಕೈ ಬೆರಳು ಹೆಚ್ಚಿದಾಗ ಒಂದೇ ಏಟಿಗೆ ಎರಡು ತುಂಡಾಗಬೇಕು ಆರ್ತಿ ಸಿದ್ಧ ಮಾಡಿಕೊಡಬೇಕು ಶಿಖಂಡಿಗೆ ಭೀಷ್ಮನ ಮೇಲೆ ಸೇಡು ತೀರಿಸಿಕೊಳ್ಳೋದಕ್ಕೆ ಅನೇಕ ಜನ್ಮಗಳ ನಂತರ ಸಿಕ್ಕ ಅವಕಾಶ ಇದು ಎಷ್ಟು ಹುರುಪಿರಬೇಡ ಮುಂದೆ ನಿಂತಿದ್ದಾನೆ ಎತ್ತರವಾಗಿ ದಡೂತಿ ಆಸಾಮಿ ಬಾಣ ಪ್ರಯೋಗ ಮಾಡ್ತಾ ಇದ್ದಾನೆ ಒಂದ್ರ ಮೇಲೆ ಒಂದ್ರ ಮೇಲೆ ಭೀಷ್ಮನ ಮೈ ಮೇಲೆ ಬೀಳ್ತಾ ಇದೆ ಆ ಬಾಣ ಏಟು ಬಿದ್ದದ್ದನ್ನು ನೋಡಿ ಇದು ಅರ್ಜುನನ ಬಾಣವಲ್ಲ ಅಂದ ಹಿಂದೆ ನಿಂತಿದ್ದಾನೆ ಅರ್ಜುನ ಮುಸಲ ಮೇ ಗ್ರಂಥಿ ನೀವೇ ಬಾಣ ಒನಕೆ ಅಂತ ಬೀಳ್ತಾ ಇದೆ ಮಂಡು ಬಾಣ ಇದು ಅಂತ ಹೇಳುವಷ್ಟರಲ್ಲಿ ಅರ್ಜುನನ ಬಾಣ ಹಿಂದಿನಿಂದ ಬಿತ್ತು ಆ ಇದು ಅರ್ಜುನಂದು ಒಂದು ಬಾಣದ ರುಚಿ ನೋಡಿ ಇದು ಶಿಖಂಡಿ ಬಾಣವೇ ಇದು ಅರ್ಜುನನ ಬಾಣವೇ ನೋಡ್ತಾ ಇದ್ದಾನೆ ವಜ್ರದಂಡ ಸಮಸ್ಪರ್ಶಾ ವಜ್ರವೇಗ ದುರಾಸದಾ ಮಮ ರುಜಂತಿ ನೇಮೇ ಬಾಣ ಶಿಖಂಡಿನಃ ಶಿಖಂಡಿ ನಪಕ್ಕಿದ್ದಾನೆ ನಾನು ಪ್ರಾಣ ತೆಗಿತಾ ಇದೆ ಒಳಗೆ ಬಸಿದಿ ಎಳಿತಾ ಇದೆ ಪ್ರಾಣ ಇದು ಅರ್ಜುನನ ಬಾಣ ಅರ್ಜುನನ ಬಾಣ ಅಂತ ಹೇಳ್ತಾ ಇರೋ ಅಷ್ಟರಲ್ಲಿ ಭುಜಗಾಯವ ಸಂಕ್ರುದ್ಧಾ ಲೇಲಿಹಾನಾ ವಿಶೋಲ್ಬಣಾ ಆ ಶರಪಂಜರ ಆ ಶರ ವೇಗ ಹೇಗಿದೆ ಅರ್ಜುನಂದು ಬಾಣ ಅಂದ್ರೆ ಆ ಬಾಣಗಳ ರಭಸದಲ್ಲಿ ಒಂದು ಮಂಜು ಉಂಟಾದಂತಾಗಿ ಎದುರಿಗೆ ನಿಂತಿದ್ದ ಅವನು ಅಂತ ನೋಡಲಿಲ್ಲ ಎಷ್ಟೋ ಹೊತ್ತು ಭೀಷ್ಮ ತನ್ನ ನಿಂತವರು ಯಾರೂ ಅಂತ ಕಾಣಲಿಲ್ಲ ಬಾಣ ವರ್ಷ ಕಡಿಮೆ ಆದ ಮೇಲೆ ನೋಡ್ತಾಳೆ ಎದುರುಗಡೆ ಶಿಖಂಡಿ ನಿಂತಿದ್ದಾಳೆ ಆಲಿದೋಲ ನಿಂತಾಗ ಮೇಲಿನ ಕಡೆಗಿನ ತನಕ ಹೋ ಪಾಂಡವರು ಮಾತು ಕೊಟ್ಟಿದ್ದೇನೆ ಅಂತ ಹೇಳಿ ಬಿಲ್ಲು ಬಾಣಗಳನ್ನು ಕೆಳಗೆ ಹಾಕಿದ ಆಗ ಅರ್ಜುನ ಮುಂದಕ್ಕೆ ಬಂದು ಗಾಂಡೀವದಿಂದ ಮತ್ತೆ ಬಾಣ ಪ್ರಯೋಗ ಮಾಡಿದ ಭೀಷ್ಮನ ಕೈಯಲ್ಲಿ ಬಿಲ್ಲಿಲ್ಲ ಬಾಣವಿಲ್ಲ ಒಂದೇ ಸಮ ಕಣ್ಣಲ್ಲಿ ನೀರು ಹಾಕೊಂಡು ಎತ್ತಿ ಬೆಳೆಸಿತ್ತ ಆತ್ಮನ್ನು ಕೊಲ್ಲಬೇಕಲ್ಲ ಅಂತ ಅದು ಚೋಪ್ರಾ ಅವರು ತುಂಬಾ ಚೆನ್ನಾಗಿ ತೋರಿಸಿದ್ರು ಟಿವಿ ಮಹಾಭಾರತದಲ್ಲಿ ಒಂದೊಂದೇ ಬಾಣ ಬಂದು ಕೊರಳಿಗೆ ನೆತ್ತಿಗೆ ತಲೆಗೆ ಎದೆಗೆ ಭುಜಕ್ಕೆ ಕೈಗೆ ಕಾಲಿಗೆ ಬೀಳ್ತಾ ಇದೆ ಒಂದೊಂದು ಬಾಣ ಬೀಳುವ ಕೃಷ್ಣ ಮುಕುಂದ ಮಾಧವ ಗೋವಿಂದ ಅವನು ಸಾವಿರದ ಎಂಟು ಶ್ರೀನಾಮಗಳನ್ನು ಹೇಳ್ತಾ ಹೇಳ್ತಾ ದಡಂ ಅಂತ ಉರುಳಿದ ಭೀಷ್ಮ ಹಾಕಿ ಹಬ್ಬ ಹ್ಮ್ ಒಂದೇ ಏಟು ಮಾಡಬೇಕಾಗಿತ್ತು ಕುಳಿ तद्विष्णोः परमम् पदम् सदा पश्यन्ति सूरयः दिवीव चक्षुरासु तद्विप्रासो विपुण्यवो जागृवान् समिन्धते विष्णो हर्यत्परमम् पदम् ನಾರಾಯಣ ಭೀಷ್ಮ ಕೇಳಕ್ಕೆ ಉರುಳಿದ ಉರುಳು ಹೊತ್ತು ಹೇಳ್ತಾನೆ ಕೃಂತಂತಿ ಮಮ ಗಾತ್ರಾಣಿ ಮಾಘಮಾಂ ಸೇಗವಾಯಿವ ಕೂಟ ಶ್ಲೋಕ ಕೃಂತಂತಿ ಮಮ ಗಾತ್ರಾಣಿ ಅದು ಹೇಗೆ ಬೀಳ್ತಾ ಇದೆ ಏಟು ಮೂಳೆ ಒಳಕ್ಕಿರುವ ನೆಣವಸೆಗೆ ಹೋಗಿ ಚುಚ್ಚುತ್ತಾ ಇದೆ ಬಾಣ ಚರ್ಮ ಅಲ್ಲ ರಕ್ತ ಅಲ್ಲ ಮಾಂಸ ಅಲ್ಲ ಮೂಳೆಯಲ್ಲ ಮೂಳೆ ಒಳಗಿರುವ ಮೇಧಸ್ಸು ಅಂತ ಒಂದು ದ್ರವ್ಯ ಅದನ್ನು ಹೋಗಿ ಚುಚ್ಚುತ್ತಾ ಇದೆ ಅದು ಅಯ್ಯೋ ಅಯ್ಯೋ ಅವನ ಅಷ್ಟು ಸುಸಂಸ್ಕೃತವಾದ ಅವನ ಬಾಯಲ್ಲಿ ನಾವಾಗಿದ್ರೆ ಅಯ್ಯೋ ಅಪ್ಪ ಅಮ್ಮ ಅಂತಿದ್ವೋ ಏನೋ ಕೃಷ್ಣ ಮುಕುಂದ ಮಾಧವ ವಾಸುದೇವ ಅವನ ಸೀನಾಮಗಳನ್ನೇ ಸತತ ಇದು ಪ್ಯಾರಡಾಕ್ಸ್ ಭೀಷ್ಮನ ನೇಚರ್ ಹಾಗೆ ಅರ್ಥ ಮಾಡಿಕೊಳ್ತೀರಿ ಇಂಥ ಭಕ್ತ ಮಾಡಿದ್ದೋ ತಪ್ಪು ಹದ ಮಾಡಿದ ವೀಣೆ ಶ್ರುತಿ ನುಡಿಸುವಂತ ಇಲ್ಲಿ ಕೃಷ್ಣ ವಾಸುದೇವ ಮುಕುಂದ ಮುರಾರಿ ಹೇಳ್ತಾ ಹೇಳ್ತಾ ಉರುಳಿದ ಕೆಳಗಡೆ ಮಾಘಮಾಂಸೇಗವಾಯಿವ ಇದು ಒಂದು ಪಾಠ ಮಾಘ ಮಾಸೆ ಗವಾಮಿವ ಇದು ಪಾಠ ಮಾಘ ಮಾಸೆ ಗವಾಮಿವ ಮಾಘ ಮಾಸದಲ್ಲಿ ಗವಾಮ ಸೂರ್ಯ ಕಿರಣಗಳು ತೀವ್ರವಿಲ್ಲದೆ ಮೆದುವಾಗಿರುವಂತೆ ಅರ್ಜುನನ ಬಾಣಗಳು ಭೀಷ್ಮನನ್ನು ಮುಟ್ಟಿದವು ಇದು ಅಪಾರ್ಥ ಅಲ್ಲಿಗೆ ವಿರುದ್ಧ ಅದು ಮಾಘ ಮಾಘಮಾಂಸೆ ಗವಾಯಿವ ಮಾಘಮ ಅಂದ್ರೆ ಚೇಳು ಸೇಗ ಚೇಳಿನ ಮರಿ ಐತಿಕ್ಯವೇನು ಚೇಳು ಮಗುವನ್ನು ಹಡಿಯುವಾಗ ಎಲ್ಲಿಂದ ಹುಟ್ಟುತ್ತೆ ಗೊತ್ತಾ ಚೇಳಿನ ಮರಿ ತಾಯಿ ಚೇಳಿನ ಬೆನ್ನನ್ನು ಒಡೆದುಕೊಂಡು ಬೆನ್ನಿನಿಂದ ಹುಟ್ಟಿ ಬರುತ್ತದಂತ ನಾನು ನೋಡಿಲ್ಲ ಕಣ್ಣಿಂದ ಅದು ವೇದವ್ಯಾಸ ಹೇಳ್ತಾರೆ ಚೇಳು ಬೆನ್ನಿನೊಡೆದು ಮೂಡುವ ಬಾಲವೃಶ್ಚಿಕನಂತೆ ಕುಮಾರವ್ಯಾಸ ಮಸದಿ ಹಬ್ಬ ಎಂಬುಗಳೊಡೆದು ಮೊನೆದೋರಿದವು ಬೆನ್ನಿನೊಳು ಕೋಲು ಪಾರ್ಥನವಿವು ಶಿಖಂಡಿಯ ಕೋಲುಗಳು ತಾವಲ್ಲ ನಿಂದುದು ಕಾಳೆಗವು ತ ಮೆಲ್ಲನೆ ಮಲಗಿದನು ಭೀಷ್ಮ ಉರುಳಿಬಿಟ್ಟ ಆ ಉರುಳಿದ ರಭಸಕ್ಕೆ ಅವನು ಮೈಯಲ್ಲಿ ಎಲ್ಲ ಕಡೆಯೂ ಮುಳ್ಳು ಹಂದಿಯ ಮೈ ಮೇಲೆ ಮುಳ್ಳಿರುವಂತೆ ಒಂದು ಅಂಗುಲ ಅರ್ಧಂಗುಲವೂ ಜಾಗ ಇಲ್ಲದೆ ಬಾಣ ಪೋಣಿಸ್ಕೊಂಡ್ಬಿಟ್ಟಿದೆ ಅವನು ಎತ್ತ ಹೊರಡಿದರೆ ಹಲಸಿನಕಾಯಿ ಮೇಲೆ ಮುಳ್ಳಿರುವಂತೆ ಮೈ ತುಂಬ ಮುಳ್ಳು ಮುಳ್ಳು ಮುಳ್ಳು ಬಾಣ ಕೆಳಗೆ ಉರುಳಿದ ಅದೇ ಅವನಿಗೆ ಹಾಸಿಗೆ ಆದಾಗಾಯಿತು ಭೀಷ್ಮನ ಶರೀರ ಭೂಮಿಯನ್ನು ಮುಟ್ಟಲಿಲ್ಲ ಅಷ್ಟವಸುಗಳಲ್ಲಿ ಒಬ್ಬನ ಜೀವಿ ಶರೀರ ಅವನಿಗೆ ಮೋಕ್ಷಕ್ಕೆ ಅವಕಾಶವಿಲ್ಲ ಅಧಿಕಾರಂ ಅವಸ್ಥಿತಿ ಕಾರಣ ಬ್ರಹ್ಮಸೂತ್ರದಲ್ಲಿ ಮೂರನೇ ಅಧ್ಯಾಯ ಮೂರನೇ ಪಾದದಲ್ಲಿ ಮೂವತ್ತೊಂದನೇ ಸೂತ್ರ ವೇದವ್ಯಾಸರು ಅವನು ಇಲ್ಲಿ ಸತ್ತ ಮೇಲೆ ಈ ಶರೀರ ಶಾಪಗ್ರಸ್ತ ಶರೀರ ಹೋಗಿ ವಸುಸ್ವರೂಪಕ್ಕೆ ಹೋಗಿ ಸೇರ್ತಾನೆ ಅದೇ ಮೋಕ್ಷ ಸದ್ಯಕ್ಕೆ ಅವನಿಗೆ ಭೀಷ್ಮ ಮೋಕ್ಷ ಅಲ್ಲ ಭೀಷ್ಮ ಬಾಧೆ ಅಂತೇವೆ ವಸಿಷ್ಠರ ಶಾಪ ಇತ್ತು ಆ ಪದವಿಗೆ ಹೋಗೋ ಕಾಯಬೇಕು ಅದು ದಕ್ಷಿಣ ದಕ್ಷಿಣಾಯನ ಇನ್ನು ಅವನು ಬಿದ್ದು ಯಾವತ್ತು ಅದಕ್ಕೆ ಹೇಳ್ತಾರೆ ಅವನು ಬಿದ್ದದ್ದು ಮಹಾಭಾರತ ಪ್ರಕಾರ ಶುಕ್ಲ ಅಷ್ಟಮಿ ಮಧ್ಯಾಹ್ನ ರೋಹಿಣಿ ನಕ್ಷತ್ರ ಮಾಸ ಸಮೀಪ ಕಾಲದಲ್ಲಿ ಭೀಷ್ಮಾಷ್ಟಮಿ ಆಚರಣೆ ಮಾಡಿದ್ದಾರೆ ದೇವಸ್ಥಾನಗಳಲ್ಲಿ ರಮಾ ಶ್ರೀನಿವಾಸನವರು ಅವತ್ತು ವಿಷ್ಣು ಸಹಸ್ರನಾಮ ಸಾಮೂಹಿಕವಾಗಿ ಹೇಳಿಸಿದ್ರಂತೆ ಸೂರ್ಯನ ಗುಡಿಯಲ್ಲಿ ಜಿಂಬೂ ಜಿಂಬು ಜಿಂಬು ಅಂತ ಕೇಳಿಸ್ಕೊಂಡ ಏ ತಗೊಂಬಂದ್ರು ಅಂತ ದುರ್ಯೋಧನ ಆ ಕ್ಯಾಂಪಲ್ಲಿ ಇದ್ದಿದ್ದು ದಿಂಬು ಗಿಂಬೆಲ್ಲ ತಗೊಂಡ್ಬಂದ್ರು ಮೂರ್ಖ ಅಂತ ಬೈದ ಶರೀರದಲ್ಲಿ ಕೆಳಗಡೆ ಸಪೋರ್ಟ್ ಬಾಣ ಇದೆ ಜಿಂಬು ತಲೆಗಿಟ್ಟರೆ ಚೆನ್ನಾಗಿರುತ್ತೆ ನೋಡೋರು ಏನಂತಾರೆ ಅರ್ಜುನ ಎರಡು ಜಿಂಬು ಕೊಡೋ ಅಂತ ಅರ್ಜುನ ಬಂದು ಎಡಮಂಡಿಯನ್ನು ಕೆಳಗೆ ಊರಿ ಬಲಮಂಡಿಯನ್ನು ಮೇಲಕ್ಕಿಟ್ಟು ಎರಡು ಬಾಣವನ್ನು ಬಿಡ್ತಾನೆ ಅದು ಬಿಟ್ಟರೆ ಭೀಮನ ತಲೆಗೆ ಸಪೋರ್ಟ್ ಆಗಿ ನಿಂತುಕೊಳ್ಳುತ್ತದೆ ಮಗು ನಿಂತು ಬಲಗೈಯಿಂದ ಆಶೀರ್ವಾದ ಮಾಡ್ತಾನೆ ನಾನು ಇಂಗಿತ ತಿಳಿದು ವೀರೋಚಿತವಾದ ತಲೆದಿಂಬನ ಕೊಟ್ಟಿದ್ದೀಯೇ ವತ್ಸ ಬಾಯಾರಿಕೆ ಆಗ್ತಿದೆಯೋ ತಗೊಂಬರೋ ಹೂಜಿಯಲ್ಲಿ ಒಳ್ಳೆ ಪನ್ನೀರಿಗೆ ನೂರೊಂದೆಲ್ಲ ತಗೊಂಬಂದ್ರು ನಿನ್ನ ಸುಡಿಯಿಂದ ಮತ್ತೆ ಭೀಷ್ಮ ದುರ್ಯೋಧನನಿಗೆ ಅರ್ಜುನ ಆ ನೆಲದಲ್ಲಿ ಬಾಣವನ್ನು ಪ್ರಯೋಗ ಮಾಡಿ ಅವನ ತಾಯಿ ಗಂಗೆ ಅಲ್ಲಿಂದ ಬುಗ್ಗೆಯಾಗಿ ಬಂದು ಬಾಯಿಗೆ ಬೀಳುವಂತೆ ತಾಯಿ ಮಗನಿಗೆ ಉಪಚಾರ ಮಾಡ್ತಾಳೆ ಈ ಕ್ಷೇತ್ರ ಕುರುಕ್ಷೇತ್ರ ಬಾಣಗಂಗಾ ಅಂತ ಹೇಳ್ತಾರೆ ನೀವು ನೋಡ್ಬೇಕು ಆ ಜಾಗವನ್ನು ನಾವು ಅಲ್ಲಿಗೆ ಯಾತ್ರೆ ಹೋಗುವ ಪಕ್ಷದಲ್ಲಿ ಅಲ್ಲಿ ವಿಷ್ಣು ಸಹಸ್ರನಾಮವನ್ನು ಕೊಡಿಸಬೇಕು ರಾಮಾನಂದಿಯ ಪಂಥದವರು ಅಲ್ಲೊಬ್ಬರು ಸನ್ಯಾಸಿಗಳು ಮಠ ಗೀಟ ಕಟ್ಕೊಂಡಿದ್ದಾರೆ ತುಂಬ ಚೆನ್ನಾಗಿದೆ ಜಾಗ ಆ ತೋಟ ಗೀಟ ಚೆನ್ನಾಗಿಟ್ಟಿದ್ದಾರೆ ಇವತ್ತು ಬಾಣಗಂಗಾ ದೊಡ್ಡ ಬಾವಿ ನೆಲಭಾವಿ ಇದ್ದ ಕಾಣಿಸ್ತಾ ಇದೆ ಕಟ್ಟೆ ಗೀಟೆ ಕಟ್ಟಿದ್ದಾರೆ ಐದೂರು ಸಾವಿರ ವರ್ಷವಾಯಿತು ಆ ತೀರ್ಥ ಉಪಯೋಗ ಶುದ್ಧವಾಗಿಲ್ಲ ಅದನ್ನು ಮಾಡಬೇಕು ಭೀಷ್ಮ ಕೆಳಗೆ ಬಿದ್ದ ನೀವೆಲ್ಲ ಹೋಗಿ ಹೋಗಿ ಅಂತ ಹೇಳ್ತಿದ್ದಾನೆ ಅವ ಸಾಯಂಕಾಲವಾಯಿತು ಕೌರವ ಸೈನ್ಯದಲ್ಲಿ ಮಂಕು ಕವಿದು ಬಿಡಿತು ದುರ್ಯೋಧನ ಬಂದ ತಾತ ಅಂತೂ ಕೊನೆಗೂ ಕೈಗೊಟ್ರಿ ಇಂದ ಅವನು ಹಾಗೆ ಬಿದ್ದಿದ್ದಾನೆ ಅವನ ಚುಚ್ಚು ಮಾತಾಡ್ತಾನ್ರಿ ಅವನ ತಲೆಯಲ್ಲಿ ಬುದ್ಧಿ ಇದೆಯಾ ಕರುಣೆ ಇದೆಯಾ ಅವನಿಗೆ ಡಿಸಾವೆ ಹ್ಯುಮ್ಯಾನಿಟಿ ತಾತ ಕೈಗೂ ಕೊಟ್ಬಿಟ್ರಲ್ಲ ಕೈ ಕೊಡಲಿಲ್ಲ ಕಾಣೋ ನಾನು ಯಾವುದನ್ನು ನೋಡಬಾರ್ದು ಅಂತಿದ್ನೋ ಅದು ಕಣ್ಣಿಗೆ ಬಿದ್ದುಬಿಡ್ತು ನಾನು ಪ್ರತಿಜ್ಞೆ ಅಂತ ಮಾಡಿದ್ದೇನೆ ಮೊದಲೇ ಹೇಳಿದ್ದೆ ನಿನಗೆ ಹತ್ರ ಬಾ ಕರೆದು ಏನ್ ಮಾಡ್ತಾನೆ ಮುದುಕ ಅಂತ ಬಂದು ಕೈ ಕೊಡಿ ಇಲ್ಲಿಂದ ಧರ್ಮರಾಜನನ್ನು ಕರೆಸಿ ಅವನ ಕೈ ಇವನ ಕೈ ಇಟ್ಟು ಯುದ್ಧ ಶಾಂತಿ ಮಾಡಿಕೋ ಅಂತಂದ್ರೆ ಆ ಅಂದ ಯುದ್ಧ ನಡೆಯುವುದೇ ಭೀಷ್ಮ ನೋ ಭೀಷ್ಮ ಯುದ್ಧ ಮಾಡುವುದೇ ಉಂಟೆ ಶಾಂತಿ ಸಾಧ್ಯವಿಲ್ಲ ಆಗ ಧರ್ಮರಾಜ ಭೀಷ್ಮನ ಕಾಲನ್ನು ಮುಟ್ಟಿ ಹೇಳ್ತಾನೆ ತಾತ ನೀವು ಹೋದ ಮೇಲೆ ಯುದ್ಧದ ನಾವು ಗೆದ್ರೆ ಏನು ಪ್ರಯೋಜನ ಗೆದ್ದಿದ್ದೇವೆ ಅಂತ ಹೇಳೋದಕ್ಕೆ ಹೇಳಿಕೊಳ್ಳೋದಕ್ಕೆ ನೀವಿಲ್ಲದೆ ಇದ್ರೆ ಯಾರಿಗೆ ಹೇಳಿ ಜಯ ಯಾರು ಅನುಭವಿಸೋದು ನಾವು ನನಗೆ ಬೇಡ ಯುದ್ಧ ಅಂತ ಹೇಳಲಾಗಿ ಭೀಷ್ಮ ತಲೆ ಮುಟ್ಟಿ ಆಶೀರ್ವಾದ ಮಾಡ್ತಾನೆ ಧರ್ಮಕ್ಕೆ ಜಯ ವಾಸುದೇವ ನಿಮ್ಮ ಕಡೆ ಇದ್ದಾನೆ ಯೋಚನೆ ಮಾಡಬೇಡ ಮಗು ಹೋಗು ಹೋಗು ನಾನು ಇಲ್ಲೇ ಬಿದ್ದಿರ್ತೇನೆ ಆಗ ಪಾಂಡವ ವೀರರು ಆ ಭೀಷ್ಮ ಬಿದ್ದ ಜಾಗದಲ್ಲಿ ಒಂದು ಖಾತವನ್ನು ಮಾಡ್ತಾರೆ ಸಣ್ಣ ಒಂದು ಹಳ್ಳ ಇದ್ದ ಹಾಗೆ ತೋಡಿ ಇರುವೆಗಳು ಕಾಟ ಇಲ್ಲದಂತೆ ಪ್ರಾಣಿ ಪಶು ಪಕ್ಷಿಗಳು ಎದ್ದು ಭೂಮಿಯಲ್ಲಿ ಅವನ ಹೆಣವನ್ನು ತಿನ್ನದೇ ಇರುವಂತೆ ಸೈನಿಕರನ್ನೆಲ್ಲ ಸುತ್ತ ಕಾವಲು ಹಾಕಿ ರಾತ್ರಿ ಹಗಲು ಪಂಜು ದೇವಟಿಗೆಗಳನ್ನು ಸುತ್ತ ಇಟ್ಟು ಭೀಷ್ಮನಿಗೆ ಗೌರವವನ್ನು ಸಲ್ಲಿಸ್ತಾರೆ ರಾತ್ರಿ ಆಗ್ತಾ ಆಗ್ತಾ ಬಂತು ರಾತ್ರಿ ಹೊತ್ತಿನಲ್ಲಿ ಯಾರೋ ಮೆಲ್ಲಗೆ ಬಂದು ಕಾಲನ್ನು ಮುಟ್ಟಿದಾಗಾಯಿತು ಯಾರೂ ಇಲ್ಲ ಅಂತ ನೋಡ್ತಾನೆ ಭೀಷ್ಮ ತಲೆ ಎತ್ತು ಹಾಗಿಲ್ಲ ಕೈಗೆ ಮಾತ್ರ ಒಂದು ಬಲಗೈಗೆ ಮಾತ್ರ ಬಾಣ ತೆಗಲಿರಲಿಲ್ಲ ಅಷ್ಟು ಬಹಳ ಇರಲಿಲ್ಲ ಆಸ್ಪತ್ರೆಯಲ್ಲಿ ಡ್ರಿಪ್ಸ್ ಅಂತ ಒಂದು ಹಾಕ್ತಾರೆ ನೋಡಿ ಎರಡು ಸಲ ಆಗಿದೆ ನನಗೆ ಸರ್ಪಂಚರದಲ್ಲಿ ಮಲಗಿದ್ದ ಹೊರಡೋಕ್ಕಾಗೋದಿಲ್ಲ ಆಪರೇಷನ್ ಮತ್ತೊಂದು ಶತ್ರುಗೂ ಬೇಡ ಈ ಕಷ್ಟಗಳು ಯಾರೋ ಬಂದ್ರಲ್ಲ ಅಂತ ಕಣ್ಣು ಮುಚ್ಚಿ ನೋಡಿದ ಒಂದು ದೇವಟಿಗೆ ಹತ್ತಿರ ತಗೊಂಬಂದು ತೋರಿಸಿದ್ರು ಕರ್ಣ ಬಂದಿದ್ದಾನೆ ಪರಮಾಶ್ಚರ್ಯ ಕರ್ಣ ಬಂದರೆ ಬಂದೇನೋ ಕರ್ಣ ಬಾಪ ಅಂತ ಅವನು ಸ್ವಾಗತ ಮಾಡ್ತಾನೆ ಅದಕ್ಕೆ ಮುಂಚೆ ಒಂದು ಮಾತು ಬಿಟ್ಬಿಟ್ನಲ್ಲ ಸಂಧಿ ಮಾಡ್ಕೋ ಅಂತ ಹೇಳಿದ ಧರ್ಮರಾಜ ಭೀಷ್ಮ ಅವನ ಮಾತನ್ನು ಕೇಳಿ ಧರ್ಮರಾಜನ ಕೈಯಲ್ಲಿ ದುರ್ಯೋಧನ ಕೈ ಇಡುವುದಕ್ಕೆ ಹೋದರೆ ಬೇಡ ಅಂತ ಅವನು ಓದ್ಕೊಂಡು ಹೋದ ಆಗ ಇದು ಕುಮಾರವ್ಯಾಸ ಭಾರತ ಭೀಮ ಕೆದರಿ ಕನಲಿ ಕೋಪಗೊಂಡು ಹೇಳ್ತಾನೆ ಎಲ್ಲವೋ ದುರ್ಯೋಧನಿಗೆ ಭೀಷ್ಮನ ಮಾತುಗಳ ನೀನೊಲೆವರೆಯು ಸಂಧಾನದಲ್ಲಿ ನಿರುವರೆಯು ನಮ್ಗೆ ಕೊಡಬೇಕಾದ ರಾಜ್ಯವನ್ನು ಭೀಷ್ಮ ಹೋದ ಮೇಲೆ ಈಗಲೂ ಕೊಟ್ಟರೂ ಕೂಡ ದೇಹಾಭಿಲಾಷೆಗೆ ಬಲಿವರೆಯು ಮನದ ಶರೀರ ಉಳಿಸ್ಕೋಬೇಕು ಹೋದವ್ರು ಹೋದು ಉಳಿದದ್ದು ಉಳಿಲಿಂಚಿ ನೋಡಿದರೂ ಕೂಡ ಒಲಿದ ಭೀಮನೆ ನಿನ್ನ ಸಂಧಿಯ ಕಳಚಿ ಈ ಸಂಧಿ ನೀ ಮಾಡಿಕೊಂಡು ಈ ಸಂಧಿಯನ್ನು ಬಿಡಿಸ್ತೇನೆ ತೊಡೆಯನ್ನು ಬಿಡಿಸ್ತೇನೆ ನಿನ್ನ ಒಡಹೊಟ್ಟಿದೀತನ ಹೊಟ್ಟಿದೀತನ ತಿಳಿರ ಕೊತವನು ಸುರಿವನಲ್ಲದೆ ಬಿಡುವನಲ್ಲೆಂದ ಆ ದುಶಾಸನಟ ಕೊಡದೆ ತೀರ್ತೇನೆ ಅಂತ ಚುಚ್ಚು ಮಾತನ್ನಾಡ್ತಾನೆ ಅವನ ಸಂಕಟ ಅದು ಆ ಪ್ರಸಂಗ ಇಲ್ಲಿ ಕರ್ಣ ಬಂದು ಆ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿ ರಾಧೇಯ ಅಭಿವಾದನ ಮಾಡಿದ ಆ ರಾಧೇಯ ಅಂದ ಸಾಶ್ರುಕಂಠ ತದಾ ವೃಷ ಅಳುತ್ತಾ ಇದ್ದಾನೆ ಕರ್ಣ ಈ ಕರ್ಣ ಸ್ವಭಾವ ಏನು ಹೇಳ್ತೀರಿ ಭೀಷ್ಮ ಸ್ವತ್ರ ಅವನಿಗೇನಾಗಬೇಕಾಗಿತ್ತು ಸಭೆಯಲ್ಲೋ ಚಕಮಕಿ ಜಾತಿ ರಾಜಕಾರಣ ರಾಧೇಯ ಅಂತ ಬಂದು ಹೇಳ್ಕೊಂಡ ರಾಧೇಯೋಹಂ ಕುರುಶ್ರೇಷ್ಠ ದ್ವೇಷ್ಯೋಹಂ ತವ ಸರ್ವತ್ರ you have every right to hate me ನೀನು ಸಿಕ್ಕಾಪಟ್ಟೆ ಬೈದು ಬಿಟ್ಟಿದ್ದೇನೆ ತಾತ ಸಂದರ್ಭ ನೋಡದೆ ನಿನ್ನ ತುಂಬ ಓಡಿಕೊಂಡಿದ್ದೇನೆ ಕ್ಷಮಿಸಬೇಕು ನನಗೆ ಸಸ್ನೇಹಮಿದಂ ವಚನಮಬ್ರವೀತಿ ಹತ್ತರ ಬಾರೋ ಕಾರಣ ನಾ ಬದುಕಿದ್ದಾಗ ಒಂದು ದಿವಸೂ ಹತ್ತಿರ ಹೀಗೆ ಬರಲಿಲ್ವಲ್ಲೋ ಮಗು ಅಂತ ಅವನ ತಲೆ ಸವರಿ ಹೇಳ್ತಾನೆ ಪಿತೇವ ಪುತ್ರಂ ಗಾಂಗೇಯ ಮಗದೇ ಆದ್ದವನು ಮಗನನ್ನ ಕಾಣುವಂತೆ ಆ ವೃದ್ಧ ವಯಸ್ಸಿನಲ್ಲಿ ಭೀಷ್ಮ ವೆರಿ ಟಚಿಂಗ್ ಸೀನ್ ಆ ಕರ್ಣನ್ ತಲೆ ಸಬರಿ ಏಹಿ ಏಹಿ ಮೇ ವಿಪ್ರದೀಪಂ ಸ್ಪರ್ಧಸೇತ್ವಂ ಮಯ ಬದುಕಿರುವಾಗ ನನ್ನ ಮೇಲೆ ಯಾವಾಗಲೂ ಸ್ಪರ್ಧೆ ಮಾಡ್ತಿದ್ದೆ ನೀನು ಇರ್ಲಿ ಬಾ ಕೌಂತೇಯ ತ್ವಂ ರಾಧೇಯ ನೀ ಕುಂತಿ ಮಗ ಕಾಣೋ ನೀ ರಾಧೆ ಪುತ್ರನಲ್ಲಪ್ಪ ನನಗೆ ಗೊತ್ತು ಅಂದ ಅವನು ಕರ್ಣ ಯಾರು ಅಂತ ಭೀಷ್ಮನಿಗೆ ಹೇಗೆ ಗೊತ್ತಾಯಿತು ಇಲ್ಲಿ ಹೇಳ್ತಾರೆ ವ್ಯಾಖ್ಯಾನದಲ್ಲಿ ನಾರದ್ರಿಗೆ ಗೊತ್ತಿತ್ತು ವೇದವ್ಯಾಸರಿಗೆ ಗೊತ್ತಿತ್ತು ಭೀಷ್ಮನಿಗೂ ಅವರ ಮೂಲಕ ಗೊತ್ತಿತ್ತು ಆಮೇಲೆ ಕರ್ಣನಿಗೂ ಗೊತ್ತಾಯಿತು ಅವರ ಅಪರ ಮೂಲಕವಾಗಿ ಅದರ ಮೂಲಕವಾಗಿ ಕೃಷ್ಣನಿಗೆ ಅದನ್ನು ಹೇಳೋ ಪ್ರಸಂಗ ಆಗಲೇ ತೋರಿಸಿದ್ದೇನೆ ಆಗ ಭೀಷ್ಮ ಹೇಳ್ತಾನೆ ನೀನಿದ್ದುಕೊಂಡು ಪುತ್ರ ಶ್ರೇಷ್ಠ ಈ ಯುದ್ಧವನ್ನು ಹೇಗೆ ಬೆಳೆಸಿದೆಯೋ ಆಗ ನೀವು ನಂಬೋಕಾಗದೇ ಅದು ಮಾತುಗಳನ್ನು ಆಡ್ತಾನೆ ಕರ್ಣ ಆಯಿತು ವಿಧಿ ಸಂಕಲ್ಪವಿತ್ತು ನಾನು ಆ ಕಡೆ ನಿಂತ್ಕೋಬೇಕಾಯಿತು ದೇವರಿಗೆ ಯಾರು ಉಪಕರಣವೋ ಆಗೋದಾಗ್ತದೆ ಆಗೋದು ಹೋಗಲಿ ಬಿಡಿ ಅಂತ ಏನೇನೋ ಹೇಳಿ ಕುಲಭೇದ ಭಯಾಚಾರಂ ಸದಾ ಪುರುಷ ಮುಕ್ತವಾನ್ ಕೈ ಮುಗಿತಾನೆ ಭೀಷ್ಮ ನಿನ್ನ ನೋಯಿಸಬೇಕು ಅಂತ ಸಭೆಯಲ್ಲಿ ಅವಮಾನ ಮಾಡ್ತಿರ್ಲಿಲ್ಲಪ್ಪ ನೀನೊಬ್ಬ ಹಿಂದೆ ಸರಿದರೆ ಯುದ್ಧ ನಿಲ್ತದೆಯೋ ಅನ್ನೋ ಆಸೆಯಿಂದ ನೀನೇ ದುರ್ಯೋಧನನಿಗೆ ಮೇನ್ ಸಪೋರ್ಟ್ ನಿನ್ನ ಕುಗ್ಗಿಸಿದರೆ ಯುದ್ಧ ನಿಲ್ಲಬಹುದು ಅಂತ ಹೇಳಿ ಈಶ್ವರಸ್ತ್ರೇ ಚ ಲಾಘವೇ ಅಸ್ತ್ರವಲೇ ಸದೃಶಃ ಸದೃಶಃ ಫಾಲ್ಗುನೇನಾಸಿ ಎಲ್ಲ ವಿಷಯದಲ್ಲಿ ಅರ್ಜುನನ ಸಮವಾಗಿದ್ದೀಯೇ ಇನ್ನಾದರೂ ಯುದ್ಧ ನಿಲ್ಲಿಸೋ ಪ್ರಯತ್ನ ಮಾಡು ಅಂತ ಹೇಳ್ತಾ ಹೇಳ್ತಾ ಬಳಲ್ತಾನೆ ಕರ್ಣ ತುಟಿಯಂಚಿನಲ್ಲಿ ಅಪಹಾಸ್ಯದ ಎನ್ನಕ್ಕೂ ಅದೊಂದು ಮಾತಾಗೋದಿಲ್ಲ ತಾತ ಇದು ಯುದ್ಧ ನಡೆಯುವುದೇ ನಾ ಬಿಟ್ಟು ದುರ್ಯೋಧನ ಬಿಡೋದಿಲ್ಲ ಆದರೆ ಮಾತು ಕೊಡ್ತೇನೆ ಪಾಂಡವರಿಗೆ ಜಯ ಅರ್ಜುನ ಬದುಕಬೇಕು ಇಲ್ಲ ನಾನು ಬದುಕಬೇಕು ಅವನ ರಣ ತಿಂದಿದ್ದೇನೆ ನಮ್ಗೆ ಆಶೀರ್ವಾದ ಮಾಡಿ ದಾನಾಮ್ಯೇವ ಮಹಾಬಾಹೋ ಸರ್ವೇತನ್ನ ಸಂಶಯ ಯಥಾ ವದಸಿ ಮೇ ಭೀಷ್ಮ ಕೌಂತೆಯೋಹಂ ನ ಸೂತಜ ಅವಕೀರ್ಣತ್ವಹಂ ಕುಂಚ ಸೂತೇನ ಚ ವಿವರ್ಜಿತ ವಸುದೇವ ಸುತೋ ಯದ್ವತಿ ಪಾಂಡವ ಎದೃಢವ್ರತ ವಸುಚೈವ ಶರೀರಂಚ ಪುತ್ರದಾರಂ ಈ ಶರೀರವನ್ನು ಅವನು ಬೆಳೆಸಿದ ದುರ್ಯೋಧನ ನನ್ನ ಐಶ್ವರ್ಯ ನನ್ನ ಹೆಂಡತಿ ನನ್ನ ಮಕ್ಕಳು my whole family we are all indebted to Duryodhana only ಅವನು ಬೆಳೆಸಿದ್ದು ಅವನಿಗೆ ಮೀಸಲಾಗಲಿ ಸರ್ವಂ ದುರ್ಯೋಧನಾಸ್ತೆ ತೆಕ್ತಮ್ಮೆ ಭೂರಿ ದಕ್ಷಿಣ ನಾನು ಪಾಂಡವರನ್ನು ಕೋಪಗೊಳ್ಳುವಂತೆ ಮಾಡಿದ್ದು ನಿಜ ಯಾಕೆ ಅವನು ಋಣ ತಿಂದಿದ್ದೇನೆ ಆದರೆ ನೀವು ಇಬ್ಬರಿಗೂ ಮಧ್ಯಸ್ಥರಾದವರು ನನ್ನನ್ನು ಕ್ಷಮಿಸಿ ಎಂಬುದಾಗಿ ಕರ್ಣ ಹೇಳುವ ಮಾತಿನಲ್ಲಿ ಒಂದು ಕೃಷ್ಣ ಭಕ್ತಿಯ ಮಾತು ಬರುತ್ತದೆ ನಂಬೋದು ತುಂಬ ಕಷ್ಟ ಅದನ್ನು ಕುಮಾರವ್ಯಾಸ ಭಾಷಾಂತರ ಮಾಡುವ ರೀತಿ ಆಲವಟ್ಟದ ಗಾಳಿಯಲ್ಲಿ ಮೇಘಾವಳಿ ಮುರಿಯುವುದೇ ಬೀಸಣಿಗೆ ಬೀಸಿದ್ರೆ ಮೇಘ ಹೋಗ್ತದೆಯೇ ಆಕಾಶದಲ್ಲಿರೋದು ಸ್ವಲ್ಪ ಆಚೆಗೆ ಹೋಗುವಂತ ಗಾಳಿ ಬೀಸಿದ್ರೆ ಆಲವಟ್ಟದ ಗಾಳಿಯಲ್ಲಿ ಮೇಘಾಳಿ ಮುರಿಯುವುದೇ ಮಿಂಚು ಬುಳುವಿಗೆ ಸೋಲುವುದೇ ಕತ್ತಲೆಯ ಕಟಕವು ಮಿಂಚುಳು ಬಂತು ಅಂತ ಹೇಗೆ ಕತ್ತಲೆ ಹೋಗೋದಿಲ್ವೋ ಜೀಯ ಚಿತ್ತೈಸು ಸೀಳಬಹುದೇ ಸೀಸದುಳಿಯಲಿ ಶೈಲವನು ಕಲ್ಲನ್ನು ಕೆತ್ತುವ ಉಳಿಯಲ್ಲಿ ಬೆಟ್ಟ ಕೆತ್ತೋಕಾಗತ್ತೆ ಹರಿ ಒಲಿದ ಮನುಜರ ಮೇಲೆ ಮುನಿದೆ ಹೋಗುವರು ಕೆಲವರು ಭೀಷ್ಮ ಹೇಳೆಂದ ಶ್ರೀಹರಿ ಕೋಪ ಮಾಡಿಕೊಂಡು ಮನುಷ್ಯರ ಮೇಲೆ ನಾನೊಂದು ಸಣ್ಣ ಉಳಿ ಇದ್ದಾಗ ನಾನು ಏನು ಮಾಡೋಕ್ಕಾಗತ್ತೆ ಇಡೀ ಕೌರವ ಸೈನ್ಯಕ್ಕೆ ಕೃಷ್ಣನ ಕೋಪ ಕೂತ್ಕೊಂಡಿದೆ ಸಾಯುವುದು ನನ್ನ ಹಣೆ ಬರಹ ಇವತ್ತು ನೀವು ಭೀಷ್ಮರು ನಾಳೆ ನನ್ನ ಟನ್ನು ಬರ್ತದೆ ಯುದ್ಧ ನಿಲ್ತದೆ ಪಾಂಡವರಿಗೆ ವಿಜಯವಾಗುತ್ತೆ ನೆಮ್ಮದಿಯಾಗಿ ಪ್ರಾಣ ಬಿಡಿ ಎಂಬುದಾಗಿ ಕರ್ಣ ಹೇಳಿದ ಎಂಬಲ್ಲಿಗೆ ಭೀಷ್ಮ ಪರ್ವಕ್ಕೆ ಮಂಗಳವಾಗ್ತಾ ಇದೆ ಇವತ್ತು ಒಂದು ಗ್ಯಾಮಟ್ ಇಡೀ ಭೀಷ್ಮ ಪರ್ವ ಸಂಚಾರ ಮಾಡಿಸಿದ್ದೇನೆ ಆ ಕಥೆ ಎಷ್ಟು ಸಮರ್ಪಕವಾಯಿತೋ ಅಸಮರ್ಪಕವಾಯಿತೋ ಗೊತ್ತಿಲ್ಲ ಭೀಷ್ಮ ಪರ್ವಕ್ಕೆ ಫಲಶ್ರುತಿ ಹೇಳ್ತಾರೆ ಭೋಜನಂ ಭೋಜೇ ದ್ವಿಪ್ರಾನ್ ಅನುಶಾಂತಿ ಮೊದಲನೇ ತಲೆ ಇವತ್ತು ನಾಳೆ ಒಂದು ಐದು ಆರು ತೆಂಗಿನಕಾಯಿ ಇಟ್ಕೊಳ್ಳಿ ನಾಳೆ ಇದೇ ರೀತಿಯಲ್ಲಿ ಭೀಷ್ಮ ಪರ್ವ ಇವತ್ತು ಕಂಡೆನ್ಸ್ ಮಾಡಿದೆ ನಾಳೆ ಕಂಡೆನ್ಸ್ ಮಾಡೋಕ್ಕಾಗೋದಿಲ್ಲ ಯುದ್ಧ ಪಂಚಕದಲ್ಲಿ ದ್ರೋಣ ಪರ್ವ ಕರ್ಣ ಪರ್ವ ಭಯಂಕರ ಪರ್ವಗಳು ಒಂದು ದ್ರೋ ದ್ರೋಣನ ಕಣ್ಣೆದರಿಗೆ ದುಶಾಸನ ರಕ್ತ ಕುಡಿತಾನೆ ಭೀಮಸೇನ ಬಂದ್ರು ಅಂತ ಕರೀತಾನೆ ಅದು ಆ ಪ್ರಸಂಗ ಅಡಗುವುದಿಲ್ಲ ಕೈಯೊಳಗೆ ಆ ಕೋಪ ಅಂಥದ್ದು ದುಶಾಸನ ಹೋಗ್ತಾನೆ ದ್ರೋಣ ಹೋಗ್ತಾನೆ ಇನ್ನೂ ಭಯಂಕ ಅನ್ನು ಭೂರಿಶ್ರವಸ್ ಹೋಗ್ತಾನೆ ಅನೇಕರು ಹೋಗ್ತಾರೆ ತುಂಬ ಕರ್ಪೂರ ಬೇಕಾಗ್ತದೆ ತುಂಬ ಕಾಯಿಗಳು ಬೇಕಾಗ್ತದೆ ಇವತ್ತು ಮನೆಯಲ್ಲಿ ತಯಾರು ಮಾಡ್ಕೊಳ್ಳಿ ಒಂದೇ ಏಟಿ ಹೊಡಿಬೇಕು ತೆಂಗ ಎರಡು ಎರಡು ಗೀಡ ಆಗಬಾರ್ದು ಗೀಡ್ಗಾಯಿ ಹಾಕಿದ್ರು ಪರವಾಗಿಲ್ಲ ಅವ್ರಿಗೊಂದು ಐದು ಎಕ್ಸ್ಟ್ರಾ ತೆಂಗಿನಕಾಯಿ ಕೊಡಿ ಮನೆಯಲ್ಲಿ ಭೋಜನ ಭೋಜ ಇವತ್ತು ವಿಶ್ವರೂಪ ಬಂದು ಪ್ರಯುಕ್ತವಾಗಿ ನಿಮಗೆಲ್ಲರಿಗೆ ಸಿಹಿ ಹೊರಗಡೆ ಇದೆ ಭೀಷ್ಮ ಹೋದದಕ್ಕೆ ಸಿಹಿ ಅಂತ ತಿಳ್ಕೊಬೇಡಿ ಭೀಷ್ಮ ಹೋದಕ್ಕೆ ನಮಗೂ ದುಃಖವಾಗುತ್ತೆ ದೈವಾಂಶ ಸಂಭೂತ ಆದರೆ ಮನುಷ್ಯರು ತಪ್ತಾರೆ ದೈವಾಂಶಂಭೂತರು ಲೋಕದಲ್ಲಿ ತಪ್ತಾರೆ ಕರ್ಣ ದೈವಾಂಶಂಭೂತ ಸೂರ್ಯನಿಂದ ಬಂದವನು ಗ್ರಹಣ ಹಿಡಿದಾಗ ಆಯ್ತಲ್ಲ ಏನು ಮಾಡುವುದು ನಾಳೆಯಿಂದ ಯುದ್ಧ ಪಂಚಕ ಪೂರ್ತಿ ಮುಗಿಯುವ ತನಕ ದಿವಸವೂ ಅನ್ನಶಾಂತಿ ಯಥಾಶಕ್ತಿಯಲ್ಲಿ ನಡೆಯುತ್ತೆ ಧಾರಾಳವಾಗಿ ಖರ್ಚು ಮಾಡಿದ್ದಾರೆ ಮಹಾನುಭಾವರು ಇವತ್ತು ನನಗೆ ಯಾಕೆ ತುಂಬಾ ಆನಂದ ಅಂದರೆ ವಾಹನ ಸೌಕರ್ಯವಿಲ್ಲದೆಯೂ ನೀವೆಲ್ಲ ಬಂದಿದ್ದೀರಿ ಪಾಪ ಕೇಳಬೇಕು ನಿಮಗೆಲ್ಲರಿಗೆ ಭಗವಂತನ ಕೃಪೆ ಚೆನ್ನಾಗಿರಲಿ ಕೃಷ್ಣ ರಕ್ಷೆ ಚೆನ್ನಾಗಿರಲಿ ಅವನು ಎತ್ತಿದ ಚಕ್ರ ಏನಿದ್ರೂ ನಿಮ್ಮ ಶತ್ರುಗಳ ಮೇಲೆ ಜೀವನದ ಶಕ್ತಿಗಳ ವಿರುದ್ಧ ಯಾರು ನಿಲ್ತಾರೆ ಅವರಿಗೆ ಅವನ ಚಕ್ರ ಇರಲಿ ನಮಗೆ ರಕ್ಷಣೆಯಾಗಲಿ ಅಂತ ನಾವು ಪ್ರಾರ್ಥನೆ ಮಾಡೋಣ ಇಲ್ಲಿ ನಿಮ್ಮೆಲ್ಲರ ಪರವಾಗಿ ಸ್ವಾಮಿ ಇಲ್ಲೇ ನೈವೇದ್ಯವನ್ನು ಮಾಡ್ತೇನೆ ಮಧು ಇದೆ ಮಧುಕ್ಷರಂತಿ ಸಿಂಧವ ಎನ್ನ ಸಂತೋಷದೀ ಮಧುನಕ್ತ ಮುತೋಷಿಸಿ ಮಧು ಮತ್ಪಾರ್ಥವಿಗುಮ್ರಜ ಮಧು ಮಧು ಮಧುಮಾನ್ ಭೋ ವನಸ್ಪತಿರ್ಮಧುಮಾಗಮಸುಸೂರ್ಯ ಮಾ ದೀರ್ಘಾವೋ ಭವಂತು ಮಧು ಮಧು ಮಧು ಜೇನಿನಂತೆ ಸ್ವಾಮಿ ಇದನ್ನೆಲ್ಲ ಇನ್ನೊಂದು ಪದಾರ್ಥ ಬಂದಿದೆ ಎಲ್ಲರಿಗೂ ಕೊಡೋಕ್ಕಾಗ್ತದೆಯೇ ಇದು ಎಷ್ಟಾಗ್ತದೆಯೋ ಆಗಲಿ ನೈವೇದ್ಯವಾಗಲಿ ಇವತ್ತು ಸ್ವಾಮಿ ಭೀಷ್ಮನನ್ನು ಮುಗಿಸಿದ ಭೀಷ್ಮ ಹೋದಾಗೆ ಲೆಕ್ಕ ಆದರೆ ಇಚ್ಛಾಮರಣಿಯಾದ್ದರಿಂದ ಐವತ್ತೆಂಟು ದಿವಸ ಮಲಗಿರ್ತಾನೆ ನರಳ್ತಾ ನರಳ್ತಾ ರಣ ತೀರಿಸ್ತಾ ಅವನು ಮುಂದೆ ಹೋಗುವ ಪ್ರಸಂಗ ಬರ್ತದೆ ಅದನ್ನು ವರ್ಣನೆ ಮಾಡೋಣ ಧರ್ಮರಾಜ ಪಟ್ಟಾಭಿಷೇಕ ಮಾಡಿಕೊಳ್ಳೋಕೆ ಮುಂಚೆ ಮತ್ತೆ ಭೀಷ್ಮನ ಹತ್ರ ಹೋಗಿ ಅವನ ಆಶೀರ್ವಾದವನ್ನು ತಗೊಂಡು ಅವನು ಹೇಳ್ತಕ್ಕ ನೀತಿಗಳನ್ನೆಲ್ಲ ಕೇಳಿ ಕೊನೆಯದಾಗಿ ಭೀಷ್ಮ ಬಾಯಿ ವಿಶ್ವಂ ವಿಷ್ಣರು ಷಟ್ಕಾರೋ ಆ ಸಹಸ್ರನಾಮವನ್ನೆಲ್ಲ ಹೇಳಿದ ಮೇಲೆ ವನಮಾಲಿ ಗದೀಶಾರಂಗಿ ಶಂಖಿ ಚಕ್ರೀ ಚನಂದಕಿ ಶ್ರೀಮಾನ್ ನಾರಾಯಣೋ ವಿಷ್ಣು ವಾಸುದೇವೋ ಒಟ್ಟಕ್ಕೆ ಕಂದು ಬಿಡ್ತಾನೆ ಶಾಸ್ತ್ರನಾಮ ಹೇಳ್ತಾ ಪ್ರಾಣ ಬಿಡುತ್ತಾರೆ ಎಂಥ ಪಾಪಿಗಳು ಅಳ್ತಾರೆ ಭೀಷ್ಮ ಅಂದರೆ ಆದರೆ ಆ ಒಂದು ಏನು ಪ್ಯಾರಡಾಕ್ಸ್ ಪ್ಯಾರಡಿ ನಮಗೆ ವರ್ಣನೆ ಮಾಡುವುದು ಕಷ್ಟವಾಗುತ್ತೆ ಇಂಥ ಕಥೆಯನ್ನು ಹೇಳುವಂತಹ ಭಾಗ್ಯ ನಾಳೆ ದ್ರೋಣ ಪರ್ವದ ಕಷ್ಟ ಕಷ್ಟವಾದ ಕಥೆ ನಾನು ಪಾರು ಮಾಡಲಿ ಹೇಳಿ ಭಗವಂತ ಮಂಗಳಾಚರಣೆ ಮಾಡೋಣ ಇವತ್ತು ಸ್ವಲ್ಪ ವೇಳೆ ಹೆಚ್ಚಾಯಿತು ಎಲ್ಲರೂ ಸ್ವಲ್ಪ ತಡವಾದರೂ ಸಾಕಾರ ಮಾಡಿದ್ದೀರಿ ನಮ್ಮ ಜೊತೆಯಲ್ಲಿ ಹೇಳಿ ನೋಡೋಣ ಇಮಾಂ ಭಾರತ ಸಾವಿತ್ರೀಂ ಪ್ರಾತರುತ್ಥಾಯ ಪಠೇತ್ سارت فلپیہ پہنچتی ہر اسہ شتا پاور گچوتی می درد دام نیتے نا تو کامیاں لوگ جیتو نتو درس دکھے تھے ہےت च कार्ष्णं वेदम् इमं विद्वान् श्रावयित्वार्थमश्नुते नियमस्य शुचिश्रोत शृण्वन् सबलमश्नुते नारायणं नमस्कृत्य नरं चैव नरोत्तमम् देवीं सरस्वतीं व्यासम् ततो जयमुदीरयेत् नारायणं नमस्कृत्य नरम् च वनरोत्तमम् देवीम् सरस्वतीम् व्यासम् ततो जयमुदीरयेत् स्वस्य प्रजाभ्य परिपालयन्ताम् न्याय्येन मार्गेण महीम् महिषा गोब्राह्मणेभ्यः शुभवस्तु नित्यम् लोकाः समस्ताः सुखिनो भवन्तु मङ्गलम् मङ्गलम् मङ्गलम् नित्यश्रीर्नित्यमङ्गलम्